कवितार्किककेसरी वेदान्ताचार्यवर्यो मे सन्निधत्ताम् सदा हृदि ज्ञानानन्दमयम् देवम् निर्मलस्फटिकाकृतिम् आधारम् सर्वविद्यानाम् हयग्रीवमुपास्महे व्यासम् वसिष्ठनप्तारम् शक्तेः पौत्रमकल्मषम् पराशरात्मजम् वन्दे शुभदातन्तपोनिधिम् संयज्ञाय कलापेन महतः भारतेन च उपबृंहितवेदाय नमो व्यासाय विष्णवे नमोऽस्तु ते व्यासविशालबुद्धे पुल्लारविन्दायतपत्रनेत्रः येन त्वया भारततैलपूर्णः प्रज्वालितो ज्ञानमयप्रदीपः जडान्दबधिरोन्मत्तम् तमोभूतम् जगद्भवेत् यदि ज्ञानहुताशेन त्वया नोज्ज्वलितम् भवेत् ತಮಸಾಂಧಸ್ಯ ಲೋಕಸ್ಯ ವೇಷ್ಟಿತಸ್ಯ ಸ್ವಕರ್ಮಭಿ ಜ್ಞಾನಾಂಜನಶಲಾಕಾಭಿ ಬುದ್ಧಿ ನೇತ್ರೋತ್ಸವಕೃತ ಧರ್ಮಾರ್ಥಕಾಮಮೋಕ್ಷಾರ್ಥೈ ಸಮಾಸವ್ಯಾಸಕೀರ್ತನೈ ತ್ವಯಾ ಭಾರತಸೂರ್ಯೇಣ ನೃಣಾಂ ವಿನಿಹತಂತಮಃ ಪ್ರಪನ್ನಪಾರಿಜಾತಾಯ ವೇತ್ರತೋತ್ರೈಕಪಾಣಯೇ ಜ್ಞಾನಮುದ್ರಾಯ ಕೃಷ್ಣಾಯ वेत्रतोत्रैकपाणये ज्ञानमुद्राय कृष्णाय गीतामृतदुहे नमः कृष्णम् कमलभद्राक्षम् पुण्यश्रवणकीर्तनम् वासुदेवम् जगद्योनिम् नवमि नारायणम् हरिम् कृष्णाय यादवेन्द्राय ज्ञानमुद्राय योगिने नाथाय रुक्मिणीशाय नमो वेदान्तवेदिने पाराशर्यवचः सरोजममलम् ಲೋಕೇ ಸಜ್ಜನ ಷಟ್ಪದೈರಹರಃ ಪೇಪೀಯಮಾನಂ ಮುದಃ ಭೂಯಾದ್ಭಾರತ ಪಂಕಜಂ ಕಲಿಮಲ ಪ್ರಧ್ವಂಸಿನ ಶ್ರೇಯಸೆ ದ್ವೈಪಾಯನೋಷ್ಠಪುಟ ನಿಸ್ಸೃತಮಪ್ರಮೇಯಂ ಪುಣ್ಯಂ ಪವಿತ್ರಮತ ಪಾಪಹರಂ ಶಿವಂಚ ಯೋ ಭಾರತಂ ಸಮಧಿಗಚ್ಚತಿ ವಾಚ್ಯಮಾನಂ ಕಿಂತಸ್ಯ ಪುಷ್ಕರಜಲೈರಭಿಷೇಚನೇನ ಯೋ ಗೋಷತಂ ಕನಕಸಂಗಮಯಂ ದದಾತಿ ವಿಪ್ರಾಯ ವೇದ ವಿದುಷೇ ಸುಬಹುಶ್ವದಾಯ ಪುಣ್ಯಾಂಚ ಭಾರತ ಕಥಾಂ ಶೃಣೋತಿ ತುಲ್ಯಂ ಫಲಂ ಭವತಿ ತಸ್ಯ ತದಸ್ಯ ಚೈವ ಧರ್ಮೇ ಚಾರ್ಥೇ ಚ ಚ ಮೋಕ್ಷೇ ಚ ತದನ್ಯತ್ರ ಆಸ್ತಿ ಕುತ್ರಚಿತ್ ಮಹತ್ವಾತ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಚತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈ ಯುಧಿಷ್ಠಿರೋ ಧರ್ಮಮಯೋ ಮಹಾದ್ರುಮಃ ಸ್ಕಂಧೋರ್ಜುನೋ ಭೀಮಸೇನೋ ಶಶಾಖಾಃ ಮಾದ್ರೀಸುತೌ ಪುಷ್ಪಫಲೇ ಸಮೃದ್ಧೇ ಮೂಲಂ ಕೃಷ್ಣೋ ಬ್ರಹ್ಮ ಚ ಬ್ರಾಹ್ಮಣಾಶ್ಚ ಧರ್ಮೋ ವಿವರ್ಧತಿ ಯುಧಿಷ್ಠಿರ ಪಾಪ ಪ್ರಣಶ್ಯತಿ ವೃಕೋದರ ಕೀರ್ತನೇನ ಶತ್ರುರ್ವಿನಶ್ಯತಿ ಮಾದ್ರೀಸುತೌ ಕಥಯತಾಂ ಭೀಷ್ಮದ್ರೋಣತಟ ಜಯದ್ರತಜಲಾಕಾಂಧಾರನೀಲೋಪಲ ಶಲ್ಯಗ್ರಾಹವತಿ ಕೃಪೇಣ ವಹಿನಿ ಕರ್ಣೇನ ವೇಲಾಕುಲ ಅಶ್ವತ್ಥಾಮವಿಕರ್ಣಘೋರಮಕರ ದುರ್ಯೋಧನಾವರ್ತಿನಿ ಸೋತ್ತೀರ್ಣಾ ಖಲು ಪಾಂಡವೈರ್ನದಿ ಕೈವರ್ತಕೇ ಕೇಶವೇ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತೋ ಜಯಮುದೀರಯೇತ್ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ततो जयमुदीरयेत् श्रीकृष्णाय परब्रह्मणे नमः ತಮಗೆಲ್ಲರಿಗೂ ಅನಂತ ಪ್ರಣಾಮಗಳು ನಾವಿನ್ನೂ ಆದಿಪರ್ವದ ಕಥೆಯಲ್ಲೇ ಇದ್ದೇವೆ ಹದಿನೆಂಟು ಪರ್ವದಲ್ಲಿ ಒಂದು ಪರ್ವವು ಮುಗಿದಿಲ್ಲ ಇನ್ನು ಆದರೆ ಕಥೆ ಕುದುರಬೇಕು ಪ್ರಾರಂಭದಲ್ಲಿಯೇ ತಮಗೆ ಆಸಕ್ತಿ ಕಳೆದು ಹೋದರೆ ಮುಂದೆ ನಿಲ್ಲುವುದು ಕಷ್ಟ ಅಂತ ಸ್ವಲ್ಪ ನಿಧಾನವಾಗಿ ಮೊದಲನೇ ಗೇರಲ್ಲಿ ಹೋಗ್ತಾ ಇದೆ ಗಾಡಿ ದ್ರೋಣನನ್ನ ಹಿಡಿತರಿಸಿ ಮಂಚದ ಕಾಲಿಗೆ ಕಟ್ಟಿಸಿ ದೃಪದನನ್ನು ಹಿಡಿತರಿಸಿ ಮಂಚದ ಕಾಲಿಗೆ ಕಟ್ಟಿಸಿ ದ್ರೋಣ ಇದರಿಂದ ಏನು ಸಾಧನೆ ಮಾಡಿದ ಕ್ಷತ್ರಿಯ ವೈರವನ್ನು ಬೆಳೆಸಿದ ಆ ವೈರ ಮಹಾಭಾರತ ಯುದ್ಧದಲ್ಲಿ ಪರ್ಯವಸಾನವಾಗಿ ದ್ರೋಣನ ಪ್ರಾಣವನ್ನೂ ತಗೊಂಡು ಹೋಯಿತು ದೃಪದನ ವಂಶವೇ ನಿರ್ವಂಶವಾಯಿತು ಕುರುಪಾಂಚಾಲ ಯುದ್ಧದ ರೂಪವನ್ನು ತಾಳಿಬಿಡಿತು ನಿನ್ನೆ ಹೇಳಿದೆ ವರ್ಣದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಗುಣ ಅಂತ ಹೇಳ್ತೇವೆ ವರ್ಣವನ್ನು ನಂಬದೇ ಇದ್ದವರಿಗೆ ಇವತ್ತು ಯಾರು ಯಾವ ಗುಣವನ್ನು ಆಶ್ರಯಿಸಬೇಕು ತೀರ್ಮಾನ ಮಾಡುವುದು ಕಷ್ಟ ನಿಜವಾಗಿ ಒಬ್ಬ ಬ್ರಾಹ್ಮಣನಾಗಿದ್ದರೆ ಅವನಿಗೆ ಕ್ಷಮಾಗುಣವೇ ಭೂಷಣ ಲೋಕದಲ್ಲಿ ಅಂಥದೊಂದು ತೂಕದ ವ್ಯಕ್ತಿ ಇದ್ದರೆ ಜೀವನದಲ್ಲಿ ಒಂದು ಸಮಾಜದಲ್ಲಿ ಒಂದು ರಾಷ್ಟ್ರದಲ್ಲಿ ಎಷ್ಟೋ ಪಾತಕಗಳನ್ನು ತೂಗಿಸಿಕೊಂಡು ಹೋಗುವುದು ಎಲ್ಲರೂ ಬಿಟ್ಟ ರಾಷ್ಟ್ರ ನಡೆಯೋದಿಲ್ಲ ಎಲ್ಲರೂ ಬ್ರಾಹ್ಮಣರಾದರೂ ನಡೆಯೋದಿಲ್ಲ ಕ್ಷತ್ರಿಯನಿಗೆ ಶೌರ್ಯಂ ತೇಜೋ ಶೌರ್ಯ ಬೇಕು ತೇಜಸ್ಸು ಬೇಕು ವೀರ್ಯ ರಾಷ್ಟ್ರವನ್ನು ಸತತವೂ ರಕ್ಷಿಸತಕ್ಕಂತಹ ಗುಣಗಳು ದೃಪದನಿಗೆ ಸರಿ ಇದು ಯಾತಕ್ಕೆ ಬೇಕಾಗಿತ್ತು ದ್ರೋಣಾಚಾರ್ಯನಿಗೆ ಅದು ವಿನಾಕಾರಣ ಕೌರವ ಪಾಂಡವರ ಬೆಳೆಸಿತು ಪಾಂಡವರಿಗೆ ಇನ್ನಷ್ಟು ವಿದ್ಯಾಭ್ಯಾಸವನ್ನು ದ್ರೋಣ ಮಾಡಿಕೊಟ್ಟ ಗುರುದಕ್ಷಿಣೆ ಸಂಪಾದನೆ ಆದಮೇಲೆ ವಿಶೇಷವಾಗಿ ಅರ್ಜುನನಿಗೆ ಅನೇಕ ಅಸ್ತ್ರಗಳನ್ನು ಆಗ್ನೇಯ ವಾಯವ್ಯ ಸೌರ ಕೌಬೇರ ಯಾಮ್ಯ ಬ್ರಹ್ಮಶಿರಸ್ಸು ಅದರ ಮೇಲೆ ಬ್ರಹ್ಮಾಸ್ತ್ರ ಈ ಬ್ರಹ್ಮಶಿರಸ್ಸನ್ನು ಅಸ್ತ್ರ ಅದು ಬಿಟ್ಟ ಕಡೆಯಲ್ಲಿ ಹನ್ನೆರಡು ವರ್ಷ ಭೂಮಿ ಕ್ಷಾಮದಲ್ಲಿ ಹೋಗ್ತದೆ ಅಂತ ಪ್ರಸಿದ್ಧಿ ಒಂದು ಆಟಮ್ ಬಾಂಬ್ ಸ್ಫೋಟ ಮಾಡಿದ ಜಾಗದಲ್ಲಿ ಅಣು ವಿಕಿರಣ ಎಷ್ಟು ಕಾರ ಇರುತ್ತದೆ ಅಂತ ಹೇಳ್ತಾರೆಯೋ ಇವತ್ತು ನಾವು ಅಣು ಬಾಂಬ್ ಅಂತ ಕೇಳುವುದಕ್ಕೆ ಮೊದಲೇ ಅದನ್ನು ಇಲ್ಲಿ ಬರೆದಿದ್ದಾರೆ ಹೀಗಾಗಿಯೇ ರಾಜಸ್ಥಾನ ಮತ್ತು ಸಿಂಧ್ ಮರುಭೂಮಿಗಳಾಗಿ ಹೋದವು ಸರಸ್ವತಿ ನದಿ ತೀರದಲ್ಲಿ ವಿಶ್ವಾಮಿತ್ರರು ವಿನಾಕಾರಣ ವಸಿಷ್ಠರ ಮೇಲೆ ಕತ್ತಿ ಮಸದು ಭಯಂಕರ ಅಸ್ತ್ರಶಸ್ತ್ರಗಳನ್ನು ಹೂಡಿದ್ರಿಂದಲೇ ಆ ದಾಸರಾಜ್ಞ ಯುದ್ಧದ ಪರಿಣಾಮವಾಗಿ ಹೀಗೆಲ್ಲ ಆಯಿತು ಅಂತ ಕೇಳ್ತೇವೆ ಆ ಬ್ರಹ್ಮಶಿರಸ್ಸಿನ ಕಥೆ ಬಹಳ ಘೋರವಾದದ್ದು ನನಗೆ ಹೇಳಿಕೊಡ್ಲಿಲ್ಲ ನಿನಗೆ ಶಿಷ್ಯ ಹೆಚ್ಚಾಯಿತು ಅಂತ ಅಶ್ವತ್ಥಾಮ ತುಂಬ ಗಲಾಟೆ ಮಾಡ್ತಾನೆ ಅಶ್ವತ್ಥಾಮ ಗಲಾಟೆ ಮಾಡಿದ್ದಕ್ಕೆ ಹೇಳಿದರು ದ್ರೋಣಾಚಾರ್ಯರು ನೀನು ದುಷ್ಟಬುದ್ಧಿ ಮಗನನ್ನ ಬುದ್ಧಿ ಇಂದ್ರಿಯ ಚಾಪಲ್ಯ ಇರತಕ್ಕವನು ನಿನಗೆ ಅಸ್ತ್ರವನ್ನು ಹೇಳಿಕೊಟ್ರೆ ಲೋಕಕ್ಕೆ ಒಳ್ಳೆಯದಾಗೋದಿಲ್ಲ ಹಾಗಿದ್ರೆ ಆತ್ಮಹತ್ಯೆ ಮಾಡಿಕೊಳ್ತೇನೆ ಅಂತ ಮಂಡು ಮಾಡಿದ ವಿಧಿ ಇಲ್ಲದೆ ದ್ರೋಣರು ಹಾಗಿದ್ರೆ ಉಪದೇಶ ಮಾಡ್ತೇನೆ ಅದನ್ನು ವಾಪಸ್ ತೆಗೆದುಕೊಳ್ಳುವ ಪ್ರತ್ಯಸ್ತ್ರವನ್ನು ನಿನಗೆ ಹೇಳಿಕೊಡೋದಿಲ್ಲ ಆಪತ್ಕಾಲದಲ್ಲಿ ಕೂಡ ಪ್ರಯೋಗ ಮಾಡತಕ್ಕದ್ದಲ್ಲ ಅಂತ ವಿಧಿಯನ್ನು ವಿಧಿಸಿ ಅದನ್ನು ಉಪದೇಶ ಮಾಡಿದರು ಈ ದುಷ್ಟ ಅಶ್ವತ್ಥಾಮ ಏನ್ ಮಾಡಿದ ಉಪಯೋಗ ಇಲ್ಲದೆ ಇದ್ದಂತ ತಗೊಂಡು ಏನ್ ಮಾಡೋದು ತಂದೆ ಕೊಟ್ಟರು ಪ್ರಯೋಜನವಿಲ್ಲ ಅಂತ ಎಲ್ಲ ಬಿಟ್ಟು ದ್ವಾರಕೆಗೆ ಹೋದ ಇದು ಮಹಾಭಾರತದಲ್ಲೇ ಇದೆ ಕಥೆ ದ್ವಾರಕೆಗೆ ಹೋಗಿ ಶ್ರೀಕೃಷ್ಣನ ಹತ್ರ ದೇಶಾವಧಿ ಮಾತುಗಳನ್ನು ಆಡಿ ನಾಲ್ಕಾರು ದಿವಸ ಇದ್ದು ಭರ್ಜರಿ ಊಟ ಗೀಟ ಮಾಡಿ ಕೃಷ್ಣ ನನ್ನ ಹತ್ರ ಒಂದು ವಿಶೇಷವಾದ ಅಸ್ತ್ರವಿದೆ ಬ್ರಹ್ಮಶಿರಸ್ಸು ನಿನ್ನಲ್ಲಿರ್ಲಿಕ್ಕಿಲ್ಲ ಅದು ನಾನೀಗ ಇದನ್ನು ಕೊಡ್ತೇನೆ ನಿನ್ನ ಸುದರ್ಶನ ಚಕ್ರವನ್ನು ನನಗೆ ಕೊಡು ಅಂತ ಕೇಳಿದೆ ಪಾಪಿ ಕೃಷ್ಣ ಹೇಳಿದ ಬ್ರಹ್ಮಶಿರಸ್ಸು ನನಗೆ ಕೊಟ್ಟಿದ್ದಾರೆ ನಮ್ಮ ಗುರುಗಳು ಸಾಂದೀಪನಿ ಕೊಡದೇ ಇರೋದಿಲ್ಲ ಆದರೆ ದ್ರೋಣರ ಕಡೆಯಿಂದ ಬಂದದ್ದು ಒಂದಿರಲಿ ಪರವಾಗಿಲ್ಲ ಏನು ಸಂಕೋಚ ಪಡೋದಿಲ್ಲ ಆದರೆ ನನ್ನ ಚಕ್ರಾಯುಧ ತುಂಬ ಮೊಂಡಾಗಿ ಹೋಗಿದೆ ಮುರ ನರಕ ಶಿಶುಪಾಲ ಎಲ್ಲರನ್ನ ಕೊಂದು ಕೊಂದು ಭಂಡಾರದಲ್ಲಿ ಇಟ್ಟುಬಿಟ್ಟಿದ್ದೇವೆ ತೂಕ್ ಹೋಗಿದೆ ಅಂತ ಕಾಣುತ್ತೆ ನಿನ್ನ ಕೈಲಿ ಸಾಧ್ಯವಾದ್ರೆ ನೀನು ಎತ್ತಿಕೋ ಅಂತ ಹೇಳಿ ಅದರ ಮೇಲೆ ಮಂತ್ರವನ್ನು ಹಾಕಿದ ಇವನು ಎಷ್ಟು ಪ್ರಯತ್ನ ಮಾಡಿದರೂ ಸುದರ್ಶನವನ್ನು ಎತ್ತುವುದಕ್ಕಾಗಲಿಲ್ಲ ಆಗ ಬೈದುಕೊಂಡು ಬೇಡ ನೀನು ಸುದರ್ಶನ ನನಗೆ ಬೇಡ ನಾನು ಬ್ರಹ್ಮಶಿರಸ್ ನನಗೆ ಇರಲಿ ಅಂತ ಹೋದ ಅದನ್ನು ಕೊನೆಯಲ್ಲಿ ಅಪಾಂಡವಾಸ್ತ್ರವನ್ನಾಗಿ ಮಾಡಿ ಉತ್ತರೆಯ ಗರ್ಭದ ಮೇಲೆ ಬಿಟ್ಟ ಸುದರ್ಶನ ಚಕ್ರದಿಂದಲೇ ಅದನ್ನು ಉಪಸಂಹಾರ ಮಾಡಿ ಉತ್ತರ ಗರ್ಭವನ್ನು ಕೃಷ್ಣ ಕಾಪಾಡಿದ ಅನ್ನುವ ಕಥೆ ಇದು ಮೌಸಲು ಪರ್ವದಲ್ಲಿ ಬರುತ್ತದೆ ಎಲ್ಲಿ ಕಥೆ ಎಲ್ಲಿ ಎಳೆ ಎಲ್ಲಿ ಎಲ್ಲಿಗೆ ಸಂಬಂಧ ನೋಡಿ ಮಹಾಭಾರತ ಸಮಗ್ರವಾಗಿ ಒಂದು ಫೋಕಸ್ ಒಂದು ಚಿತ್ರಕ್ಕೆ ಹಾಕುವುದು ಕಷ್ಟ ಈಗ ಅರ್ಜುನನಿಗೆ ಬರದೇ ಇರತಕ್ಕಂಥ ಯಾವ ವಿದ್ಯೆಯೂ ದ್ರೋಣದಲ್ಲಿ ಉಳಿದಿಲ್ಲ ಶಿವನೇ ತಯಾರು ಮಾಡಿದ ತನ್ನ ಹೆಸರಿನ ಒಂದು ಅಸ್ತ್ರ ಪಾಶುಪಥ ಪಾರ್ವತಿ ಹೆಸರಿನ ಒಂದು ಅಂಜಲಿಕ ಅಸ್ತ್ರ ಇನ್ನು ಕೆಲವು ಗಂಧರ್ವರ ವಿಶೇಷದ ಅಸ್ತ್ರಗಳು ದೈವ ಮಾನುಷ ಇಂದ್ರಲೋಕದಲ್ಲಿ ಪಡೆದುಕೊಂಡು ಬರತಕ್ಕಂಥ ಅಸ್ತ್ರಗಳು ಅವು ಮಾತ್ರ ಉಳಿದಿದ್ದು ಅದನ್ನು ಕಾಲದಲ್ಲಿ ಜೋಡಿಸ್ತಾರೆ ವನಪರ್ವದಲ್ಲಿ ಹೇಳ್ತಾರೆ ಇನ್ನೊಂದು ವರ್ಷವಾಯಿತು ಭೀಷ್ಮನ ಸ್ವಭಾವಕ್ಕೆ ನಿನ್ನೆ ಕನ್ನಡಿ ಹಿಡಿದೆ ತಾವು ಹೇಳಿದ್ರಿ ಲೀಡರ್ಶಿಪ್ ಕ್ವಾಲಿಟೀಸ್ನಲ್ಲಿ ಹೇಗೆ ಮುಗ್ಗರಿಸ್ದ ಅಂತ ನನ್ನ ವಿವೇಚನೆಗೆ ಇಲ್ಲಿ ಅನೇಕ ದೊಡ್ಡವರು ಮಿತ್ರರು ಸಹೃದಯರು ಸ್ಪಂದನೆ ಮಾಡಿದ್ದಾರೆ ನನಗೇನು ಭೀಷ್ಮನ ಮೇಲೆ ಹೊಟ್ಟೆ ಉರಿಯಿಲ್ಲ ಒಂದು ರಾಷ್ಟ್ರದ ಚುಕ್ಕಾಣಿಯನ್ನು ಹಿಡಿದವನು ಹೇಗೆ ನಡ್ಕೊಳ್ಬೇಕು ಆ ಜವಾಬ್ದಾರಿಯಿಂದ ನಡೆಯಲಿಲ್ಲವಾದರೆ ಏನೆಲ್ಲ ಅನರ್ಥ ಬರುತ್ತೆ ಅನ್ನೋದಕ್ಕೆ ಭೀಷ್ಮ ದೊಡ್ಡ ಕಾರಣ ಆ ಕಣ್ಣಿಂದಲೂ ನೋಡಿದವನಲ್ಲ ಅವನ ಬೇರೆ ನನಗೋತ್ರ ಬೇರೆ ನಾವೇನು ದಯಾದಿಗಳಲ್ಲ ಮಾತನ್ನು ಯಾತಕ್ಕೆ ಹೇಳ್ತೇನೆ ಅಂದರೆ ನಾನು ಪಕ್ಷಪಾತ ದೃಷ್ಟಿಯಿಂದ ಹೇಳ್ತಿಲ್ಲ ಅಂತ ತಾವು ನಂಬಲಿ ಎಂಬುದಾಗಿ ಕಾಲವನ್ನು ಉರುಳಿಸ್ತಾ ಹೋದರೆ ಸಮಸ್ಯೆಗಳು ತಮ್ಮಷ್ಟಕ್ಕೆ ತಾವೇ ತೀರಿಬಿಡ್ತವೆ ಎನ್ನುವ ಭ್ರಮೆ ಕೆಲವರಿಗೆ ಕಾಲ ತಾನೇ ಸಮಸ್ಯೆಗಳನ್ನು ಸೃಷ್ಟಿಸುತ್ತೆ ತಾನೇ ಸಮಸ್ಯೆಗಳನ್ನು ಪರಿಹರಿಸುತ್ತೆ ಅದು ಮನುಷ್ಯ ಪ್ರಯತ್ನದ ಆಚೆಗೆ ಹೇಳುವ ಮಾತೇ ಹೊರತು ಮನುಷ್ಯ ಪ್ರಯತ್ನದ ಒಳಗಡೆ ಹೇಳಿಯಂತೆ ಮನುಷ್ಯ ಹೇಳುವ ಮಾತಲ್ಲ ನಾಹಂ ಕರ್ತ ಕರ್ತ ಎಲ್ಲಿ ಹೇಳಬೇಕು ಮನುಷ್ಯ ಪ್ರಯತ್ನವೆಲ್ಲ ಮಾಡಿದ ಮೇಲೆ ಹೇಳಬೇಕು ನಮ್ಮ ಕರ್ತವ್ಯ ಬಿಟ್ಟುಕೊಟ್ಟು ಹರಿ ಕರ್ತ ಅಂದರೆ ಅದು ವೇದಾಂತಕ್ಕೆ ಅಪಾರ್ಥವಾಗುತ್ತೆ ಆದರೆ ಕೆಲವರಿಗೆ ಇದೊಂದು ರೋಗ ಇದಕ್ಕೆ ಪ್ರೊಕ್ರಾಸ್ಟಿನೇಷನ್ ಅಂತಾರೆ ಮನಸ್ಸಿನ ಸ್ವಭಾವ ಸುಮ್ಮನೆ ನಾಳೆ ನೋಡೋಣ ನಾಡಿದ್ದು ನೋಡೋಣ ಆಚೆ ನಾಡಿದ್ದು ನೋಡೋಣ ಸಮಸ್ಯೆ ತಾನೇ ತೀರುತ್ತೆ ಸಮಸ್ಯೆ ಹಾಗೆ ತೀರುವುದಿಲ್ಲ ततः संवत्सरस्यान्ते ಪಾರ್ಥಿವ ಸ್ಥಾಪಿತೋ ಸ್ಥಾಪಿತೋ ಪಾಂಡುಪುತ್ರೋ ಯುಧಿಷ್ಠಿರ ಒಂದು ದಿವಸ ಭೀಷ್ಮ ತಾನೇ ಹೋಗಿ ಕುರುಡ ದೊರೆಯನ್ನು ನೋಡಿದ ಧೃತರಾಷ್ಟ್ರನನ್ನ ಪಾಂಡು ಧೃತರಾಷ್ಟ್ರ ತಪ್ಪು ತಿಳ್ಕೋಬೇಡಪ್ಪ ರಾಜ್ಯಕ್ಕೆ ಉತ್ತರಾಧಿಕಾರಿ ಧರ್ಮಪುತ್ರ ಯುಧಿಷ್ಠರನೇ ಹೊರತು ನಿನ್ನ ಮಗ ಆಗಲಾರ ಸೀನಿಯಾರಿಟಿ ಒಂದು ಎರಡನೇದು ಅವನು ಚಕ್ರವರ್ತಿಯ ಮಗ ನಿನ್ನ ಮಗ ಅನಭಿಷಿಕ್ತನ ಕುರುಡನ ಮಗ ಎರಡೂ ಕಾರಣದಿಂದ ನಿನ್ನ ಮಗನಿಗೆ ರಾಜ್ಯ ಬರೋ ಹಾಗಿಲ್ಲ ಅದಲ್ಲದೆ ಜನರು ಕೂಡ ಯುಧಿಷ್ಠರನನ್ನೇ ಬಯಸ್ತಾರೆ ಕಾಡಲ್ಲಿ ಹುಟ್ಟಿ ಬೆಳೆದವನಾದರೂ ಊರಲ್ಲಿ ಬಂದು ಎಷ್ಟು ಜನರ ಪ್ರೀತಿಯನ್ನು ಸಂಪಾದನೆ ಮಾಡಿದ್ದಾನೆ ತಂದೆಯನ್ನು ಮೀರಿಸುವಂತಹ ಒಳ್ಳೆಯ ಗುಣಗಳನ್ನು ಹೊಂದಿದ್ದಾನೆ ಅವನಿಗೆ ಪಟ್ಟಾಭಿಷೇಕ ಮಾಡಬೇಕು ಇದಕ್ಕೆ ಬೇಕಾದ ಏರ್ಪಾಡನ್ನು ನೀನೇ ಮಾಡು ಅಂತ ಧೃತರಾಷ್ಟ್ರನಿಗೆ ಅಪಣೆ ಮಾಡಿದ ಧೃತರಾಷ್ಟ್ರನಿಗೆ ಹೇಗಾಗಿರಬೇಕು ಅವನ ಹೃದಯದಲ್ಲಿ ತಾವು ಭಾವನೆ ಮಾಡಿಕೊಳ್ಳಿ ಬೇರೆ ಏನು ಹೇಳೋದಕ್ಕಾಗಲಿಲ್ಲ ಭೀಷ್ಮನ ಕಂಡ್ರೆ ಅಷ್ಟಿಷ್ಟು ಗೌರವ ಇನ್ನೂ ಇದ್ದ ಕಾಲ ಅವನ ಮಾತನ್ನು ಪ್ರಕಟವಾಗಿ ಮುರಿಯುವ ಧೈರ್ಯ ಬರಲಿಲ್ಲ ಅವನಿಗೆ ಸಕಲ ರಾಜವೈಭವದಲ್ಲಿ ಯುಧಿಷ್ಠರನಿಗೆ ಯುವರಾಜ ಪಟ್ಟಾಭಿಷೇಕ ನಡೆದು ಹೋಯಿತು ಇದು ಒಂದು ಒಳ್ಳೆ ಹೆಜ್ಜೆ ಭೀಷ್ಮನ ಔದಾರ್ಯ ಅಲ್ಲ ಇದು ಅವರ ಅಪನಾಸ್ತಿ ಅಲ್ಲ ಅವನಿಗೆ ಸೇರಬೇಕಾದ್ದನ್ನು ಕೊಟ್ಟ ಒಂದು ಒಳ್ಳೆ ಹೆಜ್ಜೆಯನ್ನು ಸರಿದಾರಿಯನ್ನ ಇಟ್ಟ ತಪ್ಪು ಹೆಜ್ಜೆ ಇಡಲಿಲ್ಲ ಅನ್ನೋದು ದೊಡ್ಡ ವಿಷಯ ಆಮೇಲೆ ತಮ್ಮನನ್ನು ಕರೆದು ಭೀಮನನ್ನ ಧರ್ಮರಾಜ ಹೇಳಿದ ನೀನು ದ್ವಾರಕೆಗೆ ಹೋಗಿ ಬಲಭದ್ರನಲ್ಲಿ ಗದಾಯುದ್ಧವನ್ನು ಅಭ್ಯಾಸ ಮಾಡಿವ ಶಿಕ್ಷ ಶಿಕ್ಷದ್ವೈ ಶಶ್ವತಿ ಶಿಕ್ಷಾ ಮೃಕೋದರ ಗದಾಯುದ್ಧವನ್ನು ಕರೆದುಕೊಂಡು ಬಂದ ಗದಾಯುದ್ಧದಲ್ಲಿ ಜಗತ್ಪ್ರಸಿದ್ಧನಾಗಿದ್ದವನು ಆ ಕಾಲದಲ್ಲಿ ಬಲರಾಮ ಅವನನ್ನು ಮೀರಿಸಬಲ್ಲವರು ಯಾರೂ ಇರಲಿಲ್ಲ ಒಂದು ಸ್ವಲ್ಪ ಮಟ್ಟಿಗೆ ಹತ್ರ ಹತ್ರ ಬರ್ತಾ ಇದ್ದವನು ಶಲ್ಯ ಮಹಾರಾಜ ಮಧ್ವದೇಶದವನು ಅವನನ್ನು ಬಿಟ್ಟರೆ ಭೀಮಸೇನ ಅಯ್ಯೋ ಇಲ್ಲಿ ಭೀಮಸೇನ ಕಲ್ತ್ಕೊಂಡಲ್ಲ ಅಂತ ಹೊಟ್ಟೆವರಿಯಿಂದ ಆಮೇಲೆ ಮೇರು ಬಿದ್ದು ದುರ್ಯೋಧನನ ಶಕುನಿ ಕಳುಹಿಸಿ ಅವನು ಹೋಗಿ ವಿದ್ಯೆಯನ್ನೇ ಕಲಿತ ಭೀಮ ನ್ಯಾಯವನ್ನು ಮೀರುವವನಲ್ಲ ಆದರೆ ದುರ್ಯೋಧನದು ಬಹಳ ನಯ ನಾಜೂಕಿನ ಹೊಡೆತ ಈ ವ್ಯತ್ಯಾಸವನ್ನು ಶ್ರೀಕೃಷ್ಣ ಅರ್ಜುನನಿಗೆ ಗದಾಯುದ್ಧ ಪ್ರಸಂಗದಲ್ಲಿ ಉಪಪರ್ವದಲ್ಲಿ ತಿಳಿಸ್ತಾನೆ ಇವರಿಬ್ಬರಲ್ಲಿ ಯಾರು ಗೆಲ್ಲಬಹುದು ಅಂತ ದುರ್ಯೋಧನನಿಗೆ ಭೀಮನಿಗೆ ಕಿವಿಗೆ ಬೀಳುವಷ್ಟು ಹತ್ತಿರದಲ್ಲಿ ಅರ್ಜುನ ಕೃಷ್ಣನನ್ನ ಕೇಳಿದರೆ ಕೃಷ್ಣ ಹೇಳ್ತಾನೆ ಭೀಮನ ಹೊಡೆತ ಭದ್ರವಾದ ಹೊಡೆತ ಭರ್ಜರಿ ಹೊಡೆತ ಒಂದು ಬಿದ್ರೆ ಸತ್ಯ ಹೋಗ್ತಾರೆ ನ್ಯಾಯವನ್ನು ಮೀರುವವನಲ್ಲ ಆದರೆ ಈ ಪಾಪಿ ದುರ್ಯೋಧನ ಅನ್ಯಾಯದಿಂದ ಏನಾರು ಮಾಡಿ ಅನು ತಪ್ಪಿಗೆ ಸಿಕ್ಕೊಳ್ಬಾರದು ಅಂತ ಹೇಳಿ ಯುಕ್ತಿ ಆ ಯುಕ್ತಿಯನ್ನು ಅವನು ಮುಂದೆ ಮಾಡಿದರೆ ಭೀಮನಿಗೆ ಅಪಾಯ ಆದೀತು ಅಲ್ಲದೆ ಅವನು ಪ್ರತಿಜ್ಞೆಯನ್ನು ಬೇರೆ ಮಾಡಿದ್ದಾನೆ ತೊಡೆ ಮುರಿದು ಸಾಯಿಸ್ತೇನೆ ಎಂಬುದಾಗಿ ಹೇಳಿದ ಒಡನೆ ಅರ್ಜುನ ತನ್ನ ತೊಡೆಗಳನ್ನು ಅಟ್ಟಹಾಸದಿಂದ ತಟ್ಟಲಾಗಿ ಅದನ್ನು ಮರೆತೇ ಬಿಟ್ಟಿದೆ ಭೀಮಸೇನ ಒಂದು ಏಟಿಗೆ ದುರ್ಯೋಧನ ಸಂಹಾರ ಮಾಡ್ತಾನೆ ಎಲ್ಲೆಲ್ಲಿ ಕೊಟ್ಟಿದ್ದಾರೆ ವಿಷಯಗಳನ್ನ ಅಸು ಯುದ್ಧೇ ಗದಾ ಯುದ್ಧೇ ರಥ ಯುದ್ಧೇ ಚ ಪಾಂಡವ ಕತ್ತಿ ವರ್ಷೆಯಲ್ಲಿಯೂ ಭೀಮಸೇನ ಗದಾ ಯುದ್ಧದಲ್ಲಿ ರಥಯುದ್ಧದಲ್ಲಿ ಪರಸ್ಪರ ಎದುರಾಳಿಗಳು ರಥದಲ್ಲಿ ಕೂತ್ ಮಾಡ್ತಕ್ಕ ಯುದ್ಧದಲ್ಲಿ ಸಂಕರ್ಷಣಾದ ಶಿಕ್ಷದ್ವೈ ಶಶ್ವತಿ ಶಿಕ್ಷಾಮೃಕೋದರ ಇದು ನಡೆಯಿತು ಒಂದು ಆರು ತಿಂಗಳು ನಡೆಯಿತು ಆಮೇಲೆ ನೋಡಿದ ಧೃತರಾಷ್ಟ್ರ ಈ ಭೀಷ್ಮ ಬುದ್ಧಿ ಇಲ್ದವನು ನನ್ನ ಕೈಯಲ್ಲೇ ಈ ಯುಧಿಷ್ಠರಿಗೆ ಯುವರಾಜ್ಯ ಪಟ್ಟಾಭಿಷೇಕ ಮಾಡಿಸಿದ್ದಾನೆ ಅಂದರೆ ನಾನು ಅವನ್ನ ಇನ್ಮೇಲೆ ಯುವರಾಜ ಅಂತ ಒಪ್ಪದೇ ಇರೋ ಕಾರಣ ಇಲ್ಲ ಐ ಕಾಂಟ್ ಬ್ಯಾಕ್ಔಟ್ ನಾನೇ ಕ್ರೌನ್ ಮಾಡಿದ್ದೆ ಎಂಥ ತಂತ್ರ ಮಾಡಿಬಿಟ್ಟ ಆದರೆ ಈ ಹುಡುಗರು ಈಗ ಹಸಿ ಭೂಮಿಯಲ್ಲಿ ನೆಟ್ಟ ಸಸಿಗಳಂತೆ ಮಳೆಗಾಲದಲ್ಲಿ ಪ್ರಬುದ್ಧಮಾನವಾಗಿ ಬಡೀತಿದ್ದಾರೆ ಇನ್ನೂ ಸ್ವಲ್ಪವೇ ದಿವಸವಾಯಿತು ಒಂದೇ ಮೇಷ್ಟ್ರ ಪಾಠ ಹೇಳಿಕೊಟ್ಟಿದ್ದಾರೆ ಇಷ್ಟು ಪ್ರಬುದ್ಧಮಾನವಾಗಿದ್ದಾರೆ ದ್ರೋಣನ ಕೈಯಲ್ಲಿ ಈ ಅರ್ಜುನನ್ನು ಹೇಗೆ ಸಹಿಸೋದು ಈ ಭೀಮನನ್ನು ಹೇಗೆ ಸಹಿಸೋದು ಉಳಿದವರನ್ನು ಹೇಗೆ ಸಹಿಸೋದು ಏನಾರು ಉಪಾಯ ಮಾಡಬೇಕಲ್ಲೋ ಶಕುನಿ ದಾರಿ ತೋರಿಸೋ ಅಂತ ಕೇಳುವಾಗ ಮಹಾರಾಜರ ಯೋಧ ಯೋಚನೆ ಮಾಡಬೇಡಿ ಅಂತ ಹೇಳಿ ತನ್ನ ಗಾಂಧಾರ ದೇಶದಿಂದ ಕಣಿಕನೆಂಬ ಒಬ್ಬ ಕುಯುಕ್ತಿಯ ತನ್ನ ಕಡೆಯ ಬ್ರಾಹ್ಮಣ ಮಂತ್ರಿಯನ್ನು ಕರೆಸ್ತಾನೆ ಇದು ನಿನ್ನೆ ಹೇಳಿದ್ದೆ ಇದು ಕಣಿಕನೀತಿ ನಿನ್ನೆ ಬೃಹಸ್ಪತಿ ಶುಕ್ರ ಮತ್ತು ಕಣಿಕನೀತಿಗಳ ವ್ಯತ್ಯಾಸ ಹೇಳಿದ್ದೇನೆ ಈ ಕಣಿಕ ನೀತಿಗೆ ಅನೇಕರು ಕಳಿಂಗ ನೀತಿ ಕುನಿಕ ನೀತಿ ಬೇರೆ ಬೇರೆ ಹೆಸರನ್ನು ಹೇಳ್ತಾರೆ ಕನ್ನಡ ಕವಿಗಳು ಈ ನೀತಿಗೆ ಇನ್ನೊಂದು ಹೆಸರು ನಿಮ್ಗೆ ಗೊತ್ತಾಗುವುದು ಕೂಟ ನೀತಿ ಮೋಸದ ನೀತಿ ಪಾಲಿಸಿ ಪಾಲಿಸಿ ಅಂತ ಹೇಳ್ತೇವೆ ಇಂಗ್ಲಿಷ್ನಲ್ಲಿ ಕನ್ನಡದ ಪಾಲಿಸಿ ಅಲ್ಲ ಇದು ಯಾವುದನ್ನು ದೊರೆಗಳು ಪಾಲಿಸುವುದಿಲ್ಲವೋ ಅದಕ್ಕೆ ಪಾಲಿಸಿ ಅಂತ ಹೆಸರು ಏನು policy agriculture policy economic policy education policy ಇಪ್ಪತ್ತೆಂಟು ವಿಭಾಗಗಳಲ್ಲಿ ಆಡಳಿತಗಾರರು ಹೇಳ್ತಾರೆ ಮುಖ್ಯವಾಗಿ ಒಟ್ಟಾರೆ ರಾಜ್ಯಾಡಳಿತದ ಧೋರಣೆ ಯಾವ ಕಡೆಗಿರಬೇಕು ಅದನ್ನಿವತ್ತು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಅಂತ ಇವರು ಕರೀತಾರೆ ಮಿನಿಮಮ್ ಕಾಮನ್ ಪ್ರೋಗ್ರಾಮ್ ಅಲ್ಲ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ನಾನು ಇಂಗ್ಲಿಷ್ ಬಲ್ಲವನು ಮೂರ್ನಾಲ್ಕು ಪಾರ್ಟಿ ಹದಿಮೂರು ಪಾರ್ಟಿಗೆ ಸೇರಿದ ಒಂದು ಸಾಮಾನ್ಯ ನೀತಿ ಇರಬೇಕಾದ್ರೆ ಅವರು ಮಿನಿಮಮ್ ಕಾಮನ್ ಪ್ರೋಗ್ರಾಮ್ ಹೇಳಬೇಕಲ್ಲ ಕಾಮನ್ ಇಲ್ಲ common minimum programme maximum eating ಇದು ಮಿನಿಮಮ್ ಪ್ರೋಗ್ರಾಮ್ ಮುಖ್ಯ ನೀತಿ ಯಾವ ಕಡೆಗೆ ಬೃಹಸ್ಪತಿ ನೀತಿ ಹೇಳ್ತದೆ ಪ್ರಜಾರಕ್ಷಣೆಯೇ ದೊರೆಯ ಹಿತ ದೊರೆಗೆ ಪ್ರತ್ಯೇಕವಾದ ಸುಖವೆಂಬುದಿಲ್ಲ ಪ್ರಜಾಸುಖೇ ಸುಖಂ ರಾಜ್ಞ ಕೌಟಿಲ್ಯ ಅರ್ಥಶಾಸ್ತ್ರದಲ್ಲಿ ಹೇಳ್ತಾನೆ ಪ್ರಜೆಗಳ ಸುಖ ಇದ್ದರೆ ರಾಜರು ಸುಖವಿದ್ದಂತೆ ಪ್ರಜೆಗಳನ್ನು ದೊರೆ ಹೇಗೆ ಕಾಪಾಡಬೇಕು ತಾಯಿ ತನ್ನ ಗರ್ಭಸ್ಥ ಶಿಶುವನ್ನ ಎಂಬ್ರಿಯೋ ಭ್ರೂಣವನ್ನು ಹೇಗೆ ರಕ್ಷಿಸ್ತಾಳೆಯೋ ಹಾಗೆ ಭ್ರೂಣಕ್ಕೆ ಬಾಯಿಲ್ಲ ಅಮ್ಮ ನೀನು ಕಾಫಿ ಕುಡಿಬೇಡ ನನ್ನ ಬಣ್ಣ ಕಪ್ಪಾಗ್ತದೆ ಕೇಳುವುದಿಲ್ಲ ಮಗು ಕೇಳುವುದಿಲ್ಲ ನೀನು ಈ ಕಡೆ ಆ ಕಡೆ ಹೊರಳಬೇಡ ನನಗೆ ಸಂಕಟವಾಗತ್ತೆ ಮಗು ಕೇಳುವುದಿಲ್ಲ ನೀ ತುಂಬ ಬಿಸಿ ಬಿಸಿ ತಿಂತೀಯೇ ನನಗೆ ಮೈ ಸುಡುತ್ತದೆ ಮಗು ಕೇಳುವುದಿಲ್ಲ ಮಗುವಿನ ಹಿತವನ್ನು ತಾಯಿಯೇ ಆಲೋಚನೆ ಮಾಡಿ ಮಾಡಿ ಅಪ್ರಾರ್ಥಿತವಾಗಿ ಹೇಗೆ ರಕ್ಷಿಸ್ತಾಳೆಯೋ ಆ ರೀತಿ ದೊರೆಯೆಂಬುವನು ರಾಜ್ಯದ ಜನರ ಅಭಿಪ್ರಾಯಗಳನ್ನು ಇಂಗಿತಗಳನ್ನು ಗೂಢಚಾರರ ಮುಖೇನ ತಿಳಿದುಕೊಂಡು ಅವರ ಯೋಗಕ್ಷೇಮವನ್ನು ತಾನೇ ಮಾಡಬೇಕು ಪ್ರಜೆಗಳ ಮನೆಗೆ ದೊರೆ ಹೋಗಬೇಕು ದೊರೆಯ ಮನೆಗೆ ಪ್ರಜೆಗಳು ಬರಬಾರದು ಇದು ನಮ್ಮ ಸನಾತನ ಧರ್ಮ ಭಾರತೀಯರು ನಂಬಿಕೊಂಡು ಬಂದದ್ದು ಎಲ್ಲ ಈ ದೇಶದಲ್ಲಿ ಮಹಾರಾಜಗಳಿರೋ ತನಕ ಎಲ್ಲ ಕಡೆಯಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ತನಕ ನಾವು ನೋಡಿದ್ದೇವೆ ಕೇಳಿದ್ದೇವೆ ಕಥೆಯಾಗಿ ಹೋಗಿದ್ದಾರೆ ಮಹಾನುಭಾವರುಗಳು ಇದು ಬೃಹಸ್ಪತಿ ನೀತಿ ಶುಕ್ರ ನೀತಿ ಇದೇ ಧೋರಣೆ ಇದೇ ಪಾಲಿಸಿ ಇದೇ ಗುರಿಯನ್ನು ಒಪ್ತದೆ ಬೃಹಸ್ಪತಿಗೆ ಶುಕ್ರನಿಗೆ ರಾಜನೀತಿಯ ಗುರಿಯಲ್ಲಿ ವ್ಯತ್ಯಾಸವಿಲ್ಲ ವ್ಯತ್ಯಾಸ ಇರುವುದು ಆ ಗುರಿ ಸಾಧನೆಯ ಮಾರ್ಗದಲ್ಲಿ ನಮ್ಮ ಮೇಲೆ ಒಬ್ಬರು ದಂಡೆಚ್ಚು ಬರ್ತಾರೆ ಅವರು ನೀತಿ ನಿಯಮಗಳನ್ನು ಬಲ್ಲದೇ ಇರುವಂತಹ ಬರ್ಬರರು ಬ್ರಿಟಿಷರು ಪೋರ್ಚುಗೀಸರು ಮೊಘಲರು ನಮ್ಮ ದೇಶದ ಮೇಲೆ ದಂಡೆತ್ತಿ ಬಂದರು ಅವರಲ್ಲಿ ಧರ್ಮವೆಂಬುದು ಇಲ್ಲ ಕೊಟ್ಟ ಮಾತಿಗೆ ನಡ್ಕೋಬೇಕು ಅನ್ನುವುದಿಲ್ಲ ತಮಗೇನು ಬೇಕು ಅದನ್ನು ತೋಚ್ತಾರೆ ಯಾವ್ದು ಯಾವಾಗ ಅನುಕೂಲ ಬರ್ತದೆ ಅದನ್ನು ಆಡ್ತಾರೆ ಆಮೇಲೆ ಆಡಲಿಲ್ಲ ಅಂತಾರೆ ಜಗತ್ತನ್ನು ಅವರೆಲ್ಲ ಗೆದ್ದದ್ದು ಹಿಟ್ಲರ್ ಗೆದ್ದದ್ದು ನೆಪೋಲಿಯನ್ ಗೆದ್ದದ್ದು ಅಲೆಕ್ಸಾಂಡರ್ ಗೆದ್ದದ್ದು ಚೈನೀಸರು ಗೆದ್ದದ್ದು ಸ್ಯಾಟಲೈಟ್ ರಾಜ್ಯಗಳನ್ನು ರಷ್ಯನರು ಸ್ಥಾಪನೆ ಮಾಡಿದ್ದು ಕಮ್ಯುನಿಸ್ಟ್ ಇನ್ನೂ ಬಚಾವು ಮಾಡ್ತಾ ಇರುವುದು ಇದೆಲ್ಲ ಮೋಸದ್ದು ಶುಕ್ರ ಹೇಳಿದ ಧರ್ಮದ ರಾಷ್ಟ್ರವಾದ ಭಾರತದ ಮೇಲೆ ಅಂತಹ ಮೋಸಗಾರರು ದಂಡೆತ್ತಿ ಬಂದರೆ ಅವರ ಮೋಸವನ್ನೇ ಅವರಿಗೆ ತಿರುಗಿಸಿ ಅವರ ಕೆಟ್ಟ ದಾರಿ ಎಂದರೆ ಅವರನ್ನು ಸದಬಡಿಯಬೇಕು ನೀನು ಸರಿಯಾದ ಮಾರ್ಗದಲ್ಲಿ ಬಂದರೆ ಸರಿಯಾದ ಸರಿಯಾದ ಮಾರ್ಗದಲ್ಲಿ ಬರಲಿಲ್ಲ ಅಂದರೆ ನಿನ್ನ ದಾರಿ ನಿನಗೆ ತೋರಿಸ್ತೇನೆ ಏನು ಬೇಕು ಇಷ್ಟನ್ನೂ ಬೃಹಸ್ಪತಿ ಒಪ್ಪುವುದಿಲ್ಲ ಈ ಮೂರನೇ ಪಾಲಿಸಿ ಈಗ ಧೃತರಾಷ್ಟ್ರ ಅನುಸರಣೆ ಮಾಡಿದ್ದು ತನ್ನ ಸ್ವಾರ್ಥಕ್ಕೋಸ್ಕರ ತಾನು ಚೆನ್ನಾಗಿ ಬಾಳುವುದಕ್ಕೆ ಯಾರನ್ನು ಬೇಕಾದರೂ ಬಲಿ ಕೊಡಬಹುದು ಇದಕ್ಕೆ ನೀತಿ ನಿಯಮ ಧರ್ಮ ಏನೂ ಇಲ್ಲ ಲಂಗು ಲಗಾಮೇನೂ ಇಲ್ಲದೆ ಇದ್ದಂತ ಒಂದು ನಿಯಮ ಲಂಗು ಲಗಾಮ್ ಇಲ್ಲ ಅನ್ನೋದೇ ಒಂದು ನಿಯಮ ನಿಮ್ಮ ನಿಯಮ ಏನು ನಿಯಮವಿಲ್ಲ ಅನ್ನೋದೇ ನಮ್ಮ ನಿಯಮ ನೀವಿರಬಾರದು ನಾವು ಬದುಕಬೇಕು ಕೋ ಲಿವಿಂಗ್ ಕೋ ಎಕ್ಸಿಸ್ಟೆನ್ಸ್ ಅಲ್ಲ ಹತ್ತು ಕಮಾಂಡ್ಮೆಂಟ್ ಅಂತ ಹೇಳ್ತಾರೆ ಕ್ರಿಶ್ಚಿಯನ್ರು ಇದು ಹನ್ನೊಂದನೇ commandment thou shalt not exist ನೀ ಬದುಕಬಾರದು ನೀ ಇರಬಾರದು ನಾ ಬದುಕಬೇಕು ಅಟ್ ಎನಿ ಕಾಸ್ಟ್ ಇದನ್ನ ಹೇಗೆ ನಂಬ್ತೀರಿ ಒಂದು ಇಡೀ ಅಧ್ಯಾಯದಲ್ಲಿ ಕಣಿಕ ತನ್ನ ನೀತಿಯನ್ನ ಧೃತರಾಷ್ಟ್ರನಿಗೆ ವಿವರಿಸ್ತಾನೆ ಉತ್ಸಿಕ್ತ ಪಾಂಡವ ನಿತ್ಯಂ ಧೃತರಾಷ್ಟ್ರ ಕೇಳಿದ ಮಳೆ ಬಿದ್ದ ಸಸ್ಯದಂತೆ ಪಾಂಡವರು ಮೇಲೆ ಮೇಲೆ ಬೆಳೀತಾ ಇದ್ದಾರೆ ತೇಭ್ಯೋ ಸೂಯೇ ದ್ವಿಜೋತ್ತಮ ಅವರಿಂದ ನನ್ನ ಮಕ್ಕಳಿಗೆ ತೊಂದರೆ ಆಗತ್ತೆ ಅಂತ ಅಸೂಯ ಉಂಟಾಗ್ತಾ ಇದೆ ತತ್ರ ಮೇ ನಿಶ್ಚಿತತಮಂ ಸಂಧಿ ವಿಗ್ರಹ ಕಾರಣಂ ಕಣಿಕ ತೊಮ್ಮಮಾ ಚಕ್ಷ ಕರಿಷ್ಯೇ ವಚನಂತವ ನನ್ನ ಮಕ್ಕಳು ಬದುಕೋದಕ್ಕೆ ದಾರಿ ಹೇಳು ಪಾಂಡವರ ನಾಶಕ್ಕೆ ಒಂದು ಉಪಾಯವನ್ನು ಹೇಳು ಅದಕ್ಕೆ ಅವನು ಹೇಳ್ದ ದೊರೆಗಳೇ ಇದಕ್ಕೆ ಔಷಧಿ ಇದೆ ಎಷ್ಟು ಕಠಿಣ ಅಂದರೆ ನಾ ಹೇಳಿದ್ರು ನಿಮಗೆ ಕೋಪ ಬರುತ್ತೆ ಆಮೇಲೆ ನನ್ನ ತಮ್ಮನ ಮಕ್ಕಳನ್ನು ಕೊಲ್ಲೋಕ್ಕಿಂತ ನೀತಿ ಹೇಳಿದ ನಿಮಗೆ ಕೋಪ ಬರುತ್ತೆ ಆದರೆ ಕೇಳ್ತಾ ಇರೋರು ನೀವು ನೀವು ಕೇಳಿದ್ರಿ ಅಂತ ನಾ ಹೇಳಿದ್ರು ನನ್ನ ಮೇಲೆ ಕೋಪ ಮಾಡ್ಕೋಬಾರದು ಅದಕ್ಕೆ ನಾವು ಹೇಳ್ತೇನೆ ಕೇಳಿ ನಿತ್ಯಂ ಇದೆಲ್ಲ ಒಂದೊಂದು ಶ್ಲೋಕ ಓದಬೇಕು ಅನಿಸುತ್ತೆ ಪೊಲಿಟಿಕಲ್ ಸೈನ್ಸ್ ಎಜುಕೇಷನ್ ತಮಗೆ ಉಪಯೋಗ ಬರಲಿ ಬರದೇ ಇರಲಿ ಓಟ್ ಹಾಕೋ ಶಕ್ತಿ ನಿಮ್ಮ ಕೈಲಿದೆಯಾ ಅದರಿಂದ ಇದು ತಿಳಿದಿರೋದು ನಿಮಗೆಲ್ಲ ಹಿತ ರಾಷ್ಟ್ರಕ್ಕೆ ಹಿತ ಅನ್ನೋ ದೃಷ್ಟಿಯಿಂದ ಓದಬೇಕು ಅಂತ ಆಸೆ ವೇಳೆ ಇಲ್ಲ ನಾಳೆ ದ್ರೌಪದಿ ವಿವಾಹ ಕ್ಯಾಪ್ ಕಟ್ಕೊಳ್ಳಿ ಒಳ್ಳೆ ಚೆನ್ನಾಗಿ ಅಲಂಕಾರ ಅಲಂಕಾರ ಮಾಡ್ಕೊಂಡು ಬನ್ನಿ ನಿಮಗೆಲ್ಲ ಸ್ವಯಂವರ ನಾಳೆ ದ್ರೌಪದಿ ಸ್ವಯಂವರ ಅವರು ಸಿಹಿ ಬೇರೆ ಹಂಚುತ್ತಾ ಇದ್ದಾರೆ ಶ್ರೀಮನ್ ಮಹಾಭಾರತ ಆದಿ ಪರ್ವದಲ್ಲಿ ಮೊತ್ತ ಮೊದಲನೇ ಮಂಗಳ ಮಹೋತ್ಸವ ನಾಳೆ ಬರ್ತಾ ಇದೆ ನಾಳೆ ಬರಲಿ ಪ್ರಾರ್ಥನೆ ಮಾಡ್ತೇನೆ ಈ ಸ್ಪೀಡ್ ಅಡ್ಜಸ್ಟ್ ಮಾಡಬೇಕು ಇವತ್ತು ಕತೆ ನೆನ್ನೆ ಕಥೆ ತುಂಬ ಸ್ಪೀಡಾಗಿ ಹೋಯಿತು ಅಂದರು ರಾಯರು ಸೂಪರ್ ಫಾಸ್ಟ್ ಆಗಿ ಹೋಯಿತು ಅಂತ ನಾನೇನು ಮಾಡೋ ಹಾಗೆಲ್ಲ ಅದು ಟ್ರ್ಯಾಕ್ ಮೇಲೆ ಇಟ್ಬಿಟ್ಟಿದ್ದೇನೆ ಗಾಡಿ ಆದಿ ಪರ್ವ ಹೆಚ್ಚು ಕಮ್ಮಿ ಮುಗಿಯಿತು ಅಂದರೆ ಸಭಾಪರ್ವದಿಂದ ಸ್ವಲ್ಪ ನಿಧಾನವಾಗಿ ಹೋಗಬಹುದು ನೋಡೋಣ ಅವನು ಹೇಳ್ದ ದೊರೆಯ ಕೈಯಲ್ಲಿ ಶಾಸನದ ಶಕ್ತಿ ಇರುತ್ತದೆ ಆ ಶಾಸನ ಶಕ್ತಿಗೆ ದಂಡವೆಂಬುದಾಗಿ ಹೇಳ್ತಾರೆ ದಂಡಶಾಸ್ತ್ರ ದಂಡನೀತಿ ದಂಡ ಅಂತ ನಾವು ಬೇರೆ ಅರ್ಥ ಹೇಳ್ತೇವೆ ವ್ಯರ್ಥ ಅನ್ನೋ ಭಾವನೆ ಕನ್ನಡದಲ್ಲಿ ಕನ್ನಡ ಭಾಷೆ ಯಾವ ಶಬ್ದವನ್ನು ಕೊಟ್ಟರೂ ಕುಲಗಡಿಸಬಲ್ಲ ಶಕ್ತಿಯನ್ನು ಹೊಂದಿರುವಂತಹ ಅದ್ಭುತವಾದ ಭಾಷೆ ಅದಕ್ಕೆ ಕ್ಲಾಸಿಕಲ್ ಅಂತ ಹೇಳುವುದು ಸಂಸ್ಕೃತ ಯಾವ ಕಾಲದಲ್ಲಿಯೂ ತನ್ನ ಅರ್ಥಗಳಿಂದ ಭ್ರಷ್ಟವಾಗಿ ಶಬ್ದಗಳನ್ನು ಕೆರೆಗೆ ಜಾರಿ ಬಿಡುವುದಿಲ್ಲ ಕನ್ನಡ ಭಾಷೆ ಯುಗ ಯುಗಕ್ಕೊಂದೊಂದು ಬಣ್ಣವನ್ನು ತಾಳಿಬಿಡುತ್ತೆ ದಂಡ ಶಬ್ದಕ್ಕೆ ನೀ ಹುಟ್ಟಿದ ದಂಡ ನಾ ಬದುಕಿದ ದಂಡ ದಂಡ ಅಂದ್ರೆ ವೇಸ್ಟ್ ಅಂತ ಅರ್ಥ ಮಾಡ್ತೇವೆ ಸಂಸ್ಕೃತದಲ್ಲ ಅರ್ಥವಿಲ್ಲ ದಂಡ ಅಂದ್ರೆ ಪನಿಷ್ಮೆಂಟ್ ಟ್ಯಾಕ್ಸೇಷನ್ ಅಂತ ಅರ್ಥ ದಂಡಾಧಿಕಾರಿಗಳು ದಂಡಕ್ಕಿರೋಧಿಕಾರಿಗಳಲ್ಲ ದಂಡಾಧಿಕಾರಿಗಳು ವಿತ್ತಾಧಿಕಾರಿಗಳು ದಂಡ್ಯರು ಅಪರಾಧ ಮಾಡಿದವರಿಗೆ ಶಿಕ್ಷೆ ಯಾವುದು ಟ್ಯಾಕ್ಸಬಲ್ ಯಾವುದು ಟ್ಯಾಕ್ಸಬಲ್ ಅಲ್ಲ ನೋಡಿ ವಿವೇಚನೆ ಮಾಡಬೇಕು ರಾಜ್ಯ ನಡಿಬೇಕು ಅಂದರೆ ಸರ್ಕಾರಕ್ಕೆ ಟ್ಯಾಕ್ಸ್ ಬೇಕು ಹಣ ಬೇಕು ಹಣ ಯಾರ ಮೇಲೆ ಹಾಕಬೇಕು ಜನಗಳು ಯಾವ ದಾರಿಯನ್ನು ಹಿಡಿದು ಹಾಳಾಗ್ತಾರೆಯೋ ಆ ಹಾಳಾಗುವ ದಾರಿಗಳ ಮೇಲೆ ಟ್ಯಾಕ್ಸ್ ಹಾಕಬೇಕು ಹೆಂಡದ ಮೇಲೆ ಟ್ಯಾಕ್ಸ್ ಹಾಕಬೇಕು ಲಾಟ್ರಿ ಟಿಕೆಟ್ ಮೇಲೆ ಟ್ಯಾಕ್ಸ್ ಹಾಕಬೇಕು ಸುಳ್ಳುಗಾರಿಕೆಯ ಮೇಲೆ ಟ್ಯಾಕ್ಸ್ ಹಾಕಬೇಕು ಸುಳ್ಳು ಹೇಳಿದವರ ಮೇಲೆ ಟ್ಯಾಕ್ಸ್ ಹಾಕಬೇಕು ಪ್ರವಚನ ಮಾಡುವುದಕ್ಕೆ ಟ್ಯಾಕ್ಸ್ ಕೊಡುವುದು ಏನು ಮಾಡುವುದು ದೇವ್ರ ಪೂಜೆ ಮಾಡ್ತೀರಿ ದೇವ್ರ ಪೂಜೆ ಮಾಡಿದಕ್ಕೆ ಟ್ಯಾಕ್ಸ್ ಕೊಡು ಅಂತ ಹೇಳಿದ್ರು ಟ್ಯಾಕ್ಸ್ ಅಂದ್ರೆ ಪೀಡೆ ಅನ್ನೋ ಅರ್ಥ ಆಗುತ್ತೆ ಆವಾಗ ಚಾಣಕ್ಯ ಈ ದಂಡನೀತಿಯನ್ನು ಎಷ್ಟು ಅದ್ಭುತವಾಗಿ ವಿವರಿಸಿದ್ದಾನೆ ಅರ್ಥಶಾಸ್ತ್ರದಲ್ಲಿ ಒಂದು ಪ್ರವಚನದಲ್ಲಿ ಹೇಳೋ ರೀತಿಯಲ್ಲಿ ಗ್ರಂಥ ಅದು ಆ ದಂಡ ಹೇಗಿರಬೇಕು ರಾಜರ ಭಯ ಅನ್ನೋದು ಜನಗಳಿಗೆ ಇರಬೇಕು ರಾಜರ ಭಯ ಇರಬೇಕು ಭಯ ಇರಬೇಕು ಅಂದ್ರೆ ಏನು ಅಯ್ಯೋ ಅವರು ನಾಳೆ ನಮ್ಮನ್ನು ಜೈಲಿಗೆ ಹಾಕ್ತಾರೆ ನಾಲ್ಗೆ ಕೇಳಿಸ್ತಾರೆ ಕಣ್ಣು ತೆಗೆಸಿಬಿಡ್ತಾರೆ ಶೂಲಕ್ಕೆ ಹಾಕ್ತಾರೆ ಅನ್ನೋ ಭೀತಿ ಇದ್ರೆ ಅರ್ಧಕ್ಕರ್ಧ ಅಪರಾಧಗಳು ಕೊಲೆಗಳು ಕಡಿಮೆ ಆಗ್ತವೆ ಪೂರ್ತಿ ಹೋಗಲಿ ಬಿಡಲಿ ಡೆಟರೆಂಟ್ ಪನಿಷ್ಮೆಂಟ್ ಅದಿರಬೇಕು ಏನ್ರಿ ನೇಣು ಹಾಕಬೇಕಾದವನ್ನು ಮೀನಮೇಷ ಎಣಿಸ್ತಾ ಇದ್ದಾರೆ ನಾನೇನಂತಾದ್ ಮಾಡಿದ್ದೇನೆ ಅಂತ ನೀವಂದ್ರೆ ಸದಾಮ್ ಹುಸೇನ್ ಅವ್ರು ನೇಣು ಹಾಕಿದ್ರು ನಮ್ಮಲ್ಲಿ ಅಫ್ಸಲ್ ಗುರು ಅಂತ ಒಬ್ಬ ಇದ್ದಾನೆ ಅವನು ಅರ್ಧ ಶಬ್ದ ಇಂಗ್ಲಿಷ್ ಸಂಸ್ಕೃತ ಶಬ್ದ ಅವನಿಗೆ ಯಾರಿಗೆ ಗುರು ಹೋಗೋದು ಅಫ್ಸಲ್ ಗುರು ಅವನು ಪಾರ್ಲಿಮೆಂಟ್ಗೆ ಬಾಂಬ್ ಹಾಕಿದವನು ಮೇಷ ನೋಡ್ತಾ ಇದ್ದಾರೆ ಇದು ಯಾರಿಗೆ ಪ್ರೋತ್ಸಾಹ ನಕ್ಸಲರಿಗೆ ಪ್ರೋತ್ಸಾಹ ಎಲ್ಲ ಜಗತ್ತಿನ ಏಕೈಕ ರಾಷ್ಟ್ರವಾಗಿದ್ದ ಹಿಂದೂ ರಾಷ್ಟ್ರವಾಗಿದ್ದ ನೇಪಾಳವನ್ನ ಮಾವೋವಾದಿಗಳು ಕಮ್ಯುನಿಸ್ಟರು ನಕ್ಸಲರು ಹಿಡಿದರು ಈಗ ಭೂತಾನಕ್ಕೆ ಕೈ ಹಾಕಿದ್ದಾರೆ ನಾಳೆ ಸಿಕ್ಕಿಂ ಹೋಗ್ತದೆ ಈಗಾಗಲೇ ಬಂಗಾಳ ಕೈ ಬಿಟ್ಟಿದೆ ತ್ರಿಪುರ ಕೈ ಬಿಟ್ಟಿದೆ ಕೇರಳ ಕೈ ಬಿಟ್ಟಿದೆ ಏನ್ ಮಾಡ್ತಿದ್ದಾರೆ ಡೆಲ್ಲಿಯಲ್ಲಿ ಕೂತು ಪ್ರಭೃತಿಗಳು ಕಂಡಿದೆಯೇ ಕಿವಿ ಇದೆಯೇ ಮೂಗಿದೆಯೇ ದಂಡವಿದೆಯೇ ರಾಜಶಾಸನ ಶಕ್ತಿ ಇದೆಯೇ ಅವರಿಗೆ ನಪುಂಸಕರಾಗಿ ಕೂತಿದ್ದಾರೆ ಹಿಂದಿನ ಮಿನಿಸ್ಟ್ರಿಯಲ್ಲಿ ಸಿನ್ಹಾ ಅಂತ ಒಬ್ಬರಿದ್ರು ಅವರು ಮನಮೋಹನ್ ಸಿಂಗ್ ಅಧಿಕಾರ ವಹಿಸ್ಕೊಂಡು ದಿವಸ ಹೇಳಿದರು ಶಿಖಂಡಿ ಅಧಿಕಾರಕ್ಕೆ ಬಂದಿದ್ದಾಳೆ ಆ ಮಾತಿಗೆ ಬಹಳ ಕಿಡಿಕಿಡಿಯಾದರು ಕಾಂಗ್ರೆಸ್ಸಿನವರು ಅವನು ಪಾಪ ಅವನು ಎಕಾನಮಿಸ್ಟ್ ಅವನು ಪಾಲಿಟಿಷಿಯನ್ ಅಲ್ಲ ಅವನು ತಂದು ಕೂರಿಸಿದ್ದಾರೆ he has resign half a dozen times ಆಪ್ತವಾಕ್ಯ ನನಗೆ ನೇರವಾಗಿ ಬಂದ ಮಾತು ನನಗೆ ಬೇಡ ರಾಜಕಾರಣ ಪ್ರೈಮ್ ಮಿನಿಸ್ಟರ್ ಕೆಲಸ ಆರು ಸಲ ರಿಸೈನ್ ಮಾಡಿದ್ದಾರೆ ರಿಸೈನ್ ಮಾಡಿದರೆ ನೀವು ಹೊರಗಿದ್ರೆ ನಿಮ್ಮ ಮೇಲೆ ಕೇಸ್ ಹಾಕ್ತೇವೆ ಬುಕ್ ಮಾಡ್ತೇವೆ ಅಂತ ಬೆದರಿಸಿ ಇಷ್ಟುದ್ದ ಅವ್ರ ಮೇಲೆ ಚಾರ್ಜ್ ಶೀಟ್ ಇಟ್ಟಿದ್ದಾರೆ ಎಂಥ ಭಯಂಕರ ಪರಿಸ್ಥಿತಿ ನೋಡಿ ಅದರಿಂದ ದೇಶದಲ್ಲಿ ಪೋಖರಿಗಳು ಪಾತಕಿಗಳು ಎಲ್ಲೆಲ್ಲಿ ಹಿಂಸಾಚಾರ ವಿಹಾರಗಳು ಇನ್ನಷ್ಟು ಮೇಲೆ ಕೇಳ್ತಾರೆ ಸರ್ಕಾರ ಭದ್ರವಿಲ್ದಿದ್ರೆ ನಿತ್ಯ ಮುದ್ಯದ ದಂಡ ಸ್ಯಾತ್ ನಿತ್ಯಂ ವಿವೃತ ಪೌರುಷ the king must assert his manhood ಇರಬೇಕು ಆದರೆ ಅಚ್ಛಿದ್ರ ಛಿದ್ರದರ್ಶಿ ಸ್ಯಾತ್ ತನ್ನಲ್ಲಿ ಲೋಪದೋಷಗಳನ್ನು ತೋರಿಸಬಾರದು ಇತರರಲ್ಲಿ ಯಾವತ್ತೂ ಲೋಪದೋಷ ಹುಡುಗಿ ಅದು ಸೀಕ್ರೆಟ್ ಡೋಸಿಯರ್ ಫೈಲ್ಸ್ ಇಟ್ಟಿರಬೇಕು ಮಿನಿಸ್ಟರ್ಗಳ ಮೇಲೆ ಯಾವನಾರು ಬೆದರಿಸ್ದ ಅಂದ್ರೆ ನಿನ್ನ ಮೇಲೆ ಹೀಗೆಲ್ಲ ಇದೆ ನೋಡು ಸುಮ್ಮನೆ ಹೇಳಿದಷ್ಟು ಹೇಳು ಬಾಲ ಮುಡಿಡ್ಕೊಂಡು ಇಲ್ಲದ್ರೆ ನಿನ್ನ ಜೈಲು ಕಳಿಸ್ತೇನೆ ನಟವರ್ ಸಿಂಗ್ ಮಾಡಿದ್ರಲ್ಲ ಬಾಲ ಕೊಯ್ದ ಹಾಗೆ ಅಷ್ಟೆಲ್ಲ ಲಾಯಲ್ಟಿ ಲಾಯಲ್ಟಿ ಪಡ್ಕೊಳ್ತಿದ್ದೆ ಏನು ಮಾಡಿದ್ರು ಬಾಲ ಕೊಯ್ದೆ ಹಾಕಿಬಿಟ್ರು ಅವನಿಗೆ ಯಾತಕ್ಕೆ ಮಾತಾಡ್ತಿಲ್ಲ ಅಂದ್ರೆ ಮಾತು ಶುರು ಮಾಡಿದರೆ ಅವನು ಜೈಲು ಕಳಿಸ್ತಾರೆ ಕೇಸ್ ಹಾಕ್ತಾರೆ ಮಕ್ಕಳನ್ನು ಕೊಲ್ತಾರೆ ಬೇಕಾದ್ದು ಮಾಡ್ತಾರೆ ಇದು ಕೂಟು ನೀತಿ ನಿತ್ಯ ಮುತ್ಯದ ದಂಡಾಧಿ ವೃಷಂಬುದ್ವಿಜತೆ ಜನ ದಿವಸಕ್ಕೊಬ್ಬನನ್ನು ಜೈಲಿಗೆ ಹಾಕ್ತಾ ಇದ್ರೆ ಸರ್ಕಾರ ಜನ ಕಡೆಗೆ ಉದ್ವೇಗ ಬರ್ತದೆ ತಸ್ಮಾತ್ ಸರ್ವಾಣಿ ಕಾರ್ಯಾಣಿ ದಂಡೇನ ಇವ ವಿಧಾರಯೇತ್ ದಂಡದಿಂದ ಸೀಕ್ರೆಟ್ ಪನಿಷ್ಮೆಂಟ್ಸ್ ಇರ್ತದೆ ಹೇಳದೆ ಕೇಳದೆ ಒಬ್ಬ ಪತ್ತೆ ಇಲ್ಲದೆ ಹೋಗಿಬಿಡ್ತಾನೆ ಪತ್ರಿಕೆಯಲ್ಲಿ ವರದಿಯಾಗೋದಿಲ್ಲ ಪೊಲಿಟಿಕಲ್ ಮರ್ಡರ್ ಇರ್ತದೆ ಎಲ್ಲಿ ಹೋದಾದ್ರೆ ಕಾಲ್ ಜಾರಿ ಹಿಮಾಲಯದಲ್ಲಿ ಬಿದ್ದರು ಅಂತ ಯಾವತ್ತೋ ಆರು ತಿಂಗಳಾದ್ಮೇಲೆ ಪತ್ರಿಕೆಯಲ್ಲಿ ಹಾಕೋದು ಇದು ಕಮ್ಯುನಿಸ್ಟ್ ಮೆಥಡ್ ರಷ್ಯಾದಲ್ಲಿ ಹೀಗೆ ಮಾಡ್ತಿದ್ರು ಇದನ್ನು ಉಪದೇಶ ಮಾಡ್ತಾನೆ ಕಣಿಕ ಕಂಟಕೋಹ್ಯಪಿ ದುಶ್ಚಿನ್ನ ಅಸ್ರಾವಂ ಚಿರಂ ಇದೊಂದು ಮಾತು ಎಲ್ಲ ಸೂತ್ರ ಇದ್ದ ಹಾಗೆ ಕಾಲಲ್ಲಿ ಎಷ್ಟೋ ಸಲ ನಿಮಗೆಲ್ಲ ಅನುಭವ ಆಗಿರ್ಬೋದು ನನಗೂ ಸಾಕಷ್ಟಾಗಿದೆ ಕಣ್ಣಿಗೆ ಕಾಣಿಸದೇ ಇರುವಂತಹ ಒಂದು ಸಣ್ಣ ಮುಳ್ಳಿನ ಮೊನೆ ಹೊಕ್ಕಿರುತ್ತದೆ ಅದು ಎಲ್ಲಿದೆ ಅಂತ ಗೊತ್ತಿಲ್ಲ ಹೆಜ್ಜೆ ಕೆಳಗಿಟ್ಟರೆ ಚುಚ್ಚೋಕೆ ಶುರುವಾಗುತ್ತೆ ರಕ್ತವೇನು ಬರುವುದಿಲ್ಲ ಹೊರಗಡೆ ಆದರೂ ಒಳಗೆ ಸಂಕಟ ಪಡುವಂತೆ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಆಳುವವನಿಗೆ ಮುಳ್ಳು ಎಷ್ಟೇ ಸಣ್ಣದಾಗಿದ್ರೂ ಉಪೇಕ್ಷೆ ಮಾಡದೆ ಅಲ್ಲಿಂದಲ್ಲೇ ಕತ್ತರಿಸಿ ತೆಗೆಯಬೇಕು ವಧಮೇವ ಪ್ರಶಂಸಂತಿ ಶತ್ರುಣಾಮಪಕಾರಿಣಾಂ ಒಮ್ಮೆ ಅಪಕಾರ ಮಾಡಿದ ಒಬ್ಬ ಶತ್ರು ಕ್ಷಮೆಗಿಮೆ ತೋರಿಸೋದಲ್ಲ ಕೊಂದೇ ಹಾಕಿ ಬಿಡಬೇಕು ಶತ್ರು ಶೇಷಂ ನ ಶೇಷಯೇತ್ ಶತ್ರುಗಳ ಚೂರನ್ನು ಉಳಿಸಬಾರದು ಆಪದ್ಯ ಬಿಜ ಕಾಲೇಚ ಕುರ್ವೀತನ ವಿಚಾರಯೇತ್ ಆಪದ್ಯಾಪದಿ ಕಾಲೇಚ ಒಂದು ಆಪತ್ತು ಬಂತು ಅಂದ್ರೆ ತಿಳಿದೋ ತಿಳಿಯದೆಯೋ ಸಣ್ಣ ತಪ್ಪನ್ನು ಮಾಡಿದವನನ್ನು ಕೊಲ್ಲಿಸಿ ಬಿಡಬೇಕು ಯಾಷ್ಟು ದೊಡ್ಡ ಪ್ರಮಾಣದಲ್ಲಿ ಶತ್ರು ಶತ್ರುವಾಗ್ತಾನೆಯೋ ಗೊತ್ತಿಲ್ಲ ನಾವಜ್ಞೇಯೋರಿ ಪುಸ್ತಾತ ದುರ್ಬಲೋಪಿ ಕಥಂಚನ ಇವತ್ತು ದುರ್ಬಲ ಇರ್ತಾನೆ ಒಬ್ಬ ಶತ್ರು ನಾಳೆ ಪ್ರಬಲರು ಕೂಡಿಕೊಳ್ತಾರೆ ಒಂದು ಸಣ್ಣ ಬೆಂಕಿ ಕಡ್ಡಿ ಸಣ್ಣ ಬೆಂಕಿ ಕಡ್ಡಿ ಜ್ವಾಲೆಯಿಂದ ದೊಡ್ಡ ಕೆಲಸ ಮಾಡೋಕ್ಕಾಗೋದಿಲ್ಲ ನಿಜ ಅದಕ್ಕೆ ಸೊಪ್ಪು ಸದೇ ಕಸ ಕಳೆ ಎಲ್ಲ ಸೇರಿಕೊಂಡು ಗಾಳಿಯೂ ಬೀಸಿದರೆ ಹಸಿ ಪದಾರ್ಥವನ್ನು ಸುಡುತ್ತದೆ ಊರನ್ನೇ ಸುಟ್ಟು ಬಿಡುತ್ತದೆ ಹಸಿದಾಗಿರುವ ಧಾನ್ಯ ತುಂಬಿರುವ ಹೊಲಗಳನ್ನು ಬೆಂಕಿ ಹಚ್ಚಿಬಿಡ್ತಾರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅದು ಒಣಗಿರಬೇಕು ಅಂತ ನಿಮಗಿಲ್ಲ ಗಾಳಿ ಬೀಸಿದ್ರೆ ಸಾಕು ಒಂದು ಸಣ್ಣ ಕಿಡಿ ಎಲ್ಲಿಯೂ ಬೇಕಾದಷ್ಟು ಪ್ರೋತ್ಸಾಹ ಸಿಕ್ಕಬಹುದು ಆದ್ದರಿಂದ ದೊರೆಯಾದವನು ಅಂಧೋ ಅಂಧಸ್ಯಾದಂಧ ವೇಳಾಯಾಮ್ ಕುರುಡಾಗಿ ನಟಿಸಬೇಕಾದ ಕಾಲ ಕೆಲವು ಸಲ ಬರ್ತದೆ ಕುರುಡನಂತೆ ನಟಿಸಬೇಕು ಕೆಲವರು ಮನೆಯಲ್ಲಿ ಒಬ್ಬಳು ಹುಡುಗಿ ಮದುವೆಯಾಗಿ ಬಂದರೆ ಆ ಹುಡುಗಿಗೆ ಹಡೆದ ಮನೆಯವರು ಕೆಲವು ಉಪಾಯಗಳನ್ನು ಹೇಳಿಕೊಡ್ತಾರೆ ನಾನು ನೋಡಿದ್ದೇನೆ ಕೆಲವು ಮನೆಯಲ್ಲಿ ನಿಮಗೆ ಅರ್ಥವಾಯಿತು ನಿಮ್ಮ ಅತ್ತೆ ಮಾವ ನಿಮ್ಮ ನಾದನಿಯರು ಬಾವ ಮೈದ ಅನುಕೂಲವಾಗಿದ್ದಾರೆಯೋ ಇಲ್ವೋ ಅಂತ ತಿಳ್ಕೊಳ್ಳೋದು ಹೇಗೆ ಅಂದರೆ ಸ್ವಲ್ಪ ದಿವಸ ಕಿವಿ ಕೇಳಿಸೋದಿಲ್ಲ ಅಂತ ನಾಟಕ ಮಾಡು ಅವರೇನೇನು ಹೇಳ್ತಾರೋ ಗೊತ್ತಾಗುತ್ತೆ ಅಂಧ ಕಣ್ಣು ಕಾಣಿಸೋದಿಲ್ಲ ಅಂತ ನಾಟಕ ಮಾಡು ಅಂಧಸ್ಯಾದಂಧ ವೇಳಾಯ ಎಂಬ ಪಿಚಾಶ್ರಯೇತೆ ಕುರಿಯಾ ತೃಣಮಯಂಚಾಪಂ ಹುಲ್ಲು ಕಡ್ಡಿಯೂ ಬಿಲ್ಲಾಗುವುದಕ್ಕೂ ಬರ್ತದೆ ಕ್ಷಯಿ ತಮ್ರಗಶಾಯಿಕಾಂ ಒಂದು ನಾಯಿ ಅಥವಾ ಒಂದು ಜಿಂಕೆ ಏನೂ ಮಾಡೋಕೆ ಬರ್ತದೆ ಒಂದು ಹುಲ್ ಕಡ್ಡಿ ಕೈಗೆ ಎತ್ಕೊಂಡ್ರು ಹೆದರ್ಕೊಂಡು ಹೋಗುತ್ತೆ ಅದೇನು ಹೊಡೆಯೋದಕ್ಕೆ ದೊಡ್ಡ ಶಸ್ತ್ರವಲ್ಲ ಏನೂ ಅಲ್ಲ ಆಪತ್ಕಾಲದಲ್ಲಿ ಏನು ಸಿಕ್ಕರೆ ಅದರಿಂದಲೇ ಶತ್ರು ನಿಗ್ರಹ ಮಾಡಬಹುದು ಅನ್ಯಾದಮಿತ್ರಂ ಮಿತ್ರಂ ದಾನೇನ ಮಿತ್ರನಲ್ಲದೇ ಇದ್ದವನನ್ನ ಲಾಂಚ ಕೊಟ್ಟು ದಾರಿಗೆ ತಗೋಬಹುದು ಅನ್ಯಾದ ಅಮಿತ್ರಂ ದಾನೇನ ತಥಾ ಪೂರ್ವಾಪಕಾರಿಣಂ ಒಮ್ಮೆ ಅಪಕಾರ ಮಾಡಿದವನನ್ನ ಕೊಂದೇ ಬಿಡಬೇಕು ಹನ್ಯಾತ್ ತ್ರೀನ್ ಪಂಚ ಸಪ್ತೇತಿ ಪರಪಕ್ಷಸ್ಯ ಸರ್ವಶಃ ಶತ್ರುಪಕ್ಷದಲ್ಲಿ ಮೂರನ್ನು ಐದನ್ನು ಏಳನ್ನು ಉಪಾಯದಿಂದ ಬಗೆಹರಿಸಬೇಕು ಮೂರಂದ್ರೆ ಯಾವುದು ಐದಂದ್ರೆ ಯಾವುದು ಶತ್ರುವಿನ ಐಶ್ವರ್ಯ ಶತ್ರುವಿನ ಮಂತ್ರಾಲೋಚನೆ ಶತ್ರುವಿನ ಉತ್ಸಾಹ ಈ ಮೂರನ್ನೂ ಕೊನೆಗೊಳಿಸಬೇಕು the enthusiasm of your enemy the wealth of your enemy and the secrets of your enemy ಇದನ್ನು ಭೇದಿಸಬೇಕು ಪಾಕಿಸ್ತಾನ ಸತತವಾಗಿ ಮಾಡ್ತಾ ಇದೆ ನಮ್ಮ ಮೇಲೆ ಆದರೆ ಅವರಿಗೆ ಮುಳುವಾಗಿದೆ ಅವರಲ್ಲಿಯೇ ಐಶ್ವರ್ಯ ನಾಶವಾಯಿತು ಅವರಲ್ಲಿಯೇ ಹುಡುಗರಿಲ್ಲ ಇವತ್ತು ಕಾಶ್ಮೀರದ ಹುರಿಯತ್ ಎಂಬುವನೊಬ್ಬ ಇನ್ನು ನಮ್ಮಲ್ಲಿ ನಮ್ಮ ಹುಡುಗರನ್ನ ಸಮಾಜ ಮಾಡುವುದಕ್ಕೆ ಜಾಗವಿಲ್ಲ ಇದು ಬೇಡ ಜಗಳ ಇನ್ಮೇಲೆ ಅಂತ ಮಾತಾಡಿದ್ದಾನೆ ನಾಳೆ ಕೊಲ್ತಾರೆ ನೋಡಿ ಅವನನ್ನು ಬಿಡೋದಿಲ್ಲ ಅವರು ಮುಸಲ್ಮಾನ್ ಮತದಲ್ಲಿ ಅಂಥವ್ರನ್ನ ಜೀವಿ ಸಹಿತ ಬಿಡೋದು ಜಿಹಾದಿ ಜಿಹಾದಿ ಜಿಹಾದಿ ಸಾಯ್ತಾರೆ ಇದು ಮೂರು ಐದು ಯಾವುದು ಒಂದು ರಾಷ್ಟ್ರ ಚೆನ್ನಾಗಿರೋದಕ್ಕೆ ಅಮಾತ್ಯ ರಾಷ್ಟ್ರ ದುರ್ಗ ಕೋಶ ದಂಡ ಇದು ಐದು ಭದ್ರವಾಗಿರಬೇಕು ಬೊಕ್ಕಸ ಚೆನ್ನಾಗಿರಬೇಕು ಸೇನೆ ಚೆನ್ನಾಗಿರಬೇಕು ಏರಿಯಾಸ್ ಟು ಬಿ ಪ್ರೊಟೆಕ್ಟೆಡ್ ದುರ್ಗಗಳು ಚೆನ್ನಾಗಿರಬೇಕು ಪ್ರಧಾನಮಂತ್ರಿ ಚೆನ್ನಾಗಿರಬೇಕು ಆಗ ರಾಷ್ಟ್ರ ಚೆನ್ನಾಗಿರುತ್ತೆ ಇದನ್ನು ನಮ್ಮಲ್ಲಿ ಪರಿಶೀಲನೆ ಮಾಡಿಕೊಳ್ಳಿ ಪ್ರಧಾನ ಮಾತ್ಯರು ಸರಿ ಇಲ್ಲ ಕ್ರಾಸ್ ಮಾರ್ಕ್ ದುರ್ಗಗಳು ನಾಟ್ ಅಟ್ ಆಲ್ ಪ್ರೊಟೆಕ್ಟೆಡ್ ನಮ್ಮ ಅಟಾಮಿಕ್ ಪ್ಲಾಂಟ್ಸ್ ಎಲ್ಲಿದೆ ರಿಫೈನರೀಸ್ ಎಲ್ಲಿವೆ open to enemies on all sides ಇಲ್ಲೇ ಇಸ್ರೋ ನೋಡಿ ಯಾವ ದರಿದ್ರ ಸ್ಥಿತಿಯಲ್ಲಿ ಕೂತಿದೆ ನಮ್ಮ ಹುಡುಗ ತೋರಿಸ್ತಾನೆ ಇಸ್ರೋ ರಸ್ತೆ ಮುಂದಗಡೆ ಇದು ಇಂಟರ್ನ್ಯಾಷನಲ್ ವಿಸಿಟರ್ಸ್ ಎಲ್ಲ ಬರ್ತಾರೆ ಎಷ್ಟು ಕಚಡ ರಸ್ತೆ ಇದೆ ನೋಡು ಅಂತ ತೋರಿಸ್ತಾನೆ ನೀವು ನಾನು ಟೀಕೆ ಮಾಡಿದೆ ಅಂತ ತಪ್ಪು ತಿಳ್ಕೋಬೇಡಿ ನೀವು ಬರೀ ತಂತಿ ಬೇಲಿ ಹಾಕಿದ್ರೆ ಸಾಲದು ನಾಲ್ಕು ಪೊಲೀಸರು ಒ ಬಿ ರಾಯನ್ ಕಾಲ್ದು ಬಂದೂಕ ಕೊಟ್ರೆ ಅವನೇನ್ ಮಾಡ್ತಾನೆ ತಗೊಂಡು ನೋಡಿ ಇದು ಎಲೆಕ್ಟ್ರಾನಿಕ್ ಯುಗ ಶತ್ರುಗಳು ಹೇಗಿಂದು ಬರ್ತಾರೆ ಡಬ್ಲ್ಯೂ ಟಿ ಒ ಟವರ್ಸ್ ಹೊಡೆದ್ರವರು ನಮ್ಮ ದುರ್ಗಗಳು ಗಟ್ಟಿ ಮುಟ್ಟಿಲ್ಲ ಕೋಶಃ ನಮ್ಮವರೇ ಮಂತ್ರಿಗಳೇ ತಿಂದು ತೇಗ್ತಾ ಇದ್ದಾರೆ ನಮ್ಮ ಬೊಕ್ಕಸ ಲೂಟಿ ಆಗ್ತಾ ಇದೆ ಪ್ರತಿಯೊಬ್ಬ ಪ್ರಜೆ ತಲೆ ಮೇಲೆ ಕೂತ್ಕೊಂಡಿದೆ ಸಾಲ ನಮಗೆ ಗೊತ್ತಿಲ್ಲ ದಂಡಶ್ಚ ಇದು ಒಂದು ಚೆನ್ನಾಗಿದೆ the Indian army is perhaps the best army in the whole world ಅದರಲ್ಲಿ ತೆರಿಗೆ Muslim percentage Christian percentage communist percentage ಮನೆ ಹಾಳು ಜನ ಇದನ್ನು ಮಾಡಬೇಕು ಅಂತ ಕೂತಿದ್ದಾರೆ that which should have been secular they want to communalise that which is communal they want to call secular ಇದು ಕಾಲಿಗೆ ಹಾಕೋಬೇಕಾದನ್ ತಲೆಗೆ ತಲೆ ಹಾಕಬೇಕಾದ ಕಾಲಿಗೆ ಇಂಥ ಮತಿಮೂಢರು ಮತಿಮಂದರು ಅಲ್ಲಿ ಕೂತ್ಕೊಂಡಿದ್ದಾರೆ ಕಣಿಕ ಹೇಳ್ತಾನೆ ಇದು ಇದು ಗ್ರಾಹ್ಯವಾದದ್ದೇ ಇದು ಚೆನ್ನಾಗಿರಬೇಕು ಆಮೇಲೆ ಸಪ್ತ ಉಪಾಯಗಳು ಯಾವುದು ಸಾಮ್ನ ದಾನೇನ ಭೇದೇನ ದಂಡೇನ ಉದ್ಬಂಧನೇನ ಚ ವಿಷೇಣ ವನ್ಹಿನಾವಾಪಿ ಪ್ರಕೃತಿ ಪ್ರಕೃತಿ ನಿರ್ದಹೇತ್ ಈ ಮೇಲೆ ಹೇಳಿದ ಐದು ಇದೆಯಲ್ಲ ಅಮಾತ್ಯ ರಾಷ್ಟ್ರ ದುರ್ಗಾ ಕೋಶ ದಂಡ ಈ ಐದನ್ನು ಡಿಸ್ಟ್ರಾಯ್ ಮಾಡಿ ಎನಿಮಿದು ಹೇಗೆ ಮಾಡಬೇಕು ಅದಕ್ಕೆ ಉಪಾಯ ಯಾವುದು ಸಾಮೋಪಾಯದಿಂದ ಅವರ ಕೈಯಲ್ಲೇ ಅವರ ಜನಗಳ ಕೈಯಲ್ಲಿಯೇ ಕೊಲಿಸುವುದು ಟಿಪ್ಪು ಸುಲ್ತಾನ್ ಮಾಡಿದಾಗೆ ಆಗದೇ ಇದ್ದ ಹಿಂದೂಗಳನ್ನು ಹಿಂದೂಗಳ ಕೈಯಲ್ಲಿಯೇ ಟಿಪ್ಪು ಡ್ರಾಪ್ನಲ್ಲಿ ಕಬ್ಬಾಳ ಡ್ರಾಪ್ನಲ್ಲಿ ಸಾವನ್ ದುರ್ಗ ಡ್ರಾಪ್ನಲ್ಲಿ ತಡಿಸ್ತಿದ್ದ ಅವರ ಕೈಯಲ್ಲಿಯೇ ಮಾಡಿಸ್ತು ಬ್ರಿಟಿಷರು ಅವರಿಗೆ ವಿರೋಧವಾಗಿದ್ದ ಭಾರತೀಯರನ್ನು ಭಾರತೀಯರ ಕೈಯಲ್ಲಿಯೇ ಕೊಲಿಸ್ತಾ ಇದ್ರು ಸಾಮೋಪಾಯದಿಂದ ದಾನೇನ ಲಂಚ ಕೊಟ್ಟು ಮಾಡಿಸುವುದು ಭೇದೇನ ಒಳಗೊಡೆ ಡಿವೈಡ್ ಅಂಡ್ ರೂಲ್ ಮಾಡುವುದು ದಂಡೇನ ಡೈರೆಕ್ಟ್ ಪನಿಷ್ಮೆಂಟ್ ಮಾಡುವುದು ಭಗತ್ ಸಿಂಗ್ ಮಾಡಿದ ಹಾಗೆ ಉದ್ಬಂಧನೇನ ಚ ನೇಣು ಹಾಕುವುದು ವಿಷಪ್ರಯೋಗ ಮಾಡುವುದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಮಾಡಿದ ಹಾಗೆ ಮಾಡುವುದು ಇದನ್ನೆಲ್ಲ ಬರೆದಿದ್ದಾರೆ ಪುಸ್ತಕದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಸತ್ತಾಗ ಅವರ ಮೈ ಮೇಲೆ ನೀಲಿ ನೀಲಿ ನೀಲಿ ಪಟ್ಟೆಗಳಿದ್ದವು ಆ ಹೆಣವನ್ನು ಕಂಡವರು ಬರೆದಿದ್ದಾರೆ ನಯಾರ್ ಅವರು ಬರೆದಿದ್ದಾರೆ ಈ ಮಾತನ್ನ ಸ್ಕೂಪ್ ಅಂತ ಒಂದು ಪುಸ್ತಕ ಇಂಗ್ಲಿಷ್ ಪುಸ್ತಕ ನಿಮಗೆ ಕೊಟ್ಟಿಲ್ಲ ಅದನ್ನ ಅದ್ಭುತವಾದ ಗ್ರಂಥ ಅವರು ಕಮಿಷನರ್ ಟು ಬ್ರಿಟಿಷ್ ಎಂಬೆಸಿ ಇದ್ದವರು ಒಳ್ಳೆ ಪತ್ರಿಕಾಕರ್ತರು ಎಷ್ಟೊಂದು ಅದ್ಭುತವಾದ ಗ್ರಂಥಗಳಿವೆ ಯಾವುದು ಕನ್ನಡ ಜನತೆಗೆ ಲಭ್ಯವೂ ಇಲ್ಲ ಭಾರತೀಯರು ಅಪರೂಪಕ್ಕೆ ಬರೀತಾರುವಂಥ ಪುಸ್ತಕ ಇಂಥದ್ದು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಮರಣ ಸ್ವಾಭಾವಿಕ ಮರಣವಲ್ಲ ನಿಜಲಿಂಗಪ್ಪನವರು ಬರೆದಿದ್ದಾರೆ ತಮ್ಮ ಆತ್ಮಚರಿತ್ರೆಯಲ್ಲಿ ಅದನ್ನಾದರೂ ಓದು ನೀವು ಪುಣ್ಯಾತ್ಮರು ಆ ಕೊಲೆಯಿಂದ ಯಾರಿಗೆ ಲಾಭವಾಯಿತು ಅವರೇ ಅದರ ಹಿಂದೆ ಇದ್ದಿರಬಹುದು ಯಾರಂತ ನಾವು ಆಯ್ಬಿಟ್ಟು ಹೇಳೋದು ಬೇಡ ಮುಂದೆ ಯಾರು ಪ್ರಧಾನಮಂತ್ರಿ ಆದರೂ ನೋಡಿಕೊಳ್ಳಿ ಇವೆಲ್ಲ ನಡಿ ಹೊತ್ತು ಆಗಿನ ಕಾಲದಲ್ಲಿ ನೇಣ ಹಾಕ್ತಿದ್ರು ಈಗಿನ ಕಾಲದಲ್ಲಿ ವಿಷವನ್ನು ಹಾಕ್ತಾರೆ ವಿಷೇಣ ವನ್ಯನ ಬೆಂಕಿ ಹಾಕಿ ಸುಡಿಸುವುದು ಹೀಗೆ ಇದು ಇಷ್ಟೊಂದು ಮೆಥಡ್ಸ್ ಇದೆ ಮಹಾರಾಜರೇ ಧೃತರಾಷ್ಟ್ರದೇ ಪಾಂಡವರನ್ನ ಇಷ್ಟೊಂದು ಏಳು ದಾರಿಗಳಲ್ಲಿ ಯಾವ ದಾರಿಯಿಂದ ಮುಗಿಸಬೇಕು ಹೇಳಿ ಯೋಜನೆ ಸಿದ್ಧ ಮಾಡ್ತೇನೆ ಪ್ಲಾನ್ ರೆಡಿ ಮಾಡ್ತೇನೆ ಎಂದ ಅವನು ಧೃತರಾಷ್ಟ್ರನಿಗೆ ಎದೆ ಜಲ್ಲೊಂದು ಬಿಡ್ತು ಹೇಳಿದ ಕೂಡಲೇ ಇಷ್ಟು ದೊಡ್ಡ ಪ್ಲಾನ್ ತಯಾರು ಮಾಡಿಬಿಟ್ಟಲ್ಲ ಇವನು ಹೆದರದ ಕೂಡಲೇ ಒಂದು ಕತೆ ಹೇಳ್ತೇನೆ ಕೇಳಿ ನಿಮಗೂ ಬೇಜಾರಾಗಬಾರದು ಪ್ರಾರಂಭದಲ್ಲಿಯೇ ಒಂದು ಕತೆ ಇದು ಪಂಚತಂತ್ರದ ಕಥೆಯಂತೆ ಕಾಣಿಸ್ತದೆ ಇಂಥದ್ದು ಅನೇಕ ಕಥೆಗಳು ಪಂಚತಂತ್ರದಲ್ಲಿವೆ ನಾನು ಶ್ಲೋಕ ಓದುವುದಿಲ್ಲ ಕತೆ ಹೇಳಿಬಿಡ್ತೇನೆ ಮಹಾಭಾರತ ಹೇಳ್ರಿ ಅಂದ್ರೆ ಕಾಗೆ ಗೂಬೆ ಕತೆ ಹೇಳ್ತಿರಲ್ಲ ಅಂತ ಕೇಳಬೇಡಿ ಕಾಗೆ ಗೂಬೆ ಕಥೆಯೇ ಮಹಾಭಾರತದ್ದು ಒಂದು ಕಾಡಿನಲ್ಲಿ ಮತ್ತೆ ಗಮನವಾಗಿ ಕೇಳಿಕೊಳ್ಳಿ ಸ್ವಲ್ಪ ಸ್ಪೀಡ್ ಮಾಡ್ತೇನೆ ಕಥೆ ಚಿಕ್ಕ ಚಿಕ್ಕ ಕಥೆಗಳನ್ನು ಒಂದು ನರಿ ಒಂದು ಹುಲಿ ಅಥವಾ ಒಂದು ಇಲಿ ಒಂದು ತೋಳ ಒಂದು ಮುಂಗಸಿ ಸೇರಿಕೊಂಡು ಒಂದು ಅಲೈನ್ಮೆಂಟ್ ಮಾಡಿಕೊಂಡು ಎಂಥ ಅಲೈನ್ಮೆಂಟ್ ನೋಡಿ ಇದು ಹುಲಿಯಲ್ಲಿ ನರಿಯಲ್ಲಿ ಇಲಿಯಲ್ಲಿ ತೋಳೆಯಲ್ಲಿ ಮುಂಗಸಿಯಲ್ಲಿ ಮುಷಂಡಿಯದು ಮನುಷ್ಯರಿಗೆ ಮುಖವನ್ನೇ ತೋರಿಸುವುದಿಲ್ಲ ಆ ಪ್ರಾಣಿಯದು ಅವು ಸೇರಿಕೊಂಡು ಏನು ಮಾಡಿದವು ಹಸಿವಾಗಿತ್ತು ಐದು ಜನಕ್ಕೆ ಅಧಿಕಾರದ ಹಸಿವಿದ್ದ ಹಾಗೆ ಎಲ್ಲ ಪೊಲಿಟಿಕಲ್ ಓವರ್ಟೋನ್ಸ್ ತುಂಬ ಇದೆ ಇದರಲ್ಲಿ ಒಂದು ಜಿಂಕೆಯನ್ನು ಕೊಂದುವು ಐದೂ ಸೇರಿಕೊಂಡು ಕೊಂದುವು ಕೊಂದದ್ದು ಹೇಗೆ ಎನ್ ಡಿ ಎ ಗೌರ್ಮೆಂಟ್ ಉರುಳಿಸಿದ ಹಾಗೆ ಹೇಗೆ ಮಾಡಿದರು ಇಲಿ ಏನು ಮಾಡಿತು ಈ ಜಿಂಕೆಯ ಮಲಗಿರುವಾಗ ಹೋಗಿ ಅದರ ಕಾಲನ್ನು ಕಡಿದು ಕುಂಟುವಂತೆ ಮಾಡಿ ಓಡೋಕಾಗದೆ ಇರುವಂತೆ ಮಾಡಿಬಿಡ್ತು ಇಲಿ ಕೆಲಸ ಅಷ್ಟೇ ಮಮತಾ ಬ್ಯಾನರ್ಜಿ ಮಾಡಿದ ಹಾಗೆ ಒಂದು ಓಟ್ನಿಂದ ಎರಡು ಓಟ್ನಿಂದ ಜೈಲಲ್ಲಿ ಮಗ ಇವೆಲ್ಲ ಇಡೀ ಕೆಲಸ ಹುಲಿ ಏನು ಮಾಡಿತು ಹೋಗಿ ಪಂಚದಿಂದ ಹೊಡೆದು ಕೊಂಡೆ ಹಾಕಿಬಿಡ್ತು ಇದು ಡಿ ಎಂ ಕೆ ಮಾಡಿದ ಹಾಗೆ ಆಮೇಲೆ ನರಿ ನೋಡಿತು ಅದರ ಅದರದ್ದು ಪಾತ್ರ ಏನೂ ಇಲ್ಲ ಇದರಲ್ಲಿ ಕೊಂದದ್ದು ಹುಲಿ ಕಾಲು ಕಡಿದಿದ್ದು ಇಲಿ ನರಿ ಏನು ಮಾಡಿತು ಉಪಾಯ ಮಾಡಿ ಸರಿ ಎಲ್ಲರೂ ಮಾಂಸ ಹಂಚ್ಕೊಂಡು ತಿನ್ನೋಣ ನೀವೆಲ್ಲ ಹೋಗಿ ಸ್ನಾನ ಮಾಡ್ಕೊಂಬನ್ನಿ ಅಂತ ಹೇಳಿತು ಎಲ್ಲ ಬ್ರಾಹ್ಮಣ ಪ್ರಾಣಿಗಳು ಅಂತ ಕಾಣ್ತವೆ ಸ್ನಾನ ಏನೆಲ್ಲದೆ ಊಟ ಮಾಡೋ ಹಾಗೆಲ್ಲ ಶಿವಪೂಜೆ ಅವು ಒಂದೊಂದು ಒಂದೊಂದು ಟೈಮಿಗೆ ಬಂದು ಯಾಕೆ ಪ್ರೋಗ್ರಾಮ್ ಎಲ್ಲ ಬೇರೆ ಬೇರೆ ಅಲ್ಲ ಒಟ್ಟಿಗೆ ಸೇರೋದಿಲ್ಲ ನೋಡಿ ಅದು ಮೊದಲು ಹುಲಿ ಬಂತು ಆಗ ನರಿ ಹೇಳ್ತು ಇಷ್ಟೊತ್ತು ಇಲ್ಲಿ ಕೂತಿತ್ತು ಇಲಿ ಅದು ನಿನ್ನನ್ನು ತುಂಬನೇ ದೂಷಣೆ ಮಾಡಿತು ನಾನು ಆ ಕಾಲು ಕಡಿಯೋ ಹೊತ್ತಿಗೆ ಇವತ್ತು ಹುಲಿಗೆ ಅವಕಾಶವಾಯಿತೇ ಹೊರತು ಏನು ಹುಲಿದೇನು ಮಹಾ ನಿನ್ನ ದೂಷಣೆ ಮಾಡಿತು ನೋಡಿದ ಒಂದು ಇಲಿ ಕೈಲಿ ಹೀಗೆಲ್ಲ ಬೈಗಳ ಕೇಳಿದೆಲ್ಲ ಅಂತ ಹೇಳಿದ ಕೂಡಲೇ ಹುಲಿಗೆ ವೈರಾಗ್ಯ ಬಂದು ಬಿಡ್ತು ಇದು ಅಪ್ಪಟ ಬ್ರಾಹ್ಮಣ ಹುಲಿ ಇರಬೇಕು ಹಾಗಿದ್ರೆ ಜಿಂಕೆ ಮಾಂಸ ನನಗೆ ಬೇಡ ಅಂತ ಕೋಪ ಮಾಡಿಕೊಂಡು ಹೋಯಿತು ಸ್ವಲ್ಪ ಆದಮೇಲೆ ಇಲಿ ಬಂತು ಸ್ನಾನ ಏನೇ ಮಾಡಿ ನಾಮಾಗಿಮ ಹಚ್ಚಿಕೊಂಡು ಆ ಇಲಿಗೆ ನರಿ ಹೇಳ್ತು ಈಗ ಈಗ ತಾನೇ ಮುಂಗುಸಿ ಬಂದಿತ್ತು ಅದು ಹೇಳ್ತು ಜಿಂಕಿ ಜಿಂಕೆಯಲ್ಲಿ ಏನೋ ವಿಷ ಇದೆಯಂತೆ ಈ ವಿಷದ ಮಾಂಸ ತಿಂದರೆ ಇದು ತುಂಬ ಅಪಾಯ ಅಂತ ಹೇಳಿಬಿಟ್ಟು ಅದಕ್ಕೆ ಬದಲಾಗಿ ಈ ಇಲಿ ಬರಲಿ ಇಲಿಯನ್ನೇ ತಿಂತೇನೆ ಅಂತ ಹೇಳಿತು ಮುಂಗುಸಿ ಇಲಿಯನ್ನೇ ತಿಂತೇನೆ ಅಂತ ಹೇಳಿತು ಮೊದಲೇ ಟಿಮಿಡ್ ಕ್ರೀಚರ್ ಅಯ್ಯೋ ನನ್ನ ತಿನ್ನತಿ ಅದು ಅಂತ ಹೇಳಿ ಇಲಿ ಪಲಾಯನ ಮಾಡಿ ಓಡಿ ಹೋಗಿಬಿಡ್ತು ಮೂರನೇದಾಗಿ ತೋಳ ಬಂದಿತು ಸ್ನಾನ ಮಾಡಿಕೊಂಡು ಅದಕ್ಕೆ ನರಿ ಹೇಳ್ತು ಹುಲಿಗೆ ತುಂಬ ಕೋಪ ಬಂದುಬಿಟ್ಟಿದೆ ಅಲ್ಲಿ ಪಕ್ಕದಲ್ಲಿ ಎಲ್ಲೋ ಒಂದು ಪೊದಲು ಕೂತ್ಕೊಂಡಿದೆ ನಿನ್ನ ಮೇಲೆ ಒಂಟಿಯಾಗಿ ಬಂದು ನಿನ್ನ ಎದುರಿಸೋದು ಕಷ್ಟ ಅಂತ ಇಡೀ ಕುಟುಂಬವನ್ನು ಫ್ಯಾಮಿಲಿಗೆ ಕರ್ಕೊಂಡ್ಬರ್ತೇನೆ ಅಂತ ಹೋಗಿ ಐದು ನಿಮಿಷದಲ್ಲಿ ಬರುತ್ತೆ ನೋಡು ಅಂತ ಹೇಳಿತು ಇದನ್ನು ಕೇಳಿ ತೋಳ ಅಯ್ಯೋ ಒಂದು ಹೆಬ್ಬುಲಿಗೆ ಹೆದರ್ತೇನೆ ಇಷ್ಟೊಂದು ತೋಳ ಬಂದರೆ ಇಷ್ಟೊಂದು ಹುಲಿ ಬಂದ ನನ್ನ ಗತಿ ಏನು ತಿಳ್ಕೊಂಡು ತಾನೂ ಓಡಿ ಹೋಯಿತು ಕೊನೆಯಲ್ಲಿ ಮುಂಗಿಸಿ ಬಂತು ಮುಂಗುಸಿಗೆ ನರಿ ಹೇಳಿತು ನೋಡಿಯ ಹುಲಿಯನ್ನ ತೋಳವನ್ನ ಬಾಕಿಯವರನ್ನ ಬಾಹುಬಲದಿಂದ ಗೆದ್ದು ಓಡಿಸಿ ತೋರಿಸಿದ್ದೇನೆ ನಿನಗೆ ಶಕ್ತಿ ಇದ್ರೆ ಮುಂದೆ ಬಾ ಅಂತ ಹೇಳಿದಾಗಿ ಅಯ್ಯೋ ಹುಲಿಯನ್ನು ಓಡಿಸಿದವನು ಮಹಾರಾಯ ನನ್ನ ತಂಟೆಗೆ ಬರಬೇಡ ಅಂತ ಮುಂಗುಸಿ ಓಡಿ ಹೋಯಿತು ಆಗ ಇಡೀ ಜಿಂಕೆಯ ಮಾಂಸವನ್ನ ಇದು ಒಂದೇ ತಿಂದು ಹಾಕಿತು ನರಿ ಬುದ್ಧಿ ಹಾಗೆ ಉಪಾಯದಿಂದ ರಾಜ್ಯವನ್ನು ಹಿಡಿಬೇಕು ಶತ್ರುಗಳನ್ನು ಸಂಹಾರ ಮಾಡಬೇಕು ಮಹಾರಾಜರೇ ಒಂದು ರಾಜ್ಯದಲ್ಲಿ ಇಲಿಯಂತವರು ಇರ್ತಾರೆ ನರಿಯಂಥವರು ಇರ್ತಾರೆ ಹುಲಿಯಂಥವರು ಇರ್ತಾರೆ ಭೀಷ್ಮನಂಥವ್ರು ಇರ್ತಾರೆ ದ್ರೋಣನಂಥವ್ರು ಇರ್ತಾರೆ ಯಾರನ್ನ ಹೇಗಾಗಿ ಸಣ್ಣಗೆ ಮಾಡಬೇಕು ನನಗೆ ಬಿಟ್ಬಿಡಿ leave the problem to me ನಾ ಸರ್ ಮಾಡ್ತೇನೆ ನಿಮ್ಮ ಮಕ್ಕಳು ಒಳ್ಳೇದಾಗಬೇಕೋ ಇಲ್ಲವೋ ಈ ಕಥೆ ತುಂಬಾ ಹಿಡಿಸ್ತು ಧೃತರಾಷ್ಟ್ರನಿಗೆ ಇನ್ನಷ್ಟು ಹೇಳು ಅಂದ ಏ ಕಥೆ ಸಾಕು ಅಂತ ಆಯ್ಕೆ ಇನ್ನು ಉಪನ್ಯಾಸ ಮುಂದೆ ಹೋಗಬೇಕು ಭಯೇನ ಭೀರುಂ ಮನುಷ್ಯ ಸ್ವಭಾವಕ್ಕೆ ನೋಡಿಕೊಂಡು ಅದಕ್ಕೆ ಚಿಕಿತ್ಸೆ ಮಾಡಬೇಕು ಭಯಂಗಾಳಿ ಅಂತ ಹೇಳ್ತಾರೆ ತಮಿಳಲ್ಲಿ ಕೆಲವರಿಗೆ ತುಂಬಾ ಭಯ ಸ್ವಭಾವ ನೆರಳು ಕಂಡ್ರೆ ಹೆದರ್ತಾರೆ ಅವರಿಗೆ ಭಯದಿಂದಲೇ ಹೆದರಿಸಬೇಕು ಶೂರಂ ಅಂಜಲಿ ಕರ್ಮಣ ಶೂರನಾದವನಿಗೆ ಕೈ ಮುಗಿದು ಆಮೇಲೆ ಕಾಲು ಹಿಡಿದು ಎಳೆಯಬೇಕು ಸಾಷ್ಟಾಂಗ ಪ್ರಣಾಮ ಮಾಡುವ ನೆಪದಲ್ಲಿ ಹತ್ರ ಹತ್ರ ಕಾಲು ಹತ್ರ ಹೋಗಿ ಎರಡು ಕಾಲನ್ನು ಎಳೆದು ಬಿಟ್ರೆ ದಡಕ್ಕಂತ ಬೀಳ್ತಾನೆ ಲುಬ್ಧಮರ್ಥ ಪ್ರಧಾನೇನ ಲೋಭಿಯಾದವನನ್ನ ಹಣಕಾಸು ಕೊಟ್ಟು ಕೊಳ್ಳಕೊಳ್ಳಬೇಕು ಸಮಂ ನ್ಯೂನಂ ತಥಾ ಓಜಸ ಸಮವಾದವನನ್ನು ಕೊರತೆ ಇದ್ದವನನ್ನು ಶಕ್ತಿಯಿಂದ ಬಗ್ಗು ಬಳಿಯಬೇಕು ಪುತ್ರ ಸಖಾವ ಭ್ರಾತಾವ ಮನೆಹಾಳು ನೀತಿ ಮಗನಾಗಲಿ ಮಗಳಾಗಲಿ ಸ್ನೇಹಿತನಾಗಲಿ ತಂದೆಯಾಗಲಿ ಅಣ್ಣನಾಗಲಿ ಯದಿವ ಗುರುಹು ಪಾಠ ಹೇಳಿಕೊಟ್ಟು ಆಗಿರಲಿ ಪುತ್ರಃ ಸಖಾವ ಭ್ರಾತಾವ ವಾ ರಿಪುಸ್ಥಾನೇಶು ವರ್ತಂತಹ ಶತ್ರುಸ್ಥಾನದಲ್ಲಿ ನಿಂತರೆ ಹಂತವ್ಯ ಭೂತಿಮಿಚ್ಛತ ನಿರ್ದಾಕ್ಷಿಣ್ಯ ಹಾಕ್ಬಿಡಬೇಕು ಕಾರುಣ್ಯವನ್ನು ತೋರಿಸ್ತಕ್ಕದ್ದಲ್ಲ ಶಪಥೇನಾಪಿ ಅರಿಂ ಪ್ರಮಾಣ ಮಾಡಿದರೂ ಪರವಾಗಿಲ್ಲ ವಿಷೇಣ ಮಾಯಯಾವಾಪಿ ಗೂಢಚಾರ ಹೇಗಿರಬೇಕು ಇದು ಚಾಣಕ್ಯ ತನ್ನ ನೀತಿಶಾಸ್ತ್ರದಲ್ಲಿ ಉಪಯೋಗಿಸ್ಕೊಂಡ್ಬಿಟ್ಟಿದ್ದಾನೆ ಪಾಷಂಡಾನ್ ನಾವು ಹಿಂದೂಗಳು ಅಂತಿದ್ದೇವೆ ಹಿಂದೂ ದ್ವೇಷ ಮಾಡುವವರನ್ನ ಬೇಕಂತ ನಾಮಗೀಮ ವಿಭೂತಿ ಹಚ್ಚಿಸಿ ಗೂಢಚಾರರ ವೇಷದಲ್ಲಿ ತಿರುಪತಿಯಲ್ಲಿಯೇ ಹೋಗಿಸುವುದು ಎಕ್ಸಿಕ್ಯೂಟಿವ್ ಆಫೀಸರ್ನೇ ಕನ್ವರ್ಟ್ ಮಾಡುವುದು ತಿರುಪತಿ ವೆಂಕಟೇಶ್ವರನ ಆಲಯದ ಸುತ್ತ ದಿವಸ ಕಸ ಗುಡಿಸ್ತಾರಲ್ಲ ಅವರಿಗೆಲ್ಲ ಲಕ್ಷ ಲಕ್ಷ ರೂಪಾಯಿ ಕೊಟ್ಟು ಕೊರಳಿಗೆ ಶಿಲುಬೆಯನ್ನು ಏರಿಸಿ ಬೆಟ್ಟದ ಮೇಲೆ ಹತ್ತಿರ ಒಂದು ಕಡೆಯಲ್ಲಿ ವಾರ ವಾರ ಅವರು ಸರ್ಮನ್ ಹೇಳುವಂತೆ ಕ್ರೈಸ್ತರನ್ನು ಕಳಿಸುವುದು ಮಹಾಂತು ಮಠವನ್ನು ಕೊಂಡುಕೊಳ್ಳುವುದು ಇಡೀ ತಿರುಪತಿ ಬೆಟ್ಟವನ್ನು ಕೊಂಡುಕೊಳ್ಳುವಷ್ಟು ಹಣ ಜಗತ್ತಲ್ಲಿ ಕ್ರೈಸ್ತರಿಗಿದೆ ಮುಸಲ್ಮಾನರಿಗಿದೆ ನಮಗಿಲ್ಲ ಪಾಷಂಡರನ್ನ ತಾಪಸಾದೀಂಶ ಸರ್ಕಾರಿ ಸನ್ಯಾಸಿಗಳು ಮೋಸ ವೇಷಧಾರಿಗಳು ಉದ್ಯಾನೇಶು ವನೇಶು ದೇವತಾಯತನೇಶು ದೇವಸ್ಥಾನಗಳಲ್ಲಿ ಒಬ್ರು ಯಾರೋ ಹೇಳಿದ್ರು ತಿರುಪತಿ ಅರ್ಚಕರು ಹೇಗಿದ್ದಾರೆ ಅಂದರೆ ಆ ತಪ್ಪಿದ್ರೆ ದೇವರು ಕ್ಷಮಿಸಲಿ ಅವ್ರಿಗೂ ಒಂದಷ್ಟು ಹಣವನ್ನು ಕೊಟ್ಟರೆ ನಿಮ್ಮ ಕೈಗೆ ಕಣ್ಣಿಗೆ ಕಾಣಿಸುವ ಹಾಗೆ ಕಾಣಿಸದೇ ಇರೋ ಹಾಗೆ ಭಗವಂತನ ಆಯುಧಗಳಲ್ಲಿ ಒಂದು ದಿವಸ ಶಿಲುಬೆಯನ್ನು ಕೊಟ್ಟರೂ ಕೊಡಬಹುದು ವೆಂಕಟೇಶ್ವರನ ಅರ್ಚಕರು ದೇವರನ್ನು ಮುಟ್ಟಿ ಪೂಜೆ ಮಾಡ್ತಾರೆ ಅನ್ಯ ಮತಗಳನ್ನು ಎಷ್ಟೋ ಜನ ಆಶ್ರಯ ಮಾಡಿದ್ದಾರೆ ನಮಗೆ ಗೊತ್ತಿದೆ ಅವ್ರ ಕೈ ತೀರ್ಥ ತಗೊಳ್ಳೋದು ಬಹಳ ಸಂಕಟ ಪಡ್ತೇವೆ ಬೇಜಾರು ಮಾಡ್ಕೋಬೇಡಿ ನಾನು ವೆಂಕಟೇಶ್ವರನ ಅಪಟ ಭಕ್ತ ಆದರೆ ದುಡ್ಡಿನ ವ್ಯಾಮೋಹ ನಮ್ಮ ಹಿಂದೂ ಸಮಾಜದಲ್ಲಿ ಎಷ್ಟರ ಮಟ್ಟಿಗಿದೆ ಅಂದರೆ ದೇಶವನ್ನು ಮಾರುವುದಕ್ಕೆ ನಾವು ಹಿಂದೆ ಮುಂದೆ ನೋಡೋದಿಲ್ಲ ನಿಮ್ಮ ಕೈಯಲ್ಲೇ ಮಾಡಿಸ್ತಾರವರು ರೋಮ್ ಚಕ್ರಾಧಿಪತ್ಯ ಎಷ್ಟು ಬಲಿಷ್ಠವಾಗಿತ್ತು ಕಾನ್ಸ್ಟಂಟೈನ್ ಚಕ್ರವರ್ತಿಯನ್ನು ಹಿಡಿದು ಕ್ರೈಸ್ತರು ಅವನ ಕೈಯಲ್ಲಿ ಅಪಣೆ ಹೊರಡಿಸಿದರು ನಮ್ಮ ದೇವಸ್ಥಾನಗಳನ್ನು ಯಾರು ಹಾಳು ಮಾಡೋದಕ್ಕೆ ಮುಂದೆ ಬರ್ತಾರೆ ಅವರಿಗೆ ಇಂತಿಷ್ಟು ಭೂಮಿ ಕೊಡ್ತೇನೆ ಹಣ ಕೊಡ್ತೇನೆ ಅಂತ ಹೇಳಿ ಒಂದು ರೋಮಕರ ದೇವಸ್ಥಾನ ವಿಗ್ರಹ ಉಳಿದಂತ ಅವರ ಕೈಯಲ್ಲಿಯೇ ಹಾಳು ಮಾಡಿಸಿದರು ಇದನ್ನು ಗಿಬ್ಬನ್ ಮಹಾಶಯ decline and fall of the Roman empire ಎರಡು ಸಂಪುಟಗಳಲ್ಲಿ ಬರೆದಿದ್ದಾನೆ ನಾವು ಜಾಗರೂಕರಾಗಿಲ್ಲ ಐವತ್ನಾಲ್ಕನೇ ಇಸ್ವಿಯಲ್ಲಿ ನಾವು ಓದಿದ ಗ್ರಂಥ ಅದು ಕ್ರೈಸ್ತರ ಹಾವಳಿ ಎಷ್ಟರ ಮಟ್ಟಿಗಿದೆ ಇವತ್ತು ನಮ್ಮ ದೇಶದಲ್ಲಿ ಮುಸಲ್ಮಾನರ ಹಾವಳಿ ಎಷ್ಟಿದೆ ನಾವು ನೋಡ್ತಾ ಇಲ್ಲ ಇಲ್ಲಿ ಹೇಳಿದ್ದನ್ನೇ ಮಾಡ್ತಾ ಇದ್ದಾರೆ ಸ್ಮಿತಪೂರ್ವಾಭಿಭಾಷೆ ಸ್ಯಾತ್ ಎದುರು ಕಂಡ್ರೆ ನಗನಗತ ಮಾತನಾಡಿಸಬೇಕು ಸೃಷ್ಟೋ ರೌದ್ರಾಯ ಕರ್ಮಣೆ ಭಯಂಕರ ಕರ್ಮದಲ್ಲಿ ತೊಡಗಿರಬೇಕು ಅಂಜಲಿ ಶಪಥ ಸಾಂತ್ವಂ ಶರಸಾ ಪಾದವಂದನಂ ಭೃಷಂ ವಿನೀತ ಸ್ಯಾತ್ ಮಾತಲ್ಲಿ ತುಂಬ ವಿನೀತಿಂದಿರಬೇಕು ಆಮೇಲೆ ಶಾತಿ ಹೃದಯನ ತಥಾಕ್ಷರ ಹೃದಯದಲ್ಲಿ ಕತ್ತಿಯ ಮೊನೆಯಂತಿರಬೇಕು ಇಂದಿರಾ ಗಾಂಧಿಯವರು ಗುಂಡು ಹಾಕಿದವರು ಹ್ಯಾಕ್ ಪ್ಲಾನ್ ಮಾಡಿದ್ರು ನೋಡ್ಕೊಳ್ಳಿ ಸಿಖ್ಖರು ಇಂಥ ಕೆಲಸ ಮಾಡಬಹುದು ಅಂತ ಅವಳು ತಿಳ್ಕೊಂಡಿರಲಿಲ್ಲ ನಾವು ತಿಳ್ಕೊಂಡಿರಲಿಲ್ಲ ಎಷ್ಟು careful planning and plotting it eliminated one of the greatest ladies of this country ಅವಳಿಗೆ ಗಂಡು ಹೃದಯ ಇತ್ತು ಅವಳಿಗೆ ಧರ್ಮ ಒಂದು ನಂಬಿಕೆ ಇದ್ದಿದ್ರೆ ಶ್ರೀ ಕೂಡ been an excellent prime minister of India ಅಯ್ಯ ಬಾಂಗ್ಲಾದೇಶವನ್ನು ಸೃಷ್ಟಿ ಮಾಡಿ ಪಾಕಿಸ್ತಾನವನ್ನು ಒಡೆದು ಅವರಿಗೆ ಬುದ್ಧಿ ಕಲಿಸಿದ ಮಹಿಳೆ ಅವಳಿಗೆ ಒಳ್ಳೆ ಶಕ್ತಿ ಇತ್ತು ರಾಜತಂತ್ರ ಜ್ಞಾನವಿರಲಿಲ್ಲ ಜಂಭ ಇತ್ತು ಅಹಂಕಾರದಿಂದ ಹಾಳಾದಳು ಅವಳನ್ನು ಹೇಗೆ ಮುಗಿಸಿದ್ರು ಅವರು ನೋಡಿಕೊಳ್ಳಿ ಅದ್ರದ್ದು ಹೀಗೆಲ್ಲ ದಾರಿಗಳಿವೆ ಮಹಾರಾಜರೇ ಅಂತ ಹೇಳಲಾಗಿ ಸರಿ ಸರಿ ಮೈ ಬೆವರ್ತಾ ಇದೆ ನೀ ಹೋಗು ಸಮಯ ಬಂದು ಹೇಳಿ ಕಳಿಸ್ತೀನಿ ಅಂತ ಧೃತರಾಷ್ಟ್ರ ಕೈ ಮುಗಿದು ಕಳಿಸ್ಬಿಟ್ಟ ಈ ಕೂಟ ನೀತಿ ಇನ್ನು ಮೇಲೆ ಧೃತರಾಷ್ಟ್ರನ ನ್ಯಾಷನಲ್ ಪಾಲಿಸಿ ಆಗ್ತದೆ ವಿದುರನನ್ನ ಕ್ರಮೇಣ ಸರಿಸಿದರು ಕ್ರಮೇಣ ಸರಿಸೋದು ಹಾಗೆ he was not consulted on momentous matters of the state at all ಮುಖ್ಯವಾದ ವಿಷಯಗಳಲ್ಲಿ ವಿದುರನನ್ನು ಕೇಳದೆಯೇ ಇರುವುದು ಯಾವುದು ಬೇಡ ಅದನ್ನು ಅವನು ತಲೆ ಕಟ್ಟುವುದು ಕ್ರಮೇಣ ಕೆಳಗೆ ತಳ್ಳಿಬಿಡುವುದು ವಲ್ಲಭಭಾಯಿ ನನ್ನ ನೆಹರು ಮಾಡಿದ್ರಲ್ಲ ಕಾಶ್ಮೀರದ ವಿಷಯಕ್ಕೆ ಅದು ಹೋಮ್ ಮಿನಿಸ್ಟ್ರಿಯಲ್ಲಿತ್ತು ಕಾಶ್ಮೀರ ಇಂಟರ್ನಲ್ ಮ್ಯಾಟರ್ ನೆಹರು ಏನು ಮಾಡಿದ್ರು ಅದನ್ನು ಫಾರಿನ್ ಮಿನಿಸ್ಟ್ರಿಗೆ ಹಾಕಿಸಿ as if Kashmir is a foreign country ತಮ್ಮ ಮಿನಿಸ್ಟ್ರಿಗೆ ಬರೋ ಹಾಗೆ ಎಷ್ಟೊಂದು ಅನರ್ಥವನ್ನು ಮಾಡಿದ್ರು if there was one man to be hanged in this country it was Nehru it was he who created all these problems of this country ಬಡಪಾಯಿ ಗಾಂಧಿಗೆ ರಾಜಕೀಯ ಗೊತ್ತಿರಲಿಲ್ಲ ಭಜನೆ ಮಾಡ್ತಾ ಕೂತಿದ್ದವನು ಅವ್ರು ರಾಜಕೀಯಕ್ಕೆ ಬರಬಾರ್ದಾಗಿತ್ತು ಅದು ಒಂದು ತಪ್ಪು ಮಾಡಿದ ಐ ಹೋಲ್ಡ್ ನೆಹರು ಇವತ್ತು ಐವತ್ತು ವರ್ಷದಿಂದ ನಾನು ಓದಿದ ಗ್ರಂಥಗಳೆಲ್ಲ ಅವನ ಕಡೆಗೆ ಕೈ ತೋರಿಸ್ತವೆ ಒಂದಲ್ಲ ಎರಡಲ್ಲ ಸಕಲ ಅನರ್ಥಗಳಿಗೆ ಅವನ ಕಾರಣ ಇಷ್ಟಾದರೂ ನಮ್ಮ ಆರ್ಮಿ ಡಿಮಾರಲೈಸ್ ಆಗದೆ ಇರುವುದು ರಾಷ್ಟ್ರದ ಪುಣ್ಯ ಬಂದು ಸೈನಿಕರು ಕೇಳಿದ್ರು ಏನು ಮಾಡಬೇಕು ಮಿನಿಸ್ಟರ್ಗಳು ಕೇಳಿದ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರನ್ನ ಹಾಜಿಪಿಯರ್ ಪಾಸ್ ಹಿಡಿದುಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಕಾಶ್ಮೀರ ಆಕ್ರಮಿಸಿಬಿಟ್ಟಿದ್ದಾರೆ ಏನು ಮಾಡಬೇಕು ಶಾಸ್ತ್ರಿ ಹೇಳಿದ್ರು ಏನು ಮಾಡೋದಿಲ್ಲ ಆಗಲೇ ನಾನು ಕಮಾಂಡರ್ ಇನ್ ಚೀಫ್ ಅಪ್ಲೈ ಮಾಡಿದ್ದೇನೆ ಲಾಹೋರ್ ಹಿಡಿದಿದ್ದಾರೆ ಅಂದ್ರೆ ಅವರು you had kept it a secret even from his own ministers ಲಾಹೋರನ್ನು ಹಿಡಿದಿದ್ರು ಇನ್ನೆರಡು ದಿವಸ ತಡ ಮಾಡಿದ್ರೆ the whole of Pakistan would have come back to India ಒಬ್ಬ ಡಿಫೆನ್ಸ್ ಮಿನಿಸ್ಟರ್ ಇದ್ದ ನಮ್ಮಲ್ಲಿ ಜಾರ್ಜ್ ಫರ್ನಾಂಡಿಸ್ ದೊಡ್ಡ ವ್ಯಕ್ತಿ ಅವನ್ನ ಅರ್ಥ ಮಾಡಿಕೊಂಡಿಲ್ಲ ನಾವು ಅವನೊಂದು ಸ್ಟೇಟ್ಮೆಂಟ್ ಹೇಳಿದ if Pakistan is incomplete without Kashmir then India is incomplete without Pakistan ಈ ಮಾತನ್ನು ಹೇಳಿದ ಅಂಥವ್ರ ಮೇಲೆ ಕೇಸ್ ಹೂಡಿದ್ರು ಅದು ಮಾಡಿದ್ರು ಕಾಫಿನ್ ಕೇಸ್ ಅಂದರು ಮತ್ತೊಂದು ಮಾಡಿದ್ರು ಕಾಂಗ್ರೆಸ್ ಪಾರ್ಟಿ ಆಮೇಲೆ ಹೇಳಿತು ಅವನ ನಿರಪರಾಧಿ ಜಾರ್ಜ್ ಫರ್ನಾಂಡಿಸ್ ಏನೂ ತೊಂದರೆ ಮಾಡಲಿಲ್ಲ ಇವತ್ತು ಪ್ರಣಬ್ ಮುಖರ್ಜಿ ಏನು ಫಾರಿನ್ ಮಿನಿಸ್ಟರ್ ಇದ್ದಾರೆ ಹೀಗೆ gave a clean certificate no less a man than Pranab Mukherjee gave a clean certificate ನನಗೆ ರಾಜಕೀಯ ಆಯ್ತಕ್ಕೆ ಹೇಳ್ತಾರೆ ಅಂದರೆ ಮಹಾಭಾರತಕ್ಕೆ ಎಷ್ಟು ಸಮೀಪದಲ್ಲಿದ್ದೇವೆ ನೋಡಿಕೊಳ್ಳಿ ನೀವು ನಾವು ನಾವು ನಿದ್ದೆ ಮಾಡ್ತೇವೆ ಎಂಜಿನ್ ಡ್ರೈವರ್ ನಿದ್ದೆ ಮಾಡಿದ್ರೆ ಏನು ಗತಿ ಅವನು ನಿದ್ದೆ ಮಾಡಬಾರ್ದಲ್ಲ ಆ ಎಚ್ಚರಿಕೆ ನಮಗಿರಬೇಕು ಇದು ಈ ರೀತಿಯೆಲ್ಲ ಆಯಿತು ಆಮೇಲೆ ಕಣ್ಸನ್ನೆ ಮಾಡಿದ ನೀನು ಪಾಂಡವ ವಿನಾಶಕ್ಕೆ ಏನೇನು ಮಾಡಬೇಕೋ ಅದನ್ನೆಲ್ಲ ಮಾಡು ಅದಕ್ಕೆ ಸಹಾಯ ಮಾಡೋದಕ್ಕೆ ಕರ್ಣ ಇದ್ದಾನೆ ದುಶಾಸನ ಇದ್ದಾನೆ ನನ್ನ ಮಗ ಇದ್ದಾನೆ ಹೋಗು ಎಂಬುದಾಗಿ ಧೃತರಾಷ್ಟ್ರ ಏರ್ಪಾಡು ಮಾಡಿಬಿಟ್ಟ ಈಗ ನಾವು ಜತುಗ್ರಹ ಪರ್ವಕ್ಕೆ ಬರ್ತಾ ಇದ್ದೇವೆ ಅರಗಿನ ಮನೆ ಕಥೆಗೆ ಅದ್ಭುತವಾದ ಕಥೆ ಇದು ಮೈಯೆಲ್ಲ ಕಿವಿ ಮಾಡ್ಕೊಂಡು ಕೇಳಬೇಕು ನೀವು ಮಹಾಭಾರತದಲ್ಲಿ ತುಂಬ ರೋಚಕವಾದ ಕಥೆ ಆದಿಪರ್ವದ ಈ ಭಾಗ ಈ ಕಥೆಗೊಂದು ಹಿನ್ನೆಲೆ ಇದೆ ಅದನ್ನು ಭಾಗವತದಲ್ಲಿ ಸ್ವಲ್ಪ ಹೇಳಿದ್ದಾರೆ ಮಹಾಭಾರತದಲ್ಲಿ ವಿಸ್ತಾರ ಮಾಡಿಲ್ಲ ಕೆಲವು ಗ್ಯಾಪ್ಸ್ ಬಿಟ್ಟಿದ್ದಾರೆ ಅವುಗಳನ್ನು ಕೂಡಿಸಿಕೊಂಡು ನಾವು ಅರ್ಥೈಸಬೇಕು ಅದನ್ನು ಸೇರಿಸಿಯೇ ನಿಮಗೆ ನಿವೇದನ ಮಾಡ್ತೇನೆ ನಾನು ಹಾಗೆಯೇ ಬರೆದಿದ್ದೇನೆ ರಾಜಸೂವಿದ ರಾಜಕೀಯ ಕಥೆಯಲ್ಲಿ ಇವುಗಳ ತಂತ್ರವನ್ನೆಲ್ಲ ಹೆಣೆದು ಬರೆದಿದ್ದೇನೆ ಈಗ ಆರಂಭ ಮಾಡ್ತಾ ಇದ್ದೇನೆ ಯುವರಾಜ ಪಟ್ಟಾಭಿಷೇಕ ಯುಧಿಷ್ಠರನಿಗೆ ನಡೆದ ಸ್ವಲ್ಪ ದಿವಸಗಳಲ್ಲಿ ಮಧುರೆಯಲ್ಲಿ ಕಂಸನ ವಧೆಯಾಯಿತು ಕರೆಕ್ಟ್ ಟೈಮ್ ಟ್ಯಾಲಿ ಹಾಗಾಯ್ತು ನೋಡಿ ಕೃಷ್ಣನಿಗೆ ಹದಿಮೂರು ಹದಿನಾಲ್ಕು ವರ್ಷ ಯುವರಾಜನಿಗೆ ಪಟ್ಟಾಭಿಷೇಕ ಆಗಿದೆ ಇಲ್ಲಿ ಕೃಷ್ಣ ಬಲರಾಮರು ಬರಲಿಕ್ಕೆ ಆಗಲಿಲ್ಲ ಆಯಾ ಬರದೇ ಇದ್ರೆ ಹೋಗಲಿ ಯಾರವ್ರು ಯಾರನ್ನು ಕೇಳ್ತಾರೆ ಅಂತ ಸುಮ್ಮನೆ ಇದ್ರು ಭೀಷ್ಮ ಅದೇನು ಹಚ್ಚಿಕೊಂಡಿರಲಿಲ್ಲ ಆದರೆ ಕೃಷ್ಣ ಏನು ಮಾಡಿದ ಕಂಸನ ಶವಕ್ಕೆ ಸಂಸ್ಕಾರ ಮಾಡುವ ಪೂರ್ವದಲ್ಲಿಯೇ ಉಗ್ರಸೇನ ಮಹಾರಾಜನಿಗೆ ಪಟ್ಟಾಭಿಷೇಕವನ್ನು ಮಾಡಿ ಅಕ್ರೂರ್ ನನ್ನ ಮಹಾಮಾತ್ಯನನ್ನು ಕರೆದು ಒಂದು ಪತ್ರವನ್ನು ಬರೆಸಿದ ಇದು ದಶಮಸ್ಕಂದ ಪೂರ್ವಾರ್ಧದ ಕೊನೆಯಲ್ಲಿ ಬರ್ತದೆ ಶ್ಲೋಕಗಳು ಬಹಳ ಗಂಭೀರವಾಗಿ ಹಿಂದೆ ಹೇಳಿದ್ದೇನೆ ಚಿತ್ರಾಪುರ ಮಠದಲ್ಲಿ ಯೋ ಎಷ್ಟೋ ವರ್ಷ ಆಯ್ತಲ್ಲ ಮತ್ತೆ ಹೇಳೋಕೆ ವೇಳೆ ಇಲ್ಲ ನಮಗೆ ಅದರ ಸಾರಾಂಶ ಇಷ್ಟು ಹೇ ಅಂಬಿಕಾ ತನೆಯ ಧೃತರಾಷ್ಟ್ರ ಜೀವನವೆಂಬುದು ಯಾರಿಗೂ ಶಾಶ್ವತವಲ್ಲ ಜನರಲ್ ವೇದಾಂತಿಕ್ ಪ್ರಿನ್ಸಿಪಲ್ಸ್ ಹೇಳಿ ಪರ್ಟಿಕ್ಯುಲರ್ ಅಪ್ಲಿಕೇಶನ್ ಕೃಷ್ಣನ ಪತ್ರ ಜೀವನ ಯಾರಿಗೂ ಶಾಶ್ವತವಲ್ಲ ಶರೀರವನ್ನೇ ತಾನು ಎತ್ಕೊಂಡು ಹೋಗೋದಿಲ್ಲ ಅನ್ನೋ ಮನುಷ್ಯ ರಾಷ್ಟ್ರವನ್ನು ರಾಜ್ಯವನ್ನು ಭೋಗವನ್ನು ಎತ್ಕೊಂಡು ಹೋಗಲಾರ ಈ ಮಾತು ಅದೇ ಹೇಳ್ತೇನೆ ಅಂದರೆ ನೀನು ನಿನ್ನ ತಮ್ಮಂದಿರ ಮಕ್ಕಳಿಗೆ ನಿನ್ನ ಮಕ್ಕಳಿಗೆ ಸಮವಾದ ನ್ಯಾಯವನ್ನು ತೋರಿಸಬೇಕು ಮನುಷ್ಯನ ಹಿಂದೆ ಬರೋದು ಪುಣ್ಯ ಪಾಪ ಎರಡೇ ನೀನಿದನ್ನ ಪಾಂಡವರಿಗೆ ಸರಿಯಾದ ನ್ಯಾಯ ಒದಗಿಸದೇ ಇದ್ರೆ ನಾನಿನ್ನೂ ಕಂಸನಿಗೆ ಸಂಸ್ಕಾರ ಮಾಡಿಸಿಲ್ಲ ಅವನ ಜೊತೆ ನೀವು ಕೂಡ್ಕೋಬೇಕಾಗತ್ತೆ ಎನ್ನುವ ಮಾತನ್ನ ದಿಟ್ಟತನದಿಂದ ಬರೆಸಿ ಉಗ್ರಸೇನ ಮಹಾರಾಜ ಹೆಸರಿನಲ್ಲಿ ಸ್ವಾಮಿ ಕೃಷ್ಣ ಪತ್ರವನ್ನು ಬರೆಸಿದ ಏನ್ ಚಾಣಾಕ್ಷತನ ನೋಡಿ ಆ ಪತ್ರವನ್ನು ತಗೊಂಡು ಅಕ್ರೂರ ಇಲ್ಲಿ ಬಂದು ಸೇರಿದ್ದಾನೆ ಧೃತರಾಷ್ಟ್ರ ಆಗ್ತಾನೆ ಪ್ಲಾನ್ ಮಾಡಿದ್ದಾನೆ ಪಾಂಡವರ ವಧೆಗೆ ಯೋಚನೆಯಾಯಿತು ಸಭೆಯಲ್ಲಿ ಗುಡುಗಾಡ್ತಾನೆ ಚೋಟುದ್ದ ದುರ್ಯೋಧನ ಉಗ್ರಸೇನ್ ಮಹಾರಾಜ ನಮಗೆ ಬುದ್ಧಿ ಹೇಳೋದಕ್ಕೆ ನಮಗೆ ಅಧೀನಾಗಿರೋನು ನಮಗೆ ಪತ್ರ ಬೆದರಿಕೆ ಪತ್ರ ಕೊಡ್ತಾನೆ ಅಂದ್ರೆ ಯಾರವನು ಹೂಯಿಸಿ ಅಂತ ಕೇಳಿದ್ರೆ ಭೀಷ್ಮ ಸಮಾಧಾನ ಮಾಡಿದ ಇಲ್ಲಪ್ಪ ಕೃಷ್ಣ ಇದ್ದಾನೆ ಪತ್ರದ ಹಿಂದೆ ನಾವು ಎಚ್ಚರಿಕೆಯಿಂದ ಉತ್ತರ ಕೊಡಬೇಕು ಕೃಷ್ಣನ ಉಪೇಕ್ಷೆ ಮಾಡಬಾರದು ಏನು ಬರೀಬೇಕು ತೋರ್ತಾ ಇಲ್ಲ ಇಲ್ಲಿ ಏನು ತಪ್ಪು ಕಂಡ ಧೃತರಾಷ್ಟ್ರನಲ್ಲಿ ಕೃಷ್ಣ ನಮಗೆ ಗೊತ್ತಾಗಿಲ್ಲ ಆದ್ದರಿಂದ ರಾಯಭಾರಿಗಳೇ ಎರಡು ದಿವಸ ನಮ್ಮಲ್ಲಿ ವಿಶ್ರಾಂತಿ ತಗೊಳ್ಳಿ ನಾವು ಸರಿಯಾದ ಸಮಯದಲ್ಲಿ ಉತ್ತರ ಬರೆಸಿ ಕಳಿಸ್ತೇವೆ guiding time two days you rest ನಮ್ಮ ಅರಮನೆಯ ಬಿಡಾರದಲ್ಲಿ ಇರಿ ಅಂತ ಹೇಳಿದರು ವಿದುರ ಅಕ್ರೂರನನ್ನ ರಹಸ್ಯದಲ್ಲಿ ಭೇಟಿಯಾದ ಹಸಿನಾವತಿಯಲ್ಲಿ ಪಾಂಡವರೇ ಕೊಡ್ತಾ ಇರತಕ್ಕಂತಹ ಕಿರುಕುಳಗಳನ್ನು ಈಗಾಗಲೇ ಭೀಷ್ಮನಿಗೆ ಏನು ವಿಷದ ಲಡ್ಡಿಗೆ ಹಾಕಿ ತಳ್ಳಿದ್ದರು ನದಿಯಲ್ಲಿ ಇದನ್ನೆಲ್ಲ ಹೇಳಿದ ಮೇಲೆ ಅಲ್ಲಿಂದ ಬಂದ ಪತ್ರದ ಒಕ್ಕಣೆಯನ್ನು ಕೇಳಿ ಪಿಸು ಮಾತಿನಲ್ಲಿ ರಾತ್ರಿ ಇಡೀ ಒಬ್ಬರೊಬ್ಬರಿಗೆ ಮಾಡಿಕೊಂಡರು ಮಾತಾಡಿಕೊಂಡರು ವಿದುರ ಮತ್ತು ಅಕ್ರೂರ ದಿವಸ ಬೆಳಿಗ್ಗೆ ವಿದುರ ಧೃತರಾಷ್ಟ್ರನನ್ನು ಕಂಡು ಕಥೆ ಸ್ಪೀಡ್ ಆಗ್ತಾ ಇದೆ ಫಾಲೋ ಆಗ್ತಾ ಇದೆ ತಾನೆ ತಮಗೆ ಕಥೆಯಲ್ಲಿ ಏನು ತಮಗೆ ತೊಡಕಿಲ್ವಲ್ಲ ಧೃತರಾಷ್ಟ್ರ ಮಹಾರಾಜರೇ ಎರಡು ದಿವಸ ಇರಿ ಅಂತ ಹೇಳಿಬಿಟ್ರೆ ಅಕ್ರೂರನಿಗೆ ಟೈಮ್ ಕಳೆಯೋಕೆ ಬೇಜಾರಾಗಿದೆ ಹೇಗಿದ್ದರೂ ಹತ್ತಿರದಲ್ಲಿ ಇಲ್ಲಿ ಕಾಶಿ ವಿಶ್ವನಾಥನ ದೇವಸ್ಥಾನ ಇದೆ ಪ್ರಯಾಗ ಕ್ಷೇತ್ರ ಇದೆ ನಾವಿಬ್ಬರು ಹೋಗಿ ದರ್ಶನ ಮಾಡ್ಕೊಂಡು ಬರ್ತೇವೆ ಅವನು ಅಲ್ಲಿ ಪ್ರಧಾನಮಂತ್ರಿ ನಾನು ಇಲ್ಲಿ ಪ್ರಧಾನಮಂತ್ರಿ ಪ್ರೋಟೋಕಾಲ್ ಆದಾಗ ಆಯ್ತು ಹೋಗಿ ಬರ್ತೇವೆ ಮಹಾರಾಯರಾಗಿ ಹೋಗಿ ಬನ್ನಿ ಅಂತ ಆಶೀರ್ವಾದ ಮಾಡಿದ ಶಕುನಿ ಬಂದ ಅಯ್ಯೋ ಅವರಿಬ್ರು ಒಟ್ಟಿಗೆ ಹೋಗ್ತಾ ಇದ್ದಾರೆ ಅಂದ್ರೆ ಏನೋ ಪ್ಲಾನ್ ಮಾಡ್ತಾರೆ ಅಂತ ಕಾಣುತ್ತೆ ಏನೋ ಮಾಡ್ತಾರೆ ಏನೋ ಮಾಡ್ತಾರೆ ಎರಡು ಪ್ರೈಮ್ ಮಿನಿಸ್ಟರ್ಗಳು ಸೇರಿದ್ರೆ ಏನೋ ಆಗುತ್ತೆ ಅಂತ ಹೊಟ್ಟೆಯವರಿ ಪಟ್ಟುಕೊಂಡು ಅಷ್ಟೊತ್ತಿಗಾಗಲೇ ಅವನೊಂದು ಪ್ಲಾನ್ ರೆಡಿ ಮಾಡಿದ್ದ ಶಕುನಿ ಅದೇನು ಸಂಚು ಅಂದ್ರೆ ನೋಡಿ ಎಷ್ಟು ಚೆನ್ನಾಗಿದೆ ಜಾಗ ನಾವೆಲ್ಲ ನೋಡಿದ್ದೇನೆ ವಾರಣಾವತ ಅಂತ ಒಂದು ಕ್ಷೇತ್ರ ವಾರ ಮತ್ತು ನಸಿ ಎರಡು ನದಿಗಳು ಸೇರೋ ಜಾಗ ವಾರಣಾಸಿ ವಾರಾಣಸಿ ಅದು ಶಿವಕ್ಷೇತ್ರ ಕಾಶಿ ಕಾಶಿಗೂ ಅಲಹಾಬಾದ್ ಇವತ್ತು ಹೇಳ್ತಿರಲ್ಲ ಪ್ರಯಾಗ ಕ್ಷೇತ್ರಕ್ಕೂ ನಡುವೆ ಶೃಂಗಿಬೇರಪುರಕ್ಕೆ ಸ್ವಲ್ಪವೇ ಸಮೀಪದಲ್ಲಿ ಗಂಗಾ ತೀರದಲ್ಲಿ ಈ ವಾರಣಾವತ ಅನ್ನುವ ಹಳೇ ಒಂದು ಊರು ವಾರಣಾವತ ಸ್ಟೇಷನ್ ಇದೆ ರೈಲ್ವೆ ಸ್ಟೇಷನ್ ಹೋಗಿ ಬೇಕಾದ್ರೆ ಆ ವಾರಣಾವತದಲ್ಲಿ ಒಂದು ಹಳೆಯ ಶಿವಾಲಯ ಇತ್ತು ಈಗಲೂ ಇದೆ ಶಿವಾಲಯ ಹಾಗೆ ಪಿಂಡಾರಕ ಸೋಮನಾಥ ಕ್ಷೇತ್ರದಲ್ಲಿ ಶಿವಾಲಯ ಇದೆಯೋ ಅಲ್ಲಿ ಒಂದು ಹಳೆಯ ಯಾವುದೋ ಕಾಲದಲ್ಲಿ ಗೌರವ ವಂಶದ ಅರಸ ಟೀ ಯಾತ್ರೆಗೆ ಆಗಕ್ಕೆ ಹೋದಾಗ ಅಲ್ಲಿ ತರು ಆದರೆ ಹಾಡ ಕಟ್ಟಡ ಅದು ಶಕರ್ ಮಾಡಿದ್ದ ಅಂದ್ರೆ ಯೋಚನೆಂಬ ಒಬ್ಬ ಶಿಲ್ಪಿಯನ್ನ ಕರೆಸಿ ಅತ್ಯಂತ ಮನೆಗೆ ಬೇಕಾದಷ್ಟು ಹಣ ಬೊಕ್ಕಸವನ್ನು ಕೊಟ್ಟು ಹೆಚ್ಚು ತಲೆ ತೆಗೆದು ಬಿಡ್ತೇನೆ ಮೋಂಶ ಮಾಡಿಬಿಡ್ತೇನೆ ಯಾರಬಾರದು ಅರಮನೆಯ ದುರಸ್ತಿ ಆ ಗೋಡೆಗಳ ಇಟ್ಟದಲ್ಲಿ ಕಲ್ಲುಗಳ ಗೋಡೆಯಲ್ಲಿ ಸಾಧ್ಯನೋ ನೀನು ತುಪ್ಪವನ್ನು ಕೊಬ್ಬನ್ನು ಪ್ರಾಣಿಗಳನ್ನು ಅರಗನ್ನು ಬಿಸಿ ಪ್ಲಾಸ್ಟರ್ ಮಾಡಬೇಕು ಆ ಮನೆಯಲ್ಲಿ ನಾಲ್ಕರಷ್ಟು ಹೊರಲಿ ಕೂತ್ಕೊಳ್ಳೋ ಜಾಗೋ ಜಾಗದಲ್ಲಿ ಬರೀ ಕುರ್ಚಿ ಮೇಜ್ ಮನುಷ್ಯರು ನಡಕ ಇರಬಾರದು ಸಾರೂಲ್ ಸೌದೆ ಇದ್ದ ಹಾಗೆ ವುಡನ್ ಫರ್ಬೇಕು ಕಂಬಗಳಲ್ಲಿ ಗೋಡೆ ಆದಷ್ಟು ಕಂಬಗಳ ಗೋಡೆ ಮಧ್ಯದಲ್ಲಿ ಕಂಬಿ ಇಲ್ಲಿ ಉಪಾಯದಲ್ಲಿ ಅವರನ್ನು ಕಳಿಸ್ತೇನೆ ಅವರು ಸಜಿ ಕುಂತಿ ಜೊತೆಯಲ್ಲಿ ಇವಂತೆ ಮಾಡಬೇಕು ಅಂತ ಒಂದು ಡೆತ್ ಅರಿಗಿನ ಅಂತ ಅಪ್ಪಣೆ ಕೊಟ್ಟೆ ಅದರ ಮಾರನೇ ದಿನ ಅಕ್ರೂರ ಪತ್ರ ಶಕ್ತಿ ಏನನ್ನಿಸ್ತು ಈ ಪೊಲಿ ಕೌಟ್ ಆಗಿದೆ ಅಂದ್ರೆ ಕೆ ಕೃಷ್ಣ ಕಂಸನನ್ನು ಜರಾಸಂದನ ಕೊಂಡು ಬಂದಿದ್ದಾನೆ ಇಲ್ಲಿ ಏನ್ ಮಾಡುವುದಂತ ಅವನು ವಿದುರನು ರಥಗಳಲ್ಲಿ ಬಂಕಗಳಲ್ಲಿ ಏ ಕೂಡಲೇ ತನ್ನ ಗುಪ್ತ ಕುದುರೆಗಳ ಮೇಲೆ ಕಳಿ ಅವರು ಎಲ್ಲಿ ಹೋದ್ರು ಕೊಂಡ್ರು ವಿಷಯ ತಿಳ್ಕೊಂಡು ಬೇಕಾದಷ್ಟವನ್ನು ಕೊಡ್ತೇನೆ ಅಂತ ಆರಿಸಿ ಮುಂಗಡವನ್ನು ಮುಗಿಸಿದರು ವಿದುರ ಹಿಂದೆ ಈಸ್ ಬೀಂಗ್ ಫಾಲೋಡ್ ಮಧ್ಯದಲ್ಲಿ ಸಂಧ್ಯಾಟ ಗಂಗಾ ತೀರದಲ್ಲಿ ಇಳಿದು ಆ ಊರಲ್ಲಿ ಎಲ್ಲಿ ರಾತ್ರಿ ವಿಶ್ರಾಂತರು ಇವರು ಹಿಂದೆ ಇದ್ದವರು ಚಾರರು ಇಳಿದರು ರಥ ನಿಂತಿತಲ್ಲ ಎಲ್ಲಿ ಹೋದ್ರೆ ಇವರು ಅಂತ ನೋಡಿಕೊಂಡು ಅಲ್ಲಿ ನದಿ ತೀರದಲ್ಲಿದ್ದ ಬೆಸ್ತರನ್ನು ಕೇಳಿದ್ರು ಇಲ್ಲಿ ಬಂದಿದ್ದಲ್ಲ ರಾಜಪುರುಷರು ಇಲ್ಲೇ ಇದ್ದಾರೆ ಎಲ್ಲಿ ಹೋಗ್ತಾರೆ ಬೆಳಿಗ್ಗೆ ಎದ್ದು ಹೋಗ್ಬೋದು ಅಂತ ತಿಳ್ಕೊಂಡು ಇವರು ಕುದುರೆಗಳನ್ನೆಲ್ಲೇ ಬಿಟ್ಟು ರಾತ್ರಿ ವಿಶ್ರಾಂತಿ ತಗೊಂಡ್ರು ವಿದುರನು ಅಕ್ರೂರನು ಬೆಳಗಿನ ಮುಂಜಾನೆಗೆ ಮುಂಚೆಯೇ ಎದ್ದು ಆ ಊರಿನ ಬೆಸ್ತ ಹುಡುಗಿಯರಿಗೆ ಹಣವನ್ನು ಕೊಟ್ಟು ಈ ರಾಜಪುರುಷರು ನಮ್ಮನ್ನು ಬೆನ್ನಟ್ಟಿ ಬಂದಿದ್ದಾರಲ್ಲ ಇವರು ನದಿ ಸ್ನಾನಕ್ಕೆ ಬರೋ ಹೊತ್ತಿಗೆ ಎರಡು ಬುಟ್ಟಿ ಮೀನುಗಳನ್ನು ಕೊಡಬೇಕು ಅವರಿಗೆ ಅದರ ಜೊತೆಗೆ ಒಂದು ವಾಕ್ ಸಂದೇಶವನ್ನು ಹೇಳಬೇಕು ಮೊಸಳೆಗಳು ಸಿಕ್ಕಲಿಲ್ಲ ಮೀನುಗಳು ಮಾತ್ರ ಸಿಕ್ಕಿದವು ಅಂತ ಹೇಳಿ ಬುಟ್ಟಿಗಳನ್ನು ಕೊಡಬೇಕು ಅಂತ ಕೊಟ್ಟು ಅವರು ರಥಗಳನ್ನು ಅಲ್ಲಿಯೇ ಬಿಟ್ಟು ಕುದುರೆಗಳ ಮೇಲೆ ವಾರಣಾವತಕ್ಕೆ ಹೋದರು ಶಕುನಿ ಕಳಿಸಿದ್ದವರು ಬೆಳಿಗ್ಗೆ ಎದ್ದು ಕಣ್ಣುಜ್ಜಿಕೊಂಡು ಎಲ್ಲಿ ಹೋದ್ರಪ್ಪ ಅವರು ರಥ ಸದ್ಯ ಇಲ್ಲೇ ಇದೆ ಅಂತ ತಿಳ್ಕೊಂಡು ಅಷ್ಟೊತ್ತು ನೋಡಿದ್ರು ಇಷ್ಟೊತ್ತು ನೋಡಿದ್ರು ಮರದ ಹಿಂದೆ ರಥಗಳು ಹಾಗೆ ನಿಂಚೆ ಕುದುರೆನೂ ಅಲ್ಲೇ ಇದೆ ಎಲ್ಲಿ ಹೋದ್ರು ಇವರು ಮತ್ತೆ ಬರಲೇ ಇಲ್ವಲ್ಲ ಸರಿ ಸ್ನಾನ ಮಾಡೋ ನದಿಗೆ ಬಂದಾಗ ಬೆಸ್ಟ್ ಹುಡುಗಿರಿ ಇವರನ್ನು ಕರೆದು ಓಯ್ ಅಶ್ನಾಪುರದವರೇ ನಿನ್ನೆ ಬಂದಿದ್ರಲ್ಲ ಅವನು ಹುಡ್ಕೊಂಬಂದ್ರು ಇಲ್ವೋ ಹೌದು ಅವರು ಈ ಬುಟ್ಟಿ ಮೀನು ಕೊಡು ಅಂತ ಹೇಳಿದ್ದಾರೆ ನೀವು ಹೋಗಿ ಹೇಳಬೇಕಂತೆ ನಿಮ್ಮ ಒಡೆಯರಿಗೆ ಮೊಸಳೆಗಳು ಸಿಕ್ಕಲಿಲ್ಲ ಮೀನು ಮಾತ್ರ ಸಿಕ್ಕಿತು ಅಂತ ಹೇಳಿ ಹೀಗಂದ್ರೆ ಏನು ಅಂತ ಕೇಳಿದ್ರು ನಮಗೇನು ಗೊತ್ತು ಅವ್ರು ಕೊಟ್ಟಿದ್ದು ಹೇಳಿದ್ದೇವೆ ಅಂದ್ರು ಇರಬಹುದು ಅಂತ ತಿಳ್ಕೊಂಡು ಇವರು ಆ ಕೊಳತಿ ಮೀನುಗಳನ್ನು ಕುದುರೆ ಮೇಲೆ ಹಾಕೊಂಡು ಅರಮನೆಗೆ ತಂದು ಹೀನಾಮಾನವಾಗಿ ಶಕುನಿ ಕೈಯಲ್ಲಿ ಬೈಗಳವನ್ನು ಕೇಳಿದರು ಅರಮನೆಯಲ್ಲಿ ಮೀನು ತಿನ್ನೋದಿಲ್ಲ ಅಂತ ಗೊತ್ತಿಲ್ಲ ನಿನಗೆ ಗಂಗಾಪುತ್ರ ಭೀಷ್ಮ ನದಿಯಲ್ಲಿ ಹುಟ್ಟಿದವನಾದ್ದರಿಂದ ಜಲಚರವಾದ ಯಾವ ಪ್ರಾಣಿಯನ್ನೂ ತಿನ್ನೋದಿಲ್ಲ ಅಂತ ಗೊತ್ತಿಲ್ಲ ಅಯ್ಯೋ ಪ್ಲಾನ್ ಎಲ್ಲ ವೇಸ್ಟ್ ಆಯಿತು ಅಂದರು ಸುಳಿವು ಸಿಕ್ಕಲಿಲ್ಲ ವಿದರ ಹೀಗೆ ವಂಚಿಸಿದ ವಾರಣಾವತಕ್ಕೆ ಹೋದ ಅರಮನೆಯನ್ನು ನೋಡಿದ ಬಿದ್ದು ಹೋಗುವ ಸ್ಥಿತಿಯಲ್ಲಿತ್ತು ಪುರೋಚನ ಇನ್ನೂ ಬಂದಿರಲಿಲ್ಲ ಶೃಂಗಿಬೇರಪುರಕ್ಕೆ ಹೋದ ರಾಮಚಂದ್ರನ ಕಾಲದ ಗುಹನ ವಂಶದವರು ಇದ್ದರು ಅಲ್ಲೊಬ್ಬ ಕಿರಾತ ದೊರೆಯನ್ನು ಕರೆದು ಮಹಾರಾಯ ರಾಮಾವತಾರಕ್ಕೆ ಆಗ ನಿನ್ನ ಪೂರ್ವಜ ಸಹಾಯ ಮಾಡಿದ ಈಗ ಈ ಅವತಾರಕ್ಕೆ ನೀ ಸಹಾಯ ಮಾಡಬೇಕು ಅಂದ್ರೆ ಒಡೆಯರೇ ಏನು ಬೇಕಾದ್ರೂ ಹೇಳಿ ಮಾಡ್ತೇನೆ ಎಂದಾಗ ನಿನ್ನ ಊರಲ್ಲಿ ಸುಮಾರು ಹದಿನೆಂಟು ಇಪ್ಪತ್ತು ವರ್ಷದ ವಯಸ್ಸಿನ ಐದು ಗಂಡು ಮಕ್ಕಳನ್ನುಳ್ಳ ಒಬ್ಬ ತಾಯಿ ಇದ್ದಾಳೆಯೇ ಪತ್ತೆ ಮಾಡಿಕೊಂಡು ಬಾ ಅಂತ ಹೇಳಿದ್ರು ವಿತ್ ಇನ್ ಫ್ಯೂ ಅವರ್ಸ್ ಇದ್ದಾಳೆ ಅಂತ ಒಬ್ಬ ನಿಷಾದಿ ಕರ್ಕೊಂಡ್ ಇಲ್ಲಿ ಈಗ ಅವಳ ಬಲಿದಾನಕ್ಕೆ ಸಿದ್ಧ ಆಗಬೇಕು ಅಮ್ಮ ನಿನಗೆ ಬೇಕಾದಷ್ಟು ಹಣ ಕೊಡ್ತೇನೆ ಧರ್ಮಪ್ರಭುಗಳಾದ ಪಾಂಡವರಿಗೋಸ್ಕರ ನೀವು ಪ್ರಾಣವನ್ನು ಕುಲವನ್ನು ತ್ಯಾಗ ಮಾಡೋ ಸಿದ್ಧವಾಗಿದ್ದೀಯಾ ಅಂತ ಕೇಳಿ ಅವಳಿಗೆ ವಸ್ತ್ರ ಭೂಷಣ ಎಲ್ಲವನ್ನು ಕೊಟ್ಟು ಇವತ್ತಿಗೂ ಅಂತಹ ಜನ ಇದ್ದಾರೆ ಒಡೆಯರಿಗೋಸ್ಕರ ಪ್ರಾಣ ಕೊಡುವಂತಹವರು ಅವಳನ್ನು ಸಿದ್ಧ ಮಾಡಿ ಆ ಊರಿನಲ್ಲಿ ಈ ಗಣಿಗಾರಿಕೆ ಮಾಡುವುದು ಕೆತ್ತುವುದು ಮಾಡುವುದು ಕೆಲಸ ಗುದ್ಲಿ ತಗೊಂಡೊಗೆಯುವುದು ಮುಂದೆ ಪುರೋಚನ ಯಾರ್ಯಾರನ್ನು ಉಪಯೋಗ ಮಾಡಿಕೊಂಡು ಅರಮನೆ ಕಟ್ಟಿಸ್ತಾನೆಯೋ ಅವರಲ್ಲಿ ತನ್ನವರನ್ನೂ ನುಗ್ಗಿಸಿ ಆ ಕೋಟೆಯ ಕಂದಕವನ್ನು ಭದ್ರ ಮಾಡುವ ನೆಪದಲ್ಲಿ ಆ ಕಂದಕದಿಂದ ಹಿಡಿದು ಒಳಮನೆಗೆ ಅಡಿಗೆ ಮನೆಗೆ ಪಾಂಡವರು ಮೊಳಗೋ ಕೋಣೆಗೆ ಸುರಂಗಗಳನ್ನು ನಿರ್ಮಿಸಿ ಅದು ಊರಾಚೆ ಶಿವಾಲಯದಲ್ಲಿ ತಲುಪುವಂತಹ ಹಳೆಯದೊಂದು ಸುರಂಗ ಏನಿತ್ತು ಅದಕ್ಕೆ ಜೋಡಿಸುವಂತಹ ಕೆಲಸಕ್ಕೆ ವಿದುರ ಮಹಾಮಂತ್ರಿ ಏರ್ಪಾಡು ಮಾಡಿದ ಇದನ್ನೆಲ್ಲ ಮಾಡಿ ಕಣ್ಣೊರೆಸಿಕೊಂಡು ಅಕ್ರೂರ್ನ ಕೈಯಲ್ಲಿ ಕೃಷ್ಣನಿಗೆ ಹೇಳು ಪಾಂಡವ ರಕ್ಷಣೆಗೆ ಏರ್ಪಾಡನ್ನು ಮಾಡಿದ್ದೇನೆ ಜೋಕೆ ಲೀಕೌಟ್ ಆಗಬಾರದು ಅಂತ ಹೇಳಿ ಕಳಿಸ್ತಾ ಇದು ಎಲ್ಲ ಕೃಷ್ಣನ ತಂತ್ರ ಇದು ಮುಂದೆ ಗೊತ್ತಾಗುತ್ತೆ ನಿಮಗೆ ಪ್ರಕಟವಾಗಿ ಕೃಷ್ಣನೇ ಇದನ್ನು ಮಾಡಿಸಿದ ಅಂತ ಎಲ್ಲಿಯೂ ಹೇಳಿದ ವೇದವ್ಯಾಸರು ಕುಂಬಾರನ ಮನೆಗೆ ದ್ರೌಪದಿಯನ್ನ ಕರ್ಕೊಂಡು ಪಾಂಡವರು ಬಂದು ಅಮ್ಮ ಭಿಕ್ಷೆ ತಿಕ್ಕಿದೆ ಪುಷ್ಕಳವಾದದ್ದು ಅಂತ ಹೇಳೋ ಹೊತ್ತಿಗೆ ಕೃಷ್ಣ ಬೆನ್ನ ಹಿಂದೆಯೇ ಬಂದ ಮೊತ್ತ ಮೊದಲ ಭೇಟಿಯಲ್ಲಿ ಪಾಂಡವ ಶ್ರೇಷ್ಠ ಧರ್ಮರಾಜ ಅವನನ್ನು ನೋಡಿ ನೀ ದೇವಿಕಿ ಪುತ್ರನೇ ಹೌದು ನೀ ಧರ್ಮರಾಜ ಅಲ್ಲವೇ ಹೌದು ನಾವು ಪಾಂಡವರು ಇಲ್ಲೇ ಇದ್ದೇವೆ ಅಂತ ಹೇಗೆ ಗೊತ್ತಾಯಿತು ಅಯ್ಯ ಯುಧಿಷ್ಠರ ಅಗ್ನಿಯನ್ನು ಭೂಮಿಯನ್ನು ಆಕಾಶವನ್ನು ಮುಚ್ಚಿಡಬಲ್ಲವರು ಯಾರೋ ಅಂತಾನೆ ಕೃಷ್ಣ ನೀವೆಲ್ಲಿದ್ದೀರಿ ನಮಗೆ ಗೊತ್ತಪ್ಪ ಅನ್ನೋ ಮಾತನ್ನು ಹೇಳ್ತಾನೆ ಪ್ರಥಮ ಭೇಟಿಯಲ್ಲಿ ಕೃಷ್ಣನ ಕಾರುಣ್ಯ ನಿಮಗೆ ಗೊತ್ತಾಗುವುದೇ ಮುಂದೆ ಏಕಚಕ್ರಪುರದಲ್ಲಿ ಮತ್ತು ಮತ್ಸ್ಯಯಂತ್ರವನ್ನೇ ಇಟ್ಟು ಅರ್ಜುನನ್ನು ಪ್ರಕಟ ಮಾಡುವುದಕ್ಕೆ ಮಾಡಿದ ತಂತ್ರದಲ್ಲಿ ಕೃಷ್ಣ ತಂತ್ರದಿಂದಲೇ ಮಹಾಭಾರತ ಕಥೆ ಆರಂಭ ತಾವೆಲ್ಲ ಚಪ್ಪಾಳೆ ಹಾಕಿ ಕೃಷ್ಣನಿಗೆ ಕೃಷ್ಣನ ತಂತ್ರ ಕಣ್ಣಿನ ಮಣಿಯಂತ ರಕ್ಷಿಸಿದ ಪಾಂಡವನನ್ನ ಕೃಷ್ಣ ಇಲ್ಲದೆ ಇದ್ರೆ ಪಾಂಡವರ ಗತಿ ಏನಾಗುತ್ತಿತ್ತು ನಾವು ನೀವು ಆದಾಗ ಆಗಿಬಿಡುತ್ತಿತ್ತು ಇದು ಅದ್ಭುತವಾದ ಕಥೆ ಈ ಜೋಡಣೆಯನ್ನು ವೇದವ್ಯಾಸರು ಇದೇ ಕ್ರಮದಲ್ಲಿ ನಮಗೆ ಕೊಟ್ಟಿಲ್ಲ ಆದರೆ ಅಲ್ಲಲ್ಲಿ ಎಳೆಗಳನ್ನು ಕೊಟ್ಟಿದ್ದಾರೆ ಕೂಡಿಸಿಕೊಂಡು ಅರ್ಥವಾಗುತ್ತೆ ಈ ಕಡೆಯಲ್ಲಿ ಅದನ್ನು ಸಂಕ್ಷೇಪವಾಗಿ ವೈಶಂಪಾಯನರು ಹೇಳಿ ಮುಗಿಸಿದರು ಜನ್ಮೇಜರಾಯನಿಗೆ ತೃಪ್ತಿಯಾಗಲಿಲ್ಲ ಸರ್ಪಿಯಾಗದ ಕಥೆ ಎಳೆಯದು ಅಯ್ಯಯ್ಯೋ ನಮ್ಮ ಪೂರ್ವಜರು ಅರಗಿನ ಮನೆಯಿಂದ ಪಾರಾಗಿದ್ದನ ನಾಲ್ಕು ಶ್ಲೋಕದಲ್ಲಿ ಹೇಳಬೇಡಿ ಗುರುಗಳೇ ಸ್ವಲ್ಪ ವಿಸ್ತಾರ ಮಾಡಿ ಹೇಳಿ ಅಂತ ಹೇಳಲಾಗಿ ವೈಶಂಪಾಯನೋ ಮಾಚ ಮುಂದಕ್ಕೆ ಶುರುವಾಗುತ್ತೆ ಶೃಣುವಿಶ್ವರಶೋ ರಾಜನ್ನೇ ವತತೋ ಮೇ ಪರಂತಪ ಪಾಂಡವ ಅಭಿ ಸರ್ವಂ ಪ್ರತಿಚಕ್ರೋ ಯಥಾಗತಂ ಈ ಅರಗಿನ ಮನೆಯಲ್ಲಿ ಪಾಂಡವರನ್ನು ಸುಡಿಸೋ ಯತ್ನಕ್ಕೂ ಭೀಮನಿಗೆ ವಿಷಪ್ರಾಶನ ಮಾಡಿಸಿ ಗಂಗೆಯಲ್ಲಿ ತಳ್ಳುವುದಕ್ಕೂ ನಡುವೆ ನೂರಾರು ಪ್ರಯತ್ನಗಳನ್ನು ಕೌರವರು ಮಾಡಿದ್ದರು ಪಾಂಡವರನ್ನು ಕೊಲ್ಲುವುದಕ್ಕೆ ಕಥೆಗಳು ಪ್ರಸಿದ್ಧವಿಲ್ಲ ಅದೇನೇನು ಮಾಡಿದ್ರು ಉದ್ಭಾವನ ಕೊರುವಂತಹ ವಿದುರಸ್ಯ ಮತೆ ಸ್ಥಿತ ಅಷ್ಟನ್ನೂ ಪ್ರತಿತಂತ್ರವನ್ನು ಮಾಡಿ ಪಾಂಡವರು ವಿದುರನ ಬುದ್ಧಿವಂತಿಕೆಯ ಸಹಾಯದಿಂದ ಹೇಗೋ ಪಾರಾಗಿ ಬಂದರು ಪ್ರಜ್ಞಾಚಕ್ಷು ಅಶಕ್ಷುತ್ವಾತ್ ಧೃತರಾಷ್ಟ್ರೋ ಜನೇಶ್ವರ ರಾಜ್ಯನ್ನ ಪ್ರಾಪ್ತವಾನ್ ಪೂರ್ವಂ ಜನರು ವದಂತಿಯಲ್ಲಿ ಮಾತನಾಡಿಕೊಳ್ಳಲು ಶುರು ಮಾಡಿಬಿಟ್ರು ಹಸ್ತಾವತಿಯಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಬೀದಿ ಬೇದಿ ಕೇರಿಗಳಲ್ಲಿ ನದಿಗಳು ಕೂಡುವಲ್ಲಿ ಕಟ್ಟೆಗಳಲ್ಲಿ ಚಾವಡಿಗಳಲ್ಲಿ ಜನ ಹೇಳ್ತಿದ್ದಾರೆ ಭೀಷ್ಮನಿಗೇನೋ ರಾಜ್ಯ ಬೇಡ ಅಂತ ಬಿಟ್ಟ ಕುರುಡದೊರೆಗೆ ಕಣ್ಣಿಲ್ದೇ ಇದ್ದಿದ್ದರಿಂದ ರಾಜ್ಯವನ್ನು ಬರಲಿಲ್ಲ ಸಕಥಂ ನೃಪತಿರ್ಭವೇತ್ ಈಗ ಕುರುಡನಂತೂ ರಾಜ ಇಲ್ಲ ಅಂದಮೇಲೆ ಅವನ ಮಗನಿಗೆ ರಾಜ್ಯ ಹೇಗೆ ಬರಬೇಕು ಶಕ್ಯವಿಲ್ಲ political opinion was created the whole country was agog ಧರ್ಮರಾಜನಿಗೆ ಪಟ್ಟಾಭಿಷೇಕ ಮಾಡಿದ್ದು ಸರಿ ಯುವರಾಜ ಅಷ್ಟೇ ಅಲ್ಲ ಅವನಿಗೆ ಊರ್ಜಿತವಾಗಿ ಸಮ್ರಾಟ್ ಪಟ್ಟಾಭಿಷೇಕ ಮಾಡಬೇಕಾಗಿತ್ತು ಬರೀ ಯುವರಾಜ ಪಟ್ಟ ಕೊಟ್ಟಿದ್ದಾರಲ್ಲ ಎಂಬುದಾಗಿ ತಥಾ ಶಾಂತನವೋ ಭೀಷ್ಮ ಸತ್ಯಸಂಧೋ ಮಹಾವ್ರತಃ ಶಂತನು ಪುತ್ರ ಭೀಷ್ಮ ಮಾಡಿದ್ದು ಸರಿಯಾಗಿದೆ ಇದು ಒಂದು ಒಳ್ಳೆ ಹೆಜ್ಜೆ ಇಟ್ಟ ದುರ್ಯೋಧನ ಪಟ್ಟಾಭಿಷೇಕ ಮಾಡಲಿಲ್ಲ ತೇ ವಯಂ ಪಾಂಡವ ಜ್ಯೇಷ್ಠಂ ತರುಣಂ ವೃದ್ಧಶೀಲಿನಂ ಅಭಿಷಿಂಚಾಮಸ ಅಧ್ವಜ್ಯ ಸತ್ಯ ಕಾರುಣ್ಯವೇ ಜನಂ ನಾವೆಲ್ಲ ಹೋಗಿ ಕುರುಡ ದೊರೆ ಮೇಲೆ ಪ್ರೆಷರ್ ತರಬೇಕು ಲಕ್ಷಗಟ್ಟಲೆ ಜನ ಹೋಗಿ ನಿಂತ್ಕೋಬೇಕು ಅರಮನೆಯಲ್ಲಿ ಏನಯ್ಯ ಬಂದ್ರಿ ಅಂತ ಕೇಳಿದ್ರೆ ಯುವರಾಜ್ಯ ಪಟ್ಟಾಭಿಷೇಕ ಮಾಡಿದ ಸಾಲದು ಅವನಿಗೆ ಸಂಪೂರ್ಣ ಪಟ್ಟಾಭಿಷೇಕ ಮಾಡಿ ಅಂತ ಒತ್ತಡ ತರೋಣ ಕುರುಡನ ಮೇಲೆ ಏನು ಮಾಡ್ತಾನೆ ನೋಡೋಣ ಅಂತ ಜನಗಳೆಲ್ಲ ಹೇಳಿದರು ಈ ಸಮಾಚಾರ ದುರ್ಯೋಧನ ಕಿವಿಗೆ ಬಿತ್ತು ಅಯ್ಯೋ ಹಾಗಿದ್ರೆ ಇವತ್ತಲ್ಲ ನಾಳೆಯಾದರೂ ನನಗೂ ಒಂದು ಪಟ್ಟಾಭಿಷೇಕ ಅಂತ ನಾನು ತಿಳ್ಕೊಂಡಿದ್ರೆ ಅದೂ ಇಲ್ಲ ಅರ್ಧರಾಜ್ಯವೂ ಇಲ್ಲ ಈ ಹಾಳು ಜನ ಪೀಪಲ್ ಆರ್ ಅಗೇನ್ಸ್ಟ್ ಮೀ ಅರವತ್ತೊಂಬತ್ತು ಪರ್ಸೆಂಟ್ ರಿಸರ್ವೇಷನ್ ಮಾಡಿದ್ದು ತಪ್ಪು ಅವು ಜಸ್ಟಿಸ್ ಅಬರ್ವಾಲ್ ಹೊಡೆದಾಕಿದ್ರು ನೈನ್ ಶೆಡ್ಯೂಲ್ನಲ್ಲಿ ಎಪ್ಪತ್ಮೂರನೇ ಇಸ್ವಿನ ಮಾಡಿದ್ದನ್ನ ಕರುಣಾದಿ ಹೇಳ್ತಾನೆ ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡಬೇಕು ಇವತ್ತು ಪೇಪರ್ನಲ್ಲಿ ನೋಡಿ ಈ ದುರ್ಯೋಧನ ಬುದ್ಧಿ ಇದು ಇಡೀ ಕಾನ್ಸ್ಟಿಟ್ಯೂಷನ್ ಮಾಡಿದವರು ಮುಟ್ಟಾಳರು ಅವ್ನು ಪಬ್ಲಿಕ್ ಸ್ಟೇಟ್ಮೆಂಟ್ ಕೊಡಲಿ ಹ್ಯಾಂಗ್ ಮಾಡ್ತಾರ ಅವನ್ನ ಯಾಕೆ ಕೇಳ್ತೇವೆ ಈ ದುರ್ಯೋಧನ ಬುದ್ಧಿ ಇವತ್ತು ಬದುಕಿದೆ ಅನ್ನೋ ನಿದರ್ಶನ ಕೊಡ್ತಾ ಇದ್ದೇನೆ ನಿಮಗೆ ಗೌರವ ಇಲ್ಲ ಸರ್ಕಾರದ ಮೇಲೆ ಗೌರವ ಇಲ್ಲ ಪ್ರಜೆಗಳ ಮೇಲೆ ಗೌರವ ಇಲ್ಲ ಕೋರ್ಟ್ ಕಚೇರಿಗಳ ಮೇಲೆ ಗೌರವ ಇಲ್ಲ ಸಿಬಿಐ ಗೌರವ ಇಲ್ಲ ಸಿಕ್ಕಿದವರಿಗೆಲ್ಲ ಟಿವಿ ಕೊಟ್ಟು ಎರಡು ರೂಪಾಯಿ ಅಕ್ಕಿ ಕೊಟ್ಟು ಓಟಿಗೆ ಬಂದಿದ್ದೀರಿ ನಾಟಕ ಇಲ್ಲದೆ ನಾಚಿಕೆ ಇಲ್ಲದೆ ನಿಮಗೆ ಸರ್ಕಾರದ ಬೊಕ್ಕಸ ಲೂಟಿ ಮಾಡಿ ಕರ್ನಾಟಕ ಜೀವನ ಅಪ್ಪನಾಸ್ತಿಯೇ ಎರಡೆರಡು ರೂಪಾಯಿಗೆ ಅಕ್ಕಿ ಕೊಡುವುದು ಎಕಾನಮಿ ಹಾಳಾಗ್ತದೆ ಯೋಚನೆ ಮಾಡಿ ಎಲೆಕ್ಷನ್ ಕಾಟ ತಪ್ಪಿಸ್ಕೊಳ್ಳೋದಕ್ಕೆ ಮುಂಚೆನೇ ಅನೌನ್ಸ್ ಮಾಡಿಬಿಟ್ರು ಆ ದುಡ್ಡು ತಮಿಳುನಾಡು ಅವರು ಕೊಟ್ಟು ಸಾಯ್ತಾ ಇದ್ದಾರೆ ನಾವು ನೀವು ಕೊಟ್ಟು ಸಾಯ್ತಾ ಇದ್ದೇವೆ ಸೆಂಟ್ರಲ್ ಗೌರ್ಮೆಂಟ್ ಅನ್ನು ಬೋಳಿಸ್ತಾ ಕೂತಿದ್ದಾರೆ ಇದು ದುರ್ಯೋಧನ ಬುದ್ಧಿ ನಮಗೆ ಯಾತಕ್ಕೆ ಹೊಟ್ಟೆ ಉರಿಯುತ್ತೆ ಅಂದ್ರೆ it is out of our money that these fellows are enjoying themselves ಇದು ದುರ್ಯೋಧನ ಮಾಡಿದ ತಂತ್ರವನ್ನ ಹೋಗಿ ಅಪ್ಪನಿಗೆ ಹೇಳಿದ ಅಯ್ಯೋ ಅಪ್ಪ ನೀ ಸುಮ್ಮನೆ ಕೂತಿದ್ಯಲ್ಲ ನಿನಗೆ ರಾಜ್ಯ ಬರೋ ಹಾಗಿಲ್ಲ ನೀನು ನನಗಾರು ಬರಬೇಕಾಗಿರ್ತಾ ನೋಡಿ ಜನ ಹೀಗೆ ಮಾಡ್ತಾ ಕೂತಿದ್ದಾರೆ ಜನಗಳನ್ನೆತ್ತಿ ಕಟ್ಟಿಬಿಟ್ಟಿದ್ದಾನೆ ಧರ್ಮರಾಜ ಆ ಧರ್ಮರಾಜನಿಗೆ ಪಟ್ಟಾಭಿಷೇಕವಂತೆ ಏನು ಮಾಡೋದು ಏನು ಮಾಡೋದು ಯೋ ಸಂಕಟ ಪಡ್ತೀಯಲ್ಲೋ ನಾನೇನು ಮಾಡಲೋ ಐಮ್ ಹೆಲ್ಪ್ಲೆಸ್ ಅತ್ಲಾಗಿ ವಿದರ ಇತ್ಲಾಗೆ ಭೀಷ್ಮ ಎರಡು ಮುದಿಗೂಗಗಳ ನಡುವೆ ನಾನೇನು ಮಾಡಲಿ ಯಾರ ಮಾತು ಕೇಳಲಿ ಯಾರ ಮಾತು ಕೇಳ್ತೀಯೋ ಏನು ನನಗೆ ಪಟ್ಟಾಭಿಷೇಕ ಆಗಬೇಕು ಧರ್ಮರಾಜನನ್ನು ಕೊಲ್ಲಬೇಕು ಪಾಂಡವರನ್ನ ಏನಾದರೂ ಮಾಡಬೇಕು ಕುಂತಿಯನ್ನು ಸುಡಬೇಕು ಇದಕ್ಕೊಂದು ಉಪಾಯವನ್ನು ಮಾಡು ನಾನೇನು ಮಾಡ್ಲೋ ಅಂದ ಏನು ಕಣಿಕ ನನ್ನ ಕರೆಸು ಹೇಳ್ತಾನೆ ಅಂದ ಎಲ್ಲ ಸಿದ್ಧ ಮಾಡಿದ್ರು ಪ್ಲಾನು ಕಣಿಕನನ್ನು ಕರೆಸಿದ್ರು ಅವನು ಹೇಳಿಬಿಟ್ಟ ಈ ಧೃತರಾಷ್ಟ್ರ ಮನಸ್ಸನ್ನು ಹೋಯ್ದಾಟ ಏನು ಚಿತ್ರ ಕೊಟ್ಟಿದ್ದಾರೆ ಅದನ್ನೆಲ್ಲ ವರ್ಣೆ ಮಾಡೋದಿಲ್ಲ ಏ ಕಣಿಕ ಅದೇನೋ ನನ್ನ ಮಗ ಸಂಕಟ ಪಡ್ತಾ ಇದ್ದಾನಲ್ಲೋ ಅದಕ್ಕೇನಾರು ದಾರಿ ಇದೆಯೇನು ಅಂತ ಕೇಳಿದ ನೋಡಿ ಕುರುಡು ದೊರೆ ಹಲ್ಲು ಕಡಿಯೋಷ್ಟು ಕೋಪ ಬರುತ್ತೆ ಓದಿದ್ರೆ ಅವನು ಹೇಳಿದ ಮಹಾರಾಜರೇ ಜಾಗ ಇದೆ ಅವತ್ತೇ ಹೇಳಿದ್ದೆ ನನ್ನ ಮೇಲೆ ಕೋಪ ಮಾಡ್ಕೋಬೇಡಿ ಪಾಂಡವರನ್ನು ಸಜೀವವಾಗಿ ತಾಯಿ ಜೊತೆಯಲ್ಲಿ ಸುಡಿಸುವುದಲ್ಲದೆ ಇದಕ್ಕೆ ಬೇರೆ ಉಪಾಯವಿಲ್ಲ ಆದ್ದರಿಂದ ವಾರಣಾವತಕ್ಕೆ ವಿಹಾರಕ್ಕೋಸ್ಕರವಾಗಿ ನಿಮ್ಮ ಮಕ್ಕಳು ಅವರ ಮಕ್ಕಳು ಹೋಗಿ ಬರುವಂತೆ ಏರ್ಪಾಡು ಮಾಡೋಣ ಆ ಏರ್ಪಾಡಿನಲ್ಲಿ ನಿಮ್ಮ ಮಕ್ಕಳಿಗೆ ನೂರುವರೆಗೆ ಪ್ರತ್ಯೇಕ ಶಿಬಿರಗಳನ್ನು ಏರ್ಪಾಡು ಮಾಡ್ತೇನೆ ಯಾಕೆ ಅವರು ಮಹಾರಾಜರಲ್ಲ ಹಾಗೆ ನೆಪ ಕೊಡೋಣ ಪಾಂಡವರಿಗೆ ಅರಮನೆ ಕ್ಯಾಂಪ್ ಮಾಡೋಣ ಯಾಕೆಂದ್ರೆ ಅವರು ದೊರೆಗಳಾಗಿರೋರು ಎಷ್ಟಾದರೂ ತಾಯಿ ಬಿಟ್ಟು ಮಕ್ಕಳಿರೋದಿಲ್ಲ ಮಕ್ಕಳು ಬಿಟ್ಟು ತಾಯಿ ಇರೋದಿಲ್ಲ ಅಲ್ಲಿ ನಮ್ಮ ಪುರೋಚನನ್ನಾಗಲೇ ನಾನು ಕ್ಯಾಂಪ್ ಹಾಕಿದ್ದೇನೆ ಒಳ್ಳೆ ಭರ್ಜರಿ ಅರಮನೆ ಒಂದು ಬೆಂಕಿ ಕಡ್ಡಿ ಎಲ್ಲಾರೊಂದು ಕಡೆ ಜೀವಿಟಿಗೆ ಹಚ್ಚಿದ್ರೆ ಸಾಕು ಸುಟ್ಟು ಬಿಡಬೇಕು ಅದನ್ನು ತಿಳ್ಕೊಂಡು ಧೃತರಾಷ್ಟ್ರ ಕಣಿಕನನ್ನು ಆಲಿಂಗನ ಮಾಡಿದ ಅಪ್ಪ ಎಂಥ ಪ್ಲಾನ್ ಮಾಡಿದ್ದೀಯೋ ಎಂಥ ಪ್ಲಾನ್ ಹಾಕೋರಿಲ್ಲದೆ ಹೇಗುತ್ತೆ ನಮಗೆ ಅದಕ್ಕೆ ಅಂದರೆ ದೊರೆಯೇ ಇಂಥ ದುರ್ಬುದ್ಧಿ ತಮ್ಮನ ಮಕ್ಕಳ ಬಗ್ಗೆ ಕಿಂಚಿತ್ತು ಕರುಣೆ ಇಲ್ಲ ಆಮೇಲೆ ನನ್ನ ಕರೆಸಿ ನಾಟಕ ಮಾಡ್ತಾನೆ ಭೀಷ್ಮನಿಗೆ ಹೋಗಿ ಭೇಟಿಯಾಗ್ತಾನೆ ಯಾಕೆ ಬಂದೆವು ಧೃತರಾಷ್ಟ್ರ ನೀ ದೊರೆಯಪ್ಪ ನೀ ಕರೆಸಿದ್ರೆ ನಾನೇ ಬರ್ತಿದ್ನಲ್ಲ ಅಂದ್ರೆ ಇಲ್ಲ ಇಲ್ಲ ತಾತ ಒಂದು ಮಾತನ್ನು ಹೇಳಬೇಕು ಮಕ್ಕಳಿಗೆಲ್ಲ ಬೇಜಾರಾಗಿದೆಯಂತೆ ಒಂದೇ ಊರಲ್ಲಿದ್ದು ಸ್ವಲ್ಪ ವಿಹಾರಕ್ಕೆ ಹೋಗಿ ಬರ್ತಾರೆ ಯಾರ ಕೂಡಲೇ ಹಲ್ಲು ಕಡಿದ ಭೀಷ್ಮ ಅವತ್ತು ಭೀಷ್ಮನ ಭೀಮನ ತಳ್ಳಿದ್ರಲ್ಲ ನದಿಯಲ್ಲಿ ಹಾಗೆ ಮಾಡೋದು ಕಲವೇ ನಿಮ್ಮ ಪ್ಲಾನ್ ಒಂದ ಅಯ್ಯಯ್ಯೋ ಹಾಗಲ್ಲ ಅಲ್ಲ ಈ ಸಲ ತುಂಬಾ ಇರ್ತೇವೆ ಶಕುನಿನೂ ಕಳಿಸ್ತೇನೆ ಜೊತೆಯಲ್ಲಿ as if Shakuni is taking care of they ಎಲ್ಲಿ ಹೋಗ್ಬೇಕಂತ ಮಾಡಿದ್ದೀರಿ ವಾರಣಾವತ ಅಯ್ಯೋ ಅದು ಬಹಳ ಮನೆ ಯಾರು ಕೇಳೋದಿಲ್ಲ ಹಾವು ಹಲ್ಲಿ ಚೇಳು ಎಲ್ಲ ದುರಸ್ತಿ ಮಾಡಿಸಿದ್ದೇನೆ ಬಿಲ್ಡಿಂಗ್ ಈಗಾಗಲೇ ಹೋಗಿದ್ದ ನಮ್ಮವರು ಹಾಗಿದ್ದರೂ ಶಿವಕ್ಷೇತ್ರ ಅಲ್ಲೊಂದು ನಾಲ್ಕು ದಿವಸ ಎಂಟು ದಿವಸ ಇದ್ದು ಅಲ್ಲಿಂದ ಮುಂದಕ್ಕೆ ಕಾಶಿ ವಿಶ್ವನಾಥನ ದರ್ಶನ ಮಾಡಿಕೊಂಡು ಅಲ್ಲಿಂದ ಪ್ರಯಾಗ ಕ್ಷೇತ್ರದಲ್ಲಿ ತೀರ್ಥ ಸ್ನಾನ ಮಾಡಿಕೊಂಡು ಕೌರವರು ಪಾಂಡವರು ಅಲ್ಲಿ ಏನೇನು ಬೇಕೋ ಬೇಟೆ ಗೀಟೆ ಆಡಿಕೊಂಡು ಆಟ ಗೀಟ ಆಡ್ಕೊಂಡು ಬರಲಿ ನಿಮ್ಮ ಅಪ್ಪಣೆ ಬೇಕು ಸರಿ ಹೋಗು ಸಲ ಆದಾಗ ಆಗಬಾರದು ಅಂತ ಅರಮನಸ್ಸಿನಿಂದ ಭೀಷ್ಮ ಒಪ್ಪಿಗೆ ಕೊಟ್ಟ ಅಷ್ಟೇ ಬೇಕಾಗಿತ್ತು ಅವರಿಗೆ ವಿ ವಿ ಗಿರಿಯವರು ಮುದ್ರೆ ಹಾಕಿದ ಹಾಗೆ ಈ ಅರಮನೆ ಹಾಕಿ ಕಟ್ಟಿದ್ದಾರೆ ವರ್ಣಿಸ್ತಾರೆ ಚತುಶಾಲಂ ನಾಲ್ಕು ತೊಟ್ಟಿ ಮನೆ ಅದು ಹನ್ನೆರಡು ನಾಲ್ಕರಿಂದ ನಲವತ್ತೆಂಟು ಕಂಬ ಪಾಂಡವರಿಗೆ ಪುಷ್ಕಳವಾಗಿ ಪ್ರತ್ಯೇಕವಾದ ಕೊಠಡಿಗಳು ಕುಂತಿಗೆ ಮತ್ತು ಅಡುಗೆ ಮನೆಯಂತೂ ಅವ ಏನು ಸಲಕರಣೆ ಮೊದಲು ಬೇಕಾದ ತುಪ್ಪು ಟಿನ್ನುಗಳಿಟ್ಟಿದ್ದಾರೆ ಅಲ್ಲಿ ಪಾಂಡವರು ಚೆನ್ನಾಗಿ ತಿನ್ನಲಿ ಅಂತ ಒಂದು ನೋಡುವುದಕ್ಕೆ ಆದರೆ ಉರಿಯೋದಕ್ಕೆ ಬೇಕಾದ ದೀಪಗಳಿಗೆ ಬೇಕಾದ ಎಣ್ಣೆಗಳೆಲ್ಲ ಸೇರಿಸಿದ್ದಾರೆ ಪ್ರತಿಯೊಂದು ಕೊಠಡಿಯಲ್ಲಿ ಉರಿಯುವ ದೀಪಗಳಿಗೆ ಸಾಕಾವುದಕ್ಕಿಂತ ಹೆಚ್ಚಿನ ಎಣ್ಣೆ ಸ್ಟಾಕು ತುಪ್ಪ ಸ್ಟಾಕು ಅಡಗು ಮಾಂಸ ಅವು ಇವು ಏನೇನು ಬೇಕು ಎಲ್ಲ ಸ್ಟೋರ್ ಮಾಡಿದ್ದಾರೆ ಇಂಥದ್ದೊಂದು ಅರಮನೆ ಅಲ್ಲಿ ಸಿದ್ಧವಾಗಿದೆ ಪುರೋಚನ ಅಲ್ಲೇ ಕ್ಯಾಂಪ್ ಹೂಡಿದ್ದಾನೆ ಆದರೆ ವಿದುರ ಕಳಿಸಿದ್ದ ಒಬ್ಬ <clears throat> ಗುದ್ದಲಿ ಕೆಲಸ ಮಾಡೋವನು ಅವನು ಕೂಲಿ ಆಳಲ್ಲ ಅವನು ವಿದುರನ ಸ್ನೇಹಿತ ಅಂತ ವರ್ಣನೆ ಮಾಡಿದ್ದಾರೆ Vidura would not trust servants he would trust only friends ಪ್ರಾಣ ಕೊಡುವ ಸ್ನೇಹಿತನೊಬ್ಬನನ್ನ ಶೂದ್ರನನ್ನ ಅಯ್ಯ ಅಲ್ಲಿ ಹೋಗು ಆ ಪುರೋಚನ ಗುಂಪಲ್ಲಿ ಸೇರ್ಕೊಂಡೆ ಮಾಡು ಅಂತ ಹೇಳಲಾಗಿ ಪುರೋಚನನಿಗೆ ಐಬು ಗೊತ್ತಾಗದೇ ಇರುವಂತೆ ಈ ಕಂದಕವನ್ನು ವಿಸ್ತಾರ ಮಾಡಿ ಆಳ ಮಾಡಿ ನೀರು ತುಂಬಿ ಪಾಂಡವರಿಗೆ ರಕ್ಷಣೆ ಕೊಡುವ ನೆಪದಲ್ಲಿ ಅವನು ಅಲ್ಲಿಂದ ಒಳಕ್ಕೂ ಸುರಂಗವನ್ನು ಕೊರೆದು ಈ ಬೆಂಕಿ ಹಚ್ಚೋ ಕೆಲಸ ಎಲ್ಲಿಂದ ಶುರುವಾಗುತ್ತೋ ಗೊತ್ತಿಲ್ಲವಲ್ಲ ಅಂತ ತಿಳ್ಕೊಂಡು ಪಾಂಡವರು ನಿರ್ಗಮಿಸುವುದಕ್ಕೆ ಎಲ್ಲ ಕೊಠಡಿಗಳಲ್ಲಿ ತೂತನ್ನ ತೆಗೆದ ಫಾಲ್ಗುನ ಮಾಸ ಬಿಸಿಲು ಕಾಲ ಅಷ್ಟಮಿ ತಿಥಿ ರೋಹಿಣಿ ನಕ್ಷತ್ರದಲ್ಲಿ ಪಾಂಡವರು ವಾರಣಾವತಕ್ಕೆ ಹೊರಟರು ಕೊಟ್ಟಿದ್ದಾರೆ ನೋಡಿ ಡೇಟ್ ಕೊಟ್ಟಿದ್ದಾರೆ ವೇದವ್ಯಾಸರು ಅದು ಯಾವ ವರ್ಷಕ್ಕೆ ಫಾಲ್ಗುನ ಮಾಸವು ಅಷ್ಟಮಿಯೂ ರೋಹಿಣಿಯೂ ಕೂಡು ಯಾವಾಗ ಅಂತ ಲೆಕ್ಕ ಹಾಕೊಂಡ್ರೆ ಕರೆಕ್ಟ್ ಕ್ರಿಶ್ಚಿಯನ್ ಕ್ಯಾಲೆಂಡರ್ ಡೇಟ್ ಸಿಕ್ಕುತ್ತೆ ನಿಮಗೆ ಅದು ಜ್ಯೋತಿಷವನ್ನು ವಂಚನೆ ಮಾಡೋಕೆ ಬರೋದಿಲ್ಲ ಅಂಥದ್ದೊಂದು ದಿವಸ ಉಂಟಾಯಿತು ಊರು ಜನ ಎಲ್ಲ ಸೇರ್ಕೊಂಡಿದ್ದಾರೆ ಗುಜುಗುಜು ಮಾತನಾಡ್ತಾ ಇದ್ದಾರೆ ಅಯ್ಯೋ ಇನ್ನೇನು ಪಾಪ ಮಾಡ್ತಾನೆಯೋ ದುರ್ಯೋಧನ ಈ ಧೃತರಾಷ್ಟ್ರ ಇನ್ನೇನು ಮನೆ ಹಾಳು ಚಿಂತೆ ಮಾಡಿದ್ದಾನೆಯೋ ಪಾಂಡವರು ಸೌಖ್ಯವಾಗಿ ವಾಪಸ್ ಬರ್ತಾರೆಯೋ ಬರೋದಿಲ್ವೋ ಗುಜುಗುಜು ಮಾತಾಡ್ತಾ ಇದ್ದಾರೆ ದುರ್ಯೋಧನ ಕಿವಿಗೆ ಬೀಳ್ತಾ ಇದೆ ವಿದುರ್ನ ಕಿವಿಗೆ ಬೀಳ್ತಾ ಇದೆ ಒಂದು ಹತ್ತೆಂಟು ಶ್ಲೋಕ ಕೊಟ್ಟಿದ್ದಾರೆ everybody knew these were murderers over in power ಪಾಂಡವರು ಸಜೀವಾಗಿ ಬರ್ತಾರೆಯೋ ಇಲ್ವೋ ಅಯ್ಯೋ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಭೀಷ್ಮನು ಒಂದಷ್ಟು ಹತ್ತಿರಕ್ಕೆ ಬಂದ ಹೋಗಿ ಬರ್ತೀರಾ ಮಕ್ಕಳಿರ ಅಂತ ಆಶೀರ್ವಾದ ಮಾಡಿದ ವಿದುರನು ಪಾಂಡವರ ಜೊತೆಯಲ್ಲಿ ಹೋಗಲಿಲ್ಲ he wanted to monitor the whole thing from a distance self confident ಆಯ್ತು ಪಾಂಡವರು ಉಳಿತಾರೆ ಅಂತ ಗೊತ್ತವನಿಗೆ ಆಮೇಲೆ ಜನಗಳೆಲ್ಲ ಹತ್ರ ಸೇರಿದ್ದವು ದೊರೆಗೆ ವಂದಿಸಿ ಅರಮನೆ ರಕ್ಷಕರು ಆಯಿತು ಪಾಂಡವರ ರಥ ಹೊರಡುತ್ತದೆ ನೀವು ಹಿಂಬಾಲಿಸಬಾರದು ಇದು ಸೆಕ್ಯೂರಿಟಿ ಪ್ರಾಬ್ಲಮ್ ನೀವೆಲ್ಲ ಹೋಗಿ ಅಂತ ಅವರನ್ನು ಕಳಿಸಿದ ಮೇಲೆ ದುರ್ಯೋಧನಾದಿಗಳ ರಥ ಸ್ವಲ್ಪ ಮುಂದೆ ಹೊರಟ ಮೇಲೆ ಧರ್ಮರಾಜನ ಹತ್ರ ಬಂದು ಮ್ಲೇಚ್ಛ ಭಾಷೆಯಲ್ಲಿ ನಾಲ್ಕಾರು ಸೂತ್ರಗಳನ್ನು ಕೊಡ್ತಾನೆ ಕೂಟ ಶ್ಲೋಕಗಳು ಮ್ಲೇಚ್ಛ ಭಾಷೆ ಅಂದರೆ ಯಾವುದು ಸಂಸ್ಕೃತವು ಭಾರತೀಯರು ಇಲ್ಲದೇ ಇದ್ದ ನಮ್ಮ ದೇಶದ ಆಚೆಗಿನ ಜನರು ಕೂಡಿ ಸಮ್ಮಿಶ್ರವಾಗಿ ಮಾತನಾಡ್ತಾ ಇದ್ದಂತಹ ಒಂದು ಜಾತಿಯ ಭಾಷೆ ಇದು ನಾಪಭಾಷಿತ ವೈ ಪಾಣಿನಿ ಸೂತ್ರದಲ್ಲಿ ವೈದಿಕರು ಅಪಶಬ್ದ ಪ್ರಯೋಗ ಮಾಡಬಾರದು ಅಪ್ಪಟ ಸಂಸ್ಕೃತ ಶಬ್ದಗಳನ್ನೇ ಉಪಯೋಗಿಸಬೇಕು ವೈದಿಕ ಕರ್ಮದಲ್ಲಿ ವಿಶೇಷವಾಗಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರವಾಗಿ ನಮ್ಮಲ್ಲಿ ವಿಶೇಷವಾಗಿ ಶ್ರಾದ್ದ ಮಾಡುವ ಕಾಲದಲ್ಲಿ ಕೂಡ ತಮಿಳಲ್ಲಿಯೂ ಕನ್ನಡದಲ್ಲಿಯೂ ಮಾತನಾಡುವುದಿಲ್ಲ ಮಾತನಾಡೋಕೆ ಬಂದರೆ ಸಂಸ್ಕೃತದಲ್ಲಿ ಮಾತಾಡಬೇಕು ಅದು ಶ್ರಾದ್ದಕ್ಕೆ ಸಂಬಂಧಪಟ್ಟ ವಿಷಯ ಮಾತ್ರ ಮಾತನಾಡಬೇಕು ಇಲ್ಲದಿದ್ರೆ ಏನೂ ಮಾತನಾಡಬಾರದು ಆ ನಿಯಮವನ್ನು ಮುರಿದಿದ್ದಾನೆ ಇಲ್ಲಿ ಸಾಧ್ಯದ ಪ್ರಸಂಗ ಅಲ್ಲವಲ್ಲ ಇದು ಆದ್ದರಿಂದ ಅವನು ಮ್ಲೇಚ್ಛ ಭಾಷೆಯಲ್ಲಿ ಮಾತನಾಡಿದ ಈ ಮ್ಲೇಚ್ಛ ಭಾಷೆಯ ಛಾಯೆಯಲ್ಲಿ ಈ ಶ್ಲೋಕ ಬರೆದರೆ ಹೇಗಿರಬಹುದು ಅಂತ ನೀಲಕಂಠ ದೀಕ್ಷಿತರು ಭಾರತ ಭಾವದೇವ ವ್ಯಾಖ್ಯಾನದಲ್ಲಿ ಕೊಟ್ಟಿದ್ದಾರೆ ಇಷ್ಟಿದೆ ಚಿತ್ರಶಾಲಾ ಎಡಿಷನ್ ನಾ ವ್ಯಾಖ್ಯಾನ ತರಲಿಲ್ಲ ಇಲ್ಲಿ ಅದರಲ್ಲಿ ಮೊದಲನೇ ಕೂಟ ಶ್ಲೋಕ ಈ ಶ್ಲೋಕವನ್ನು ಓದಬೇಕು ನಿಮಗೆ ಏನಾರು ಅರ್ಥವಾಗುತ್ತೆ ನೋಡಿ ಶ್ಲೋಕ ಓದ್ತೇನೆ ಪ್ರಾಜ್ಞ ಪ್ರಾಜ್ಞ ಪ್ರಲಾಪಜ್ಞ ಪ್ರಲಾಪಜ್ಞಂ ಇದಂ ವಚಃ ಪ್ರಾಜ್ಞಂ ಪ್ರಾಜ್ಞ ಪ್ರಲಾಪಜ್ಞ ಪ್ರಲಾಪಜ್ಞಂ ವಚೋ ಬ್ರವೀತ್ ಏನು ತಿಳಿತಿದ್ರು ಏನಾರ ಅರ್ಥವಾಯ್ತಾ ನೋಡಿ ಪ್ರಾಜ್ಞನು ಪ್ರಾಜ್ಞರ ಪ್ರಲಾಪವನ್ನು ತಿಳಿದವನು ಪ್ರಲಾಪವನ್ನು ತಿಳಿದವನಿಗೆ ಈ ಮಾತನ್ನು ಹೇಳಿದ ಪ್ರಾಜ್ಞಂ ಪ್ರಾಜ್ಞ ಪ್ರಲಾಪಜ್ಞ ಪ್ರಲಾಪಜ್ಞಂ ವಚೋಬ್ರವೀತ್ ಅವನು ಅವನಿಗೆ ಅದೇ ಭಾಷೆಯಲ್ಲಿ ಮಾತನಾಡಿದ ಇದು ಪ್ರಾಜ್ಞ ಅಂದ್ರೆ ಯಾರು ಪ್ರಲಾಪ ಅಂದ್ರೆ ಯಾವುದು ಪ್ರಾಜ್ಞ ಪ್ರಲಾಪ ಅಂದ್ರೆ ಯಾವುದು ಅಜ್ಞ ಪ್ರಲಾಪ ಅಂದ್ರೆ ಯಾವುದು ಹಿರಿಯರ ಕೈಯಲ್ಲಿ ಕೇಳಿದೆ ಅಂದ್ರೆ ಏನು ತಲೆ ಬಾಲ ಕಳೆಯ ತಿಳಿಯುವುದಿಲ್ಲ ಇದು ಇದರರ್ಥ ಪ್ರಾಜ್ಞ ವಿದುರಃ ಪ್ರಜ್ಞಾ ತ್ರೈಕಾಲಿಕಿ ಮತ ಮತಿ ಬುದ್ಧಿ ಪ್ರಾಜ್ಞ ಪ್ರಜ್ಞಾ ಈ ಶಬ್ದಗಳಲ್ಲಿ ವ್ಯತ್ಯಾಸ ಹೇಳ್ತಾರೆ ರಾಮಾಯಣದಲ್ಲಿ ತತ್ಕಾಲ ಸದೃಶಿ ಬುದ್ಧಿ ಈಗೇನು ಮಾಡಬೇಕು ಪ್ರೆಸೆನ್ಸ್ ಆಫ್ ಮೈಂಡ್ ಅನ್ನುವುದಕ್ಕೆ ಬುದ್ಧಿ ಅಂತೇವೆ ಮತಿ ಆಗಾಮಕಾಲಿಕೆ ಮುಂದೆ ಬರುವುದಕ್ಕೆ ಏನು ಮಾಡಬೇಕು ಅದಕ್ಕೆ ಬೇಕಾದಕ್ಕೆ ಮತಿ ಅಂತ ಹೇಳ್ತೇವೆ ಮತಿಮಾನ್ ಸುಗ್ರೀವನಿಗೆ ಮತಿಮಾನ್ ಅಂತ ಹೆಸರು ಮುಂದೇನು ಮಾಡಬೇಕು ಒಳ್ಳೆ ಪ್ಲಾನರ್ ಇದ್ದ ಅವನು ಸೀತಾದೇವಿಯನ್ನ ಹುಡುಕಿಸಿ ಹನುಮಂತನ ಕೈಯಲ್ಲಿ ರಾಮನಿಗೆ ಸೇರಿಸುವುದರಲ್ಲಿ ಆ ಸುಗ್ರೀವನಿಗೆ ಮತಿಮಾನ್ ಎಂಬುದಾಗಿ ಹೇಳ್ತಾರೆ ಬುದ್ಧಿ ತತ್ಕಾಲ ಸದೃಶಿ ಇದು ಮಂಥರೆಗೆ ಚೆನ್ನಾಗಿತ್ತು ಪ್ರಜ್ಞಾ ತ್ರೈಕಾಲಿಕಿ ಮತ ಭೂತ ಭವಿಷ್ಯದ್ ವರ್ತಮಾನ ಮೂರು ಕಾಲಕ್ಕೂ ಸೇರುವಂತಹ ಅದ್ಭುತವಾದ ಜ್ಞಾನ ಇದ್ದದ್ದು ವಸಿಷ್ಠರು ವಿಶ್ವಾಮಿತ್ರರಂತವರಿಗೆ ಪ್ರಾಜ್ಞರು ಅಂತ ಹೇಳ್ತಾರೆ ಸಿಕ್ಕಿದವರು ಪ್ರಾಜ್ಞರು ಅಂತ ಹೇಳೋದಿಲ್ಲ ಪ್ರಾಜ್ಞ ವಿದುರ ಪ್ರಾಜ್ಞಪ್ರಲಾಪಜ್ಞ ಪ್ರಾಜ್ಞಾನಾಂ ಮ್ಲೇಚ್ಛಾನಾಂ ಭಾಷಾ ಜ್ಞಾನಯುಕ್ತ ಮ್ಲೇಚ್ಛ ಭಾಷೆ ಗೊತ್ತಿತ್ತು ಅವನಿಗೆ ನಮ್ಮ ಹಿಂದಿ ಮತ್ತು ಪರ್ಷಿಯನ್ ಕೂಡಿಸಿದರೆ ಒಂದು ಹೈಬ್ರಿಡ್ ಹಿಂದೂಸ್ತಾನಿ ಅಂತ ಒಂದು ಭಾಷೆ ಇದೆ ಕೇಳಿದ್ದೀರಾ ಇದು ಬಾಬರ್ನ ಸೈನ್ಯದಲ್ಲಿ ಉತ್ಪತ್ತಿಯಾದ ಭಾಷೆ ಇದು ಸ್ಕ್ರಿಪ್ಟ್ ನೋಡಿದರೆ ಅದು ಪರ್ಷಿಯನ್ನು ಅರೇಬಿಕೋ ಇದ್ದಾಗಿರುತ್ತೆ ಕೇಳಿದ್ರೆ ಹಿಂದಿ ಶಬ್ದಗಳನ್ನು ಹೋಲ್ತದೆ ಒಂದು ಅಕ್ಷರ ನಿಮ್ಗೆ ಅರ್ಥ ಆಗೋದಿಲ್ಲ ಅದು ಅದೊಂದು ರೀತಿ ಮ್ಲೇಚ್ ಭಾಷೆ ಅನೇಕ ಭಾಷೆಗಳ ಸೊಬ್ಲುಂಡಾಗುವುದಕ್ಕೆ ಮ್ಲೇಚ್ ಭಾಷೆ ಅಂತ ಹೆಸರು ಅದನ್ನು ವಿದುರ ಕಲಿತಿದ್ದೆ ಚೆನ್ನಾಗಿ ದೊರೆಯಾದವನಿಗೆ ಅನೇಕರ ಭಾಷೆಗಳು ಗೊತ್ತಿರಬೇಕು ಅಂತ ಹೇಳ್ತಾರೆ ಈ ಪೇಟೆಯಲ್ಲಿ ದಿನಸಿ ವ್ಯಾಪಾರಿ ಮಾಡುವ ವ್ಯಾಪಾರ ಮಾಡುವ ವರ್ತಕರಿಗೆ ವೈದ್ಯರಿಗೆ ಹಾಸ್ಪಿಟಲಲ್ಲಿ ಹಳ್ಳಿಗಳಲ್ಲಿ ಇರುವ ವೈದ್ಯರಿಗೆ ನಾನಾ ಭಾಷೆಗಳು ಯಾಕೆ ಗೊತ್ತಿರ್ತವೆ ಅಂದರೆ ಕ್ಲೈಂಟ್ಸು ಕಸ್ಟಮರ್ಸು ಬೇರೆ ಬೇರೆ ಭಾಷೆಗಳಲ್ಲಿ ಇರ್ತಾರೆ ಶೆಟ್ರು ಕೂತಿರ್ತಾರೆ ಅಂಗಡಿಯಲ್ಲಿ ಅಯ್ಯಂಗಾರು ಬಂದರೆ ವಾಂಗ ವಾಂಗೋ ಎನ್ನ ವೇಣ ಕರ್ಪೂರಮ ಮೇಣಮ ಬೆಳಹಾಯಿ ವೇಣಮ ಇನ್ನೊಬ್ಬ ರಾಂಡಿ ರಾಂಡಿ ಏಮ್ ಕಾವಲ ಮಿಕ್ಕು ತೆಲುಗಲ್ಲೇ ಮಾತಾಡಿಸ್ತಾರೆ ಸಿಂಧಿಯವರು ಬಂದು ಸಿಂಧಿ ಭಾಷೆಯಲ್ಲಿ ಮಾತನಾಡಿ ಇದು ಅನುಭವ ಕಲಿಸಿ ಕಲಿಸಿಕೊಡ್ತದ ಮಾತು ಸ್ಕೂಲ್ಗೆ ಕಾಲೇಜ್ ಹೋಗಬೇಕಾಗಿಲ್ಲ ವಿದುರಾಮಾತ್ಯನಿಗೆ ಜಗತ್ತಿನ ಅನೇಕ ಭಾಷೆಗಳು ಗೊತ್ತಿದ್ದವು ಮಂತ್ರಿಗೆ ಗೊತ್ತಿರಬೇಕಾದ್ದು ಧರ್ಮರಾಜನಿಗೂ ಅದನ್ನು ಕಲಿಸಿದ ಅದು ತುಂಬ ವಿಶೇಷ this emperor knew half a dozen languages ಧರ್ಮರಾಜನ್ ದೊಡ್ಡತನ ಸಿಡುಕತನ ಇಲ್ಲದೆ ಆಪತ್ಕಾಲಕ್ಕೆ ಬರ್ತದಪ್ಪ ರಹಸ್ಯ ಮಾತಾಡಬೇಕು ಅಂತ ಪ್ರಾಜ್ಞ ವಿದುರ ಪ್ರಾಜ್ಞ ಪ್ರಲಾಪಜ್ಞ ಭಾಷಾ ಭಾಷಾಜ್ಞಾನಯುಕ್ತ ಪ್ರಲಾಪಜ್ಞಂ ಮ್ಲೇಚ್ಛ ಭಾಷಾವಿದಂ ಯುಧಿಷ್ಠಿರಂ ಪ್ರಾಜ್ಞಂ ತದಿಂಗಿತ ಜ್ಞಾನ ಸಮಾಯುಕ್ತಂ ಕೌರವಾಣಾಂ ಇಂಗಿತ ಸಮಾ ಕೌರವರ ಮನಸ್ಸು ಯಾವ ಕಡೆಗಿದೆ ಅಂತ ತಿಳಿದಂತಹ ಈ ವಿದುರ ಮ್ಲೇಚ್ಛ ಭಾಷೆಯನ್ನು ತಿಳಿದ ಧರ್ಮರಾಜನಿಗೆ ಪ್ರಾಪಜ್ಞ ಮ್ಲೇಚ್ಛ ಭಾಷಾ ಪ್ರಯೋಗಶೀಲ ಒಳ್ಳೆ ಭಾಷೆಯಲ್ಲಿ ಇದಂ ವಚ ಉವಾಚ ಅಂದರೆ ಬಿಡಿಸಿ ಹೇಳಿದ ಅರ್ಥ ವಿದುರ ಧರ್ಮರಾಜನಿಗೆ ಮಾತನಾಡಿದ ಯಾವ ವಿದುರ ಮ್ಲೇಚ್ಛ ಭಾಷೆ ಗೊತ್ತಿದ್ದವನು ಯಾವ ಧರ್ಮರಾಜ ಮ್ಲೇಚ್ಛ ಭಾಷೆ ಗೊತ್ತಿದ್ದವನು ಇನ್ನೇನು ಇಂಗಿತ ಗೊತ್ತಿತ್ತು ಕೌರವರ ಇಂಗಿತವೂ ಗೊತ್ತಿತ್ತು ಏನೋ ಮಾಡೋ ಹೊರಟಿದ್ದಾರೆ ಅಂತ ಇದು ಒಂದು ಗಂಡಾಂತರ ಒಂದು ಕೂಟ ಶ್ಲೋಕ ಪಾರಾದೆವು ಇನ್ನು ನಾಲ್ಕೈದು ಶ್ಲೋಕಗಳಿದೆ ಏನು ಹೇಳ್ತಾರೆ ಶ್ಲೋಕ ಓದ್ತೇನೆ ಏನಾದ್ರು ತಿಳಿಯುತ್ತೆ ನೋಡಿ ಊರಿಗೆ ಹೊರಟವ್ರಿಗೆ ಏನು ಬುದ್ಧಿ ಹೇಳ್ತೀರಿ ಒಬ್ಬ ಹುಡುಗನ ಕಳಿಸ್ತೀರಿ ಐದುನೂರು ಮೈಲಿ ದೂರ ಪ್ರಯಾಣಕ್ಕೆ ಲಗೇಜ್ ಹತ್ರನೇ ಇಟ್ಕೊಂಬಗು ಅಕಸ್ಮಾತ್ ಕಾಫಿ ಗೀಫಿ ಕುಡಿಯುವಾಗ ಕೆಳಗೆ ಹೋದ್ರು ಬ್ಯಾಗ್ ಕೈಯಲ್ಲೇ ತಗೊಂಡು ಹೋಗು ಇಂಥದ್ದೇನಾದ್ರು ಅವನಿಗೆ ಉಪಯುಕ್ತವಾದದ್ದನ್ನು ಹೇಳಬೇಕು ಇಲ್ಲಿ ಮೇಲ್ ನೋಡಿದರೆ ಅರ್ಥ ಸಂಬಂಧವೇ ಇಲ್ಲದೆ ದ್ವಾಕ್ಯಗಳಿವೆ ಏನು ಹೇಳ್ತಾರೆ ಅಂದ್ರೆ ಅಲೋಹಂ ನಿಶಿತಂ ಶಸ್ತ್ರಂ ಶರೀರ ಪರಿಕರ್ತನಂ ಲೋಹದಿಂದ ಮಾಡದೇ ಇರುವುದು ಚೂಪಾದದ್ದು ಆದ ಕೆಲವು ಶಸ್ತ್ರಗಳು ಉಂಟು ಅವು ಶರೀರವನ್ನು ಕತ್ತರಿಸಬಲ್ಲವು ಯೋ ವೇತ್ತಿನ ತುತಂ ಗ್ರಂಥಿ ಇದು ಎಂಥದ್ದಿರಬಹುದು ಅಂತ ಯಾರು ತಿಳ್ಕೊಂಡಿದ್ದಾರೆಯೋ ಅವರಿಗೆ ಆ ಶಸ್ತ್ರ ಏನೂ ಮಾಡುವುದಿಲ್ಲ ಧರ್ಮರಾಜ ನಿನಗಿದ ನೆನಪಿರಲಿ ಇಂದ ಅರ್ಥವಾಯ್ತಾ ನಿಮಗೆ ಬೇಗ ಹೇಳಿ ತಿಳಿತೋ ತಿಳಿಲಿಲ್ವೋ ತಿಳಿಲಿಲ್ಲ ಬಿಡಿಸಿ ಹೇಳಿಬಿಡ್ತೇನೆ ಮೇಲಿನ ಅರ್ಥ ಒಳಗಿನ ಅರ್ಥ ಬಿಡಿಸಿ ಹೇಳಿದ್ರೆ ಒಂದು ದಿವಸ ಇದೇ ಆಗುತ್ತೆ ಉಪನ್ಯಾಸ ಅಲೋಹಂ ನಿಶಿತಂ ಶಸ್ತ್ರಂ ಶತ್ರುವನ್ನು ಕೊಲ್ಲುವುದಕ್ಕೆ ಶರೀರ ಪರಿಕರ್ತನ ಶರೀರವನ್ನು ಚೂರು ಚೂರು ಮಾಡುವುದಕ್ಕೆ ಲೋಹದಿಂದ ಆದ ಕತ್ತಿಯೇ ಬೇಕಾಗಿಲ್ಲ ಅಥವಾ ಬೇರೆ ರೀತಿಯ ಗದೆ ಮೊದಲಾದ ಆಯುಧಗಳು ಬೇಕಿಲ್ಲ ಅದಕ್ಕಿಂತಲೂ ಚೂಪಾದ ಆಯುಧ ಇದೆ ಧರ್ಮರಾಜ ಅಗ್ನಿ ಎಂಬುವುದಿದೆ ಎಚ್ಚರವಿರಲಿ ನೋಡಿ ಅಗ್ನಿ ಶಬ್ದ ಹಾಕಿಲ್ಲ ಅವನು ಅಲೋಹಂ ನಿಶಿತಂ ಶಸ್ತ್ರಂ ಶರೀರ ಪರಿಕರ್ತನಂ ಯೋ ವೇತಿ ನಿನಗೆ ಹೇಳಲಿಲ್ಲ ಇದನ್ನು ಯಾವ ತಿಳ್ಕೊಳ್ತಾನೆಯೋ ಅವನು ಬದುಕ್ತಾನೆ ಅಂತ ಹೇಳಿದ ಆಯಿತು ಮಾತು ದುರ್ಯೋಧನ ಕೇಳಿದ ಮೊದಲೇ ಮ್ಲೇಚ್ ಭಾಷೆ ಅವನ ಪರಿಚಯ ಇಲ್ಲ ಏನು ಅಲೋಹ ಅಂತಾನೆ ನಿಶಿತ ಅಂತಾನೆ ಶಸ್ತ್ರ ಅಂತಾನೆ ಥೂ ಇವನಿಗೆ ದಾಸಿ ಪುತ್ರನಿಗೆ ಬುದ್ಧಿ ಇಲ್ಲ ಏನೋ ಹೇಳ್ತಿದ್ದ ಅಂತಲೇ ಕಡಿಸೋದಕ್ಕೆ ಅಂತ ತಿಳ್ಕೊಂಡ ಶಕುನಿಗೂ ಅರ್ಥವಾಗಲಿಲ್ಲ ಎರಡನೇ ಮಾತನ್ನು ಹೇಳ್ತಾನೆ ಕಕ್ಷಘ್ನ ಶಿಶಿರಗ್ನಶ್ಚ ಮಹಾಕಕ್ಷೆ ಬಿಲೌಕಸ ಬಿಲದಲ್ಲಿ ಅಡಗಿಕೊಂಡ ಇಲಿ ಒಂದು ಇರ್ತದೆ ಮೇಲ್ಗಡೆ ಬಿಲದ ಮೇಲೆ ಹುಲ್ಲಿಗೆ ಬೆಂಕಿ ಬೀದ್ದರು ಆ ಬೆಂಕಿಯಿಂದ ತಪ್ಪಿಸಿಕೊಳ್ಳುವುದನ್ನು ಇಲಿ ಕಲ್ತಿರ್ತದೆ ಬೆಂಕಿ ಯಾರೋ ತನಕ ಹೊರಗೆ ಬರುವುದಿಲ್ಲ ಅಥವಾ ಸುರಂಗವನ್ನು ಕೊರೆದುಕೊಂಡು ಬೇರೆ ಕಡೆ ಹೋಗಿಬಿಡುತ್ತದೆ ಅರ್ಥವಾಯ್ತೆ ನೋಡಿ ನಿಮಗೆ ನೀವು ಇಳಿಯಂತೆ ವರ್ತಿಸಬೇಕಾಗಿತ್ತೆ ಹುಡುಗರ ಎಚ್ಚರವಿರಲಿ ಕಕ್ಷಜ್ಞ ಕಕ್ಷ ಅಂದ್ರೆ ಹುಲ್ಲು ಕಕ್ಷವನ್ನು ಕೊಲ್ಲುವುದು ಬೆಂಕಿ ಶಿಶಿರಘ್ನಶ್ಚ ಶಿಶಿರ ಅಂದ್ರೆ ಹಿಮ ಹಿಮ ಬೀಳ್ತದೆ ಹಿಮವನ್ನು ಸುಡುವುದು ಯಾವುದು ಸೂರ್ಯನ ಬೆಳಕು ಸೂರ್ಯ ಬಂದರೆ ಮಂಜು ಹೋಗ್ತದೆ ಅಂದರೆ ಕತ್ರೆಯಲ್ಲಿ ಬೆಂಕಿ ಇರಬಹುದು ನೀವು ಸುರಂಭದಿಂದ ಹೊರಗೆ ಬಂದು ಸೂರ್ಯ ದಾರಿ ತೋರಿಸ್ತಾನೆ ಮಕ್ಕಳಿರ ಚಳಿ ಇರ್ತದೆ ಕತ್ರೆ ಇರ್ತದೆ ಬೆಳಕಿರ್ತದೆ ಹೆದರಬೇಡಿಪ್ಪ ಇಲಿಯಂತೆ ಆಡಿಕೊಳ್ಳಬೇಕಾದ ಕಾಲ ಬರ್ತದೆ ಎಚ್ಚರವಿರಲಿ ಮೂರನೇದು ನ ದೇಹೇದಿತಿ ಯೋ ರಕ್ಷತಿ ಸಜೀವತಿ ಅಗ್ನಿ ನಮ್ಮನ್ನು ಸುಡ್ಲಿಕ್ಕಿಲ್ಲ ಅಂತ ಯಾವನು ಪೂರ್ವದಲ್ಲಿ ಎಚ್ಚರಿಕೆಯನ್ನು ವಹಿಸ್ತಾನೆಯೋ ಅಗ್ನಿ ವಿರುದ್ಧವಾಗಿ ಬೆಲದಲ್ಲಿ ಅಡಗಿಕೊಂಡು ಅವನು ಬದುಕುತ್ತಾನೆ ಉಳಿದವರಲ್ಲ ನಾ ಆಮೇಲೆ ಮುಂದಿನ ವಾಕ್ಯ ಕೇಳಿ ಇದು ಸಾರ್ವಜನಿಕವಾದ ಸೂತ್ರ ಇದ್ದಾಗಿದೆ ನಾ ಚಕ್ಷುರ್ವಿಹೆತ್ತಿ ಪಂಥಾನಂ ಕಣ್ಣಿಲ್ದೇ ಇದ್ದವನಿಗೆ ದಾರಿ ಗೊತ್ತಾಗೋದಿಲ್ಲ ನಾಚಕ್ಷುರ್ವಿಂದತೆ ದಿಶಃ ಕಣ್ಣಿಲ್ದೇ ಇದ್ದವನಿಗೆ ದಿಕ್ಕೇ ಗೊತ್ತಾಗೋದಿಲ್ಲ ನಾಧೃತಿ ಬುದ್ಧಿಮಾಪ್ನೋತಿ ಧೈರ್ಯ ಕೆಟ್ಟವನಿಗೆ ಬುದ್ಧಿಯು ಹಾಳಾಗಿ ಹೋಗುತ್ತೆ ಬುದ್ಧಸ್ವಯೇನಂ ಪ್ರಬೋಧಿತ ಇದು ನಿನಗೆ ಎಚ್ಚರಿವಿರಲಿಯಿಂದ ನಮಗೇನು ಇಲ್ವಲ್ಲ ಇದು ಮುಂಚೆ ಕೂಟ ಶ್ಲೋಕ ಹಾಗೆ ತಿಳಿಬೇಕು ನಾ ಚಕ್ಷುರ್ವೇತ್ಯ ಪಂಥಾನಂ ಚಿಕ್ಕಪ್ಪ ನಮ್ಮನ್ನ ಎಲಿಯಂತೆ ಅರಿಗಿನ ಮನೆಯಲ್ಲಿ ಸುಡ್ತಾರೇನು ಹಾಗಿದ್ರೆ ದಾರಿ ಯಾವುದು ಅಂದ್ರೆ ಮುಟ್ಟಾಳ ಇಲ್ಲಿ ನಾ ಹೇಳೋದಲ್ಲ ನೀ ಕಣ್ಣಿಂದ ಕಂಡುಕೋಬೇಕಲ್ಲಿ ಕಣ್ಣಿದ್ರೆ ದಾರಿ ಕಾಣಿಸ್ತದೆ ಅಲ್ಲಿ ಏನೇನು ಏರ್ಪಾಡು ಮಾಡಿದ್ದೇನೆ ಇಲ್ಲಿ ನಾ ಹೇಳುವುದಲ್ಲ ನಿನಗೆ ಅಲ್ಲೇ ಗೊತ್ತಾಗುತ್ತೆ ಅಂದ್ರೆ ನಿದ್ದೆ ಮಾಡಬೇಡ ಅಂತ ರಾತ್ರಿ ನಿದ್ದೆ ಮಾಡಬೇಡ ಅರಗಿನ ಮನೆಯಲ್ಲಿ ಆದಷ್ಟು ಅವಾಯ್ಡ್ ಮಾಡು ಕಂಡಿದ್ರೆ ದಾರಿ ಕಾಣಿಸುತ್ತೆ ಕಿವಿ ಇದ್ದರೆ ದೂರವೂ ಗೊತ್ತಾಗುತ್ತೆ ದಿಕ್ಕು ಗೊತ್ತಾಗುತ್ತೆ ಧೈರ್ಯ ಇದ್ದರೆ ಬುದ್ಧಿ ಬರ್ತದೆ ಡೋಂಟ್ ಬಿಕಮ್ ಸೆಂಟಿಮೆಂಟಲ್ ನಿಮ್ಮ ಬದಲಾಗಿ ಅಲ್ಲಿ ಬೇರೆ ಐದು ಜನರ ನಿಷಾದರ ಒಂದು ತಾಯಿಯ ಪ್ರತಿನಿಧಿಗಳನ್ನು ಅಲ್ಲಿ ಸುಡುವುದಕ್ಕೆ ಏರ್ಪಾಡು ಮಾಡಿದ್ದೇನೆ ಅದರ ಬಗೆಗೆ ಸೆಂಟಿಮೆಂಟಲ್ ಆಗಬೇಡ ಅವಳು ಹೋಗ್ತಾಳೆ ಪ್ರಾಣವನ್ನು ಕೊಡ್ತಾಳೆ ನಿನಗೋಸ್ಕರ ಅಯ್ಯೋ ನನಗೋಸ್ಕರ ಪ್ರಾಣ ಕೊಟ್ಟಲಲ್ಲ ಅಂತ ಧೈರ್ಯ ಕಳ್ಕೊಂಡ್ರೆ ಬುದ್ಧಿಯು ಹಾಳಾಗ್ತದೆ ನಿನಗೆ ಆ ಹೊತ್ತಲ್ಲಿ ಹೊತ್ತು ಕರೆದು ಅವಾಂತರವನ್ನು ಮಾಡಬೇಡ ನೀನು ಬುದ್ಧ ಬುದ್ಧಸ್ವೈನಂ ಪ್ರಬೋಧಿತ ಇನ್ನೊಂದೆಚ್ಚರಿಕೆ ಅನಾಪ್ತೈ ದತ್ತಮಾದತ್ತೇ ನರಹ ಶಸ್ತ್ರಂ ಅಲೋಹಜಂ ಆಪ್ತರಲ್ಲದೆ ಇದ್ದವರು ಏನು ಕೊಟ್ಟರೂ ಸ್ವೀಕಾರ ಮಾಡಬೇಡ ಲೋಹದಿಂದ ಆಗದೇ ಇರುವ ಶಸ್ತ್ರವನ್ನೂ ಕೊಟ್ಟಾರು ನಿನ್ನ ಕೈಯಲ್ಲೇ ಕೊಳ್ಳಿ ಕೊಟ್ಟು ಬೆಂಕಿ ಇಡಿಸುವ ಪರಿಸ್ಥಿತಿ ಬರಬಹುದು ಅವರೇ ಮಾಡಿಕೊಂಡು ನಿಂತರ ಮೇಲೆ ಹಾಕ್ಬೋದು ಎಚ್ಚರಿಕೆಯಿಂದಿರು ಚರನ್ ಮಾರ್ಗ ವಿಜಾನಾತಿ ನಕ್ಷತ್ರ ಏರ್ವಿಂದತೆ ದಿಶಃ ನಡೀತಾ ಇದ್ರೆ ದಾರಿ ಗೊತ್ತಾಗುತ್ತೆ ನಕ್ಷತ್ರಗಳೇ ಬೆಳಕನ್ನು ತೋರಿಸ್ತವೆ ಅಂದರೆ ಗುಹೆಯಿಂದ ಪಾರಾಗ್ತೀರಿ ಹೊರಗೆ ಬಂದರೆ ರಾತ್ರಿಯಲ್ಲಿ ನಕ್ಷತ್ರ ಕಾಣಿಸ್ತದೆ ಅದನ್ನು ನೋಡಿಕೊಂಡು ಗಂಗೆ ಉತ್ತರ ತೀರ ಯಾವುದು ದಕ್ಷಿಣ ತೀರ ಯಾವುದು ಅಂತ ಅಲ್ಲೆಲ್ಲ ಏರ್ಪಾಡು ಮಾಡಿರ್ತೇನೆ ನಾವೇ ಕರೀರ್ತಾರೆ ಇಲ್ಲಿ ಹೇಳೋದಲ್ಲ ಎಚ್ಚರಿಕೆ ಇರಲಿ ಆತ್ಮನಾಚ ಆತ್ಮನಃ ಪಂಚ ಪೀಡೆಯನ್ನ ಅನುಪೀಡ್ಯತೆ ವೇದಾಂತಾರ್ಥ ಆತ್ಮಕ್ಕೆ ಐದು ಇಂದ್ರಿಯಗಳುಂಟು ಐದು ಪ್ರಾಣಗಳುಂಟು ಆ ಇಂದ್ರಿಯಗಳು ಪ್ರಾಣಗಳು ಎಚ್ಚರವಾಗಿದ್ರೆ ಆತ್ಮ ಹೇಗೆ ಬದುಕ್ತದೆಯೋ ಹಾಗೆ ನಿಮ್ಮಲ್ಲಿ ಒಬ್ಬ ಎಚ್ಚರವಿದ್ದರೆ ಉಳಿದ ಐವರೂ ಬದುಕಬಲ್ಲಿರಿ ಆ ಭೀಮನನ್ನು ಮುಂದಿಟ್ಟುಕೊಂಡು ನೀವು ಸರ್ವರಕ್ಷಣೆಯನ್ನು ಮಾಡಿಕೊಳ್ಳಬೇಕು ಎಷ್ಟು ಸೂಕ್ಷ್ಮ ಕೊಟ್ಟಿದ್ದಾನೆ ಹೀಗೆಲ್ಲ ಹೇಳಿ ಕಣ್ಣು ಅರಳಿಸಿದ ಆವಿದರ ಹತ್ರ ತಬ್ಬಿಕೊಂಡ ನನ್ನ ಮುಖದಲ್ಲಿ ಮುಖವಿಟ್ಟು ನೋಡಿದ ತಿಳಿಯಿತೇ ಮಗುವಿಂದ ಧರ್ಮರಾಜ ಫಾರ್ ಒನ್ಸ್ ಹೇಳಿದ ಜ್ಞಾತಮಿತ್ಯೇವ ತಿಳಿತು ಅಂದ ಪೆದ್ದ ಅವತ್ತೊಂದು ದಿವಸ ತಿಳಿಯಿತು ಅವನಿಗೆ ಯುದ್ಧದಲ್ಲಿ ಉದ್ದಕ್ಕೂ ತಿಳಿಯಲಿಲ್ಲ ಅವತ್ತು ಬುದ್ಧಿ ಚುರುಕಾಗಿತ್ತು ಚಿಕ್ಕಪ್ಪ ತಿಳಿಯಿತು ಅಂದ ಅವನಿಗೆ ಸ್ವಲ್ಪ ಭಯವಾಯಿತು ಅಯ್ಯೋ ಇಷ್ಟು ಘೋರ ಸಂಚನ ಮಾಡಿದ್ದಾರೆಯೇ ಆಮೇಲೆ ಇನ್ನೊಂದು ಮಾತನ್ನು ಹೇಳ್ತಾರೆ ಶ್ವಾವಿತಿ ಶರಣಮಾಸಾಧ್ಯ ಪ್ರಮುಚ್ಚೇತ ಹುತಾಶನಾತಿ ನರಿಯಂತೆ ಬೆಲದಲ್ಲಿ ಅಡಗಿಕೊಂಡು ನೀವು ಹೊರಗೆ ಬರಬೇಕೋ ಎಂಬುದಾಗಿ ಶ್ವಾವಿತ್ ಶಬ್ದವನ್ನು ಹಾಕಿದ ಶ್ವಾವಿತ್ ಅಂದ್ರೆ ನರಿ ನರಿಗಳು ಮುಸುಡಿಯಿಂದ ಹಳ್ಳವನ್ನು ತೋಡಿ ಅಡಗಿಕೊಳ್ಳುವುದುಂಟು ಫಾಕ್ಸ್ ಹೋಲ್ಸ್ ಅಂತ ಹೇಳ್ತಾರೆ ಪಶ್ಚಿಮದಲ್ಲುಂಟು ಪೂರ್ವದಲ್ಲಿ ಉಂಟು ಅದಕ್ಕೆ ನೀವು ಬೇಸರ ಪಟ್ಟುಕೊಳ್ಳಬೇಡ ಬುದ್ಧಿಯನ್ನು ಹೇಳಿದ ಹೋಗಿ ಬಾ ಅಂತ ಆಶೀರ್ವಾದ ಮಾಡಿದ ವಿದುರನ ಕಣ್ಣಲ್ಲಿ ನೀರುಂಟಾಯಿತು ಎರಡು ಹೆಜ್ಜೆ ಇಟ್ಟರು ಧರ್ಮರಾಜಾದಿಗಳು ಪ್ರತ್ಯೇಕ ರಥದಲ್ಲಿ ಕುಂತಿ ಹಿಂದಿನ ರಥದಲ್ಲಿ ಬರ್ತಾ ಇದ್ದಾಳೆ ಕುಂತಿ ಸ್ವಲ್ಪ ನಿಲ್ಲು ಅಂತ ಹೇಳಿ ಧರ್ಮರಾಜನಿಗೆ ಹತ್ರ ಕರೆದು ತಾನು ಹತ್ರ ಹೋಗಿ ಅದೇನು ಹೇಳಿದ ನಿಮ್ಮ ಚಿಕ್ಕಪ್ಪ ನಂಗೆ ತಿಳಿದಿಲ್ವಲ್ಲ ಅಂತ ಕೇಳಿದ್ರು ಹೌ ಟಚಿಂಗ್ ಹಾಗೆ ಹೆತ್ತ ಹೊಟ್ಟೆಯಪ್ಪ ಅದು ತಾಯಿ ಮಕ್ಕಳಿಗೆ ಎಷ್ಟು ಪ್ರಾಣ ಕೊಡ್ತಾಳೆ ಅದಕ್ಕೆ ಅವನು ಹೇಳಿದ ಅದೇನೋ ನಕ್ಷತ್ರ ಅಂದ ಇಲಿಯಿಂದ ಮುಂಗುಸಿಯಿಂದ ರಸ್ತೆಯಿಂದ ಗುಹೆಯಿಂದ ಬಿಲ ಅಂದ ಯೋಚನೆ ಮಾಡ್ತೇನಮ್ಮ ಈ ದಾರಿಯಲ್ಲಿ ಹೇಳೋದಕ್ಕೆ ಎಲ್ಲ ಸ್ವಲ್ಪ ಚಿಂತನೆ ಮಾಡ್ತೇನೆ ಅತನೇ ಹೂಂದಿಯಲ್ಲ ಅವನು ಒಂದು ಒಂದಷ್ಟು ಅರ್ಥವಾದಾಗ ಆಯಿತು ಆಮೇಲೆ ಹೇಳ್ತೀನಿ ಅಂತ ತೇಲಿಸಿಬಿಟ್ಟ ಧರ್ಮರಾಜ ರಾಜಗುಖ್ಯವನ್ನು ಬಿಟ್ಕೊಡಲಿಲ್ಲ ಇವರು ಮುಂದಕ್ಕೆ ಹೊರಟರು ಮುಂದಿನ ಕಥೆ ಸ್ವಲ್ಪ ಓಡಿಸ್ತೇನೆ ಸಾಕಲ್ಲ ಈಗ ಈ ಶ್ಲೋಕ ನಿಮ್ಗೆ ಸುಮಾರಾಗಿ ಅರ್ಥವಾಯ್ತಲ್ಲ the central part of this story the entry is contained in these verses ವಾರಣಾಮತಕ್ಕೆ ಅವರು ಸೇರಿದರು ಅಲ್ಲಿ ಸೇರೋ ಹೊತ್ತಿಗೆ ಸುಮಾರು ಮೂರ್ನಾಲ್ಕು ದಿವಸವಾಯಿತು ಅದು ಮೂರ್ನಾಲ್ಕು ದಿವಸ ಮಾತ್ರವಲ್ಲ ಅಲ್ಲಿ ಹತ್ತು ದಿವಸ ವಾಸ ಮಾಡ್ತಾರೆ ವಾರಣಾಮಠದಲ್ಲಿ ಈ ಫಾಲ್ಗುಣ ಮಾಸ ಕೃಷ್ಣ ಪಕ್ಷ ಚತುರ್ದಶಿ ಅರ್ಧರಾತ್ರಿಗೆ ಪಾಂಡವರನ್ನ ಸುಡಬೇಕು ಅಂತ ಟೈಮ್ ಸಿಗ್ನಲ್ ಕೊಟ್ಟಿರ್ತಾರೆ ದುರ್ಯೋಧನ ಪಾಲ್ಗುಣ ಕೃಷ್ಣ ಚತುರ್ದಶಿ ಪಾಂಡವರನ್ನು ಸುಡಿಸುವುದಕ್ಕಿಟ್ಟು ಮುಹೂರ್ತ ಅದು ಸಫಲವಾಗಲಿಲ್ಲ ಅದಕ್ಕಿಂತ ಮುಂಚೆ ಭೀಮನೇ ಅದಕ್ಕೆ ಬೆಂಕಿಯನ್ನಿಟ್ಟು ತೂಕಡಿಸ್ತಾ ಇದ್ದ ಪುರೋಚನನನ್ನೂ ಸುಟ್ಟು ಆ ಮಂದಿರವನ್ನು ಧ್ವಂಸ ಮಾಡ್ತಾರೆ ಅದು ಮುಂದಿನ ಕತೆ ಅದು ಎರಡು ಡೇಟ್ ಕೊಟ್ಟಿದ್ದಾರೆ ಇವರು ಹೊರಟಿದ್ದು ಫಾಲ್ಗುಣ ಶುಕ್ರ ಅಷ್ಟಮಿ ರೋಹಿಣಿ ಫಾಲ್ಗುಣ ಕೃಷ್ಣ ಚತುರ್ದಶಿ ಇದರ ನಡುವೆ ಪ್ರಯಾಣವಾಯಿತು ಪಾಂಡವರು ಒಬ್ಬರನ್ನೊಬ್ಬರು ಯಾವತ್ತೂ ಬಿಟ್ಟಿರಲಿಕ್ಕಿಲ್ಲ ಈ ಸಂದರ್ಭದಲ್ಲಿ ಅಂತೂ ಐವರೂ ಸದಾ ಒಟ್ಟಿಗೆ ಇರ್ತಾ ಇದ್ರು ಅಮ್ಮ ಜೊತೆಯಲ್ಲೇ ಇರುವಂತ ಕುಂತಿಯನ್ನೂ ಇಟ್ಕೊಂಡಿರ್ತಿದ್ರು ಪುರೋಚನಿಗೆ ಅನುಮಾನ ಬಂತು ಇವರು ನತ್ಲಾ ಇತ್ಲಾಗ್ ಹೋಗೋಕೆ ಬಿಡ್ತಾರೆ ಸ್ವಾಮಿ ನಿಮಗೆ ತುಂಬಾ ಕಾಡಿದೆ ದೊರೆಗಳು ನೀವು ಬೇಟೆಗೆ ಹೋದ್ರು ನಾ ಜೊತೆಗಿರಬೇಕು ಅಂತ ಹೇಳಿದ್ದಾರೆ ಹೋಗ ಆಚೆಗೆ ಧರ್ಮರಾಜ ಅಂದ್ರೆ ಕಾವಲಿರ್ತೇನೆ ಅನ್ನೋದ್ರ ಬದಲು ನಿಮ್ಮ ರಕ್ಷಣೆಗಿರ್ತೇನೆ ಅಂತ ಈ ಕಾವಲ್ಗಿರು ಬೇಡ ಅಂತ ಅವನ ಕಣ್ಣು ತಪ್ಪಿಸಿ ಪಾಂಡವರು ಆ ಕಾಡಲ್ಲೆಲ್ಲ ಸುತ್ತಾಡಿ ನಿರ್ಗಮ ಮಾರ್ಗಗಳನ್ನೆಲ್ಲ ಹುಡುಕಿಕೊಳ್ತಾರೆ ದಿವಸಕ್ಕೊಂದರಂತೆ ಅರಮನೆ ಸಿದ್ಧ ಮಾಡಿದ್ದೇನೆ ಬನ್ನಿ ಅಂದ್ರೆ ಮೊದಲನೇ ದಿವಸ ಧರ್ಮರಾಜ ಹೋದ ಭೀಮ ಬಾರೋ ಇಲ್ಲಿಂದ ಕರ್ಕೊಂಡು ಒಂದು ರೂಮಿಗೆ ಪ್ರವೇಶ ಮಾಡುವಾಗಲೇ ಹ್ಮ್ ಮೇಣದ ಮನೆ ಅಂತ ಕಾಣುತ್ತೆ ಅರಿಗಿನ ಮನೆ ತುಪ್ಪದ ವಾಸನೆ ಬಂತು ಗೊತ್ತಾಯಿತು ಧರ್ಮರಾಜನಿಗೆ ಚಿಕ್ಕಪ್ಪ ಹೇಳಿದ ಮಾತು ಊರು ಜನ ಹೇಳಿದರು ಮಹಾರಾಜರೇ ಇದು ಹೊಸ ಅರಮನೆ ಇದು ನಿಮ್ಗೆ ಹೊಂದಿಕ್ಕಿಲ್ಲ ನಮ್ಮ ಮನೆಯಲ್ಲಿರಿ ಎಂಬುದಾಗಿ ದಿವಸಕ್ಕೊಬ್ಬ ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಶೂದ್ರರು ಕೂಡ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟರು ಪಾಂಡವರು ಶೂದ್ರ ಮನೆಯಲ್ಲಿ ದಲಿತರ ಮನೆಯಲ್ಲಿ ಮುಖ್ಯಮಂತ್ರಿ ಮಲಕೊಂಡು ಪ್ರೋಗ್ರಾಮ್ ಮಾಡಿದ ಹಾಗೆ ದಿವಸಕ್ಕೂ ಕೊಟ್ಟಿದ ವಾಕ್ಯ ಇಲ್ಲಿದೆ ನೋಡಿ ಒಂದೊಂದು ಮನೆಯಲ್ಲಿ ಮಲಗ್ತಾ ಮಲಗ್ತಾ ದಶರಾತ್ರೋಷಿತಾನಂತೂ ತತ್ತೇಶ ಪುರೋಚನ ಹತ್ತು ರಾತ್ರಿ ಕಳೆಯಿತು ಯಾರ್ಯಾರ ಮನೆಯಲ್ಲಿ ಕಳೆದರು ಬ್ರಾಹ್ಮಣಾನಾಂ ಮಹೀಪಾಲ ರಥಾನಾಂ ಸ್ವೇಷು ಕರ್ಮಸು ನಗರಾಧಿಕೃತಾನಾಂಚ ಗೃಹಾಣಿ ರಚನಾಂ ತದಾ ಉಪತಸ್ತು ನರಶ್ರೇಷ್ಠ ವೈಶ್ಯಶೂದ್ರಗ್ರಹಾಣ್ಯಬಿ ಅಂದ್ರೆ ಊರು ಜನ ಸೂಚನೆ ಕೊಟ್ಟರು ಇಲ್ಲಿ ಬೇಡ ನಮ್ಮ ಮನೆಯಲ್ಲಿ ಮೋರ್ ಸೇಫ್ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ದಿವಸ ಕಾಲ ಕಳೆದ್ರು ಜನಪ್ರಿಯತೆ ಆಯಿತು ಹತ್ತು ದಿವಸ ಪ್ರೋಗ್ರಾಮ್ ತಳ್ಳಿ ಹೋಯಿತು ಕೌರವ್ರ ಜೊತೆಗೆ ಗಂಗಾ ತೀರದಲ್ಲಿ ಆಟ ಆಡೋರು ಊಟ ಗೀಟ ಕೊಟ್ಟರೆ ಒಬ್ಬರೊಬ್ಬರು ಪರೀಕ್ಷೆ ಮಾಡಿ ಬೆಕ್ಕು ನಾಯಿಗೆಲ್ಲ ಹಾಕಿ ಮಾಡಿಕೊಳ್ತಾ ಇದ್ರು ಆ ಮನೆಯನ್ನು ಮನೆಗೆ ಏನು ಬೋರ್ಡ್ ಹಾಕಿದ್ರು ಶಿವಂ ಅಂತ ಬೋರ್ಡ್ ಹಾಕಿದ್ರು ಅರಮನೆಗೆ ಶಿವಾಖ್ಯಂ ಅಶಿವಂ ತದಾ ಸ್ಮಶಾನ ಅಂತ ಹೇಳೋದ್ರ ಬದಲು ಶಿವ ಅಂತ ಹಾಕಿದ್ರು ಪಾಂಡವನ್ನ ಕೊಲ್ಲುವುದಕ್ಕೆ ಏರ್ಪಾಡಾಗಿದ್ದ ಅರಮನೆಯದು ಅಲ್ಲಿಂದ ಆಚೆಗೆ ಒಂದು ದಿವಸ ಪ್ರಕಟವಾಗಿ ಹೇಳಿಬಿಟ್ಟ ಉವಾಚ ಮಿಥ್ಯೇವಂ ಭೀಮಸೇನಂ ಯುಧಿಷ್ಠಿರ ವಿಶಿಷ್ಟ ಹೇಳ್ದ ಇದು ಪೂರ್ತಿ ಆಹುತಿ ಆಗೋದಕ್ಕಾಗಿಯೇ ಕಟ್ಟಿದೆ ಕಾಣುವ ಮನೆ ಭೀಮ ನೋಡಿದೇನು ಅಂದ ಅಣ್ಣ ಇಲ್ಲಿ ನೋಡು ಅಂದ ಆ ಗೋಡೆ ಏನು ಮೆತ್ತಿದ್ರು ಅದರಲ್ಲಿ ಹುಲ್ಲು ಎದ್ದು ಕಾಣಿಸ್ತಾ ಇತ್ತು ಈ ಜೋಪಡಿ ಮನೆಗಳು ಮಾಡ್ತಾರೆ ನೋಡಿ ಮಹಾರಾಜರ ಅರಮನೆಯನ್ನು ಹೀಗೆ ಯಾರು ಕಟ್ತಾರೆ ಬಿದಿರುಗಳು ಬೊಂಬು ಹಾಕಿ ಬಿದಿರುಗಳು ಬೊಂಬು ಉಪಯೋಗ ಮಾಡೋದು ಕೊನೆಯಲ್ಲಿ ಮೊದಲೇ ಉಪಯೋಗ ಮಾಡಿದ್ದಾರಲ್ಲ ಆದ್ದರಿಂದ ಆ ಪುರೋಚನನಿಗೆ ಐಬು ಕೊಡದಂತೆ ಇದು ಕಳೆದು ಹೋಯಿತು ಕೃಷ್ಣ ಪಕ್ಷ ಬರ್ತಾ ಹೋಯಿತು ಅಲ್ಲಿಂದ ಮುಂದಕ್ಕೆ ವಿದುರಸ್ಯತ ಸುಹೃತಿ ಕಶ್ಯತಿ ಖನಕ ಕುಶಲ ನರಹ ಒಂದು ದಿವಸ ಆ ವಿದುರ ಸ್ನೇಹಿತ ಬಂದು ರಹಸ್ಯದಲ್ಲಿ ಧರ್ಮರಾಜನ ಕಾಣಿಸಿಕೊಂಡ ಯಾರೋ ನೀನು ಅಂತ ಕೇಳಿದ ಧರ್ಮರಾಜ ಅವನು ಯಾರು ಏನು ಅಂತ ಹೇಳಿದೆ ಕೃಷ್ಣ ಪಕ್ಷ ಚತುರ್ದಶಿ ರಾತ್ರಿ ಎಂದು ಮೂರು ಶಬ್ದ ಹೇಳಿದ ಅವನು ಧರ್ಮರಾಜ ಕೇಳ್ದ ಏನಂದೆ ಇನ್ನೊಂದ್ಸರಿ ಹೇಳು ಕೃಷ್ಣ ಪಕ್ಷ ಚತುರ್ದಶಿ ರಾತ್ರಿ ಯಾರೋ ಹೇಳಿದರು ವಿದುರಾಮಾತ್ಯರು ಹೇಳಿದರು ಬಾರೋ ಇಲ್ಲಿ ಬಾಗಿಲು ಹಾಕಿ ಅದೇನು ನಡೀತೋ ಕತೆ ಹೇಳು ಅಂದರೆ ಇಲ್ಲ ಸುರಂಗ ಸಿದ್ಧ ಮಾಡಿದ್ದೇನೆ ಬಾಗಿಲು ಹಾಕಿ ತೋರಿಸಿ ಕಿಟಕಿ ಗಿಟಕಿ ಎಲ್ಲ ಹಾಕಿ ಒಂದು ಅಡಿಗೆ ಮನೆಯಿಂದ ನಿರ್ಗಮ ದ್ವಾರ ಒಂದು ಮಲಗೋ ಮನೆಯಿಂದ ಇನ್ನೊಂದು ಈ ಜನ ಬಂದರೆ ಕೂತ್ಕೊಳ್ಳುವ ಕೊಠಡಿಯಿಂದ ಪ್ರಬಲವಾದ ಕಲ್ಲು ಮುಚ್ಚಿದ್ದೇನು ಬುದ್ಧಿ ಆ ಹೊತ್ತಲ್ಲಿ ನಾನಿಲ್ಲಿರೋದೆಲ್ಲ ಇದನ್ನು ಎತ್ತಿ ನಿಮಗೆ ದಾರಿ ತೋರಿಸೋದಕ್ಕೆ ಇವತ್ತು ರಾತ್ರಿ ಕಂಪ್ಲೀಟ್ ಮಾಡಿಬಿಡ್ತೇನೆ ಆ ದಿವಸ ಮಾತ್ರ ನೀವು ಹೆಚ್ಚು ಕಮ್ಮಿ ಮಾಡಬಾರದು ಅದಕ್ಕೆ ಮುಂಚೆ ಆದರೆ ಅವನಿಗೆ ಎಚ್ಚರ ಗೊತ್ತಾಗುತ್ತೆ ತಡವಾದರೆ ನೀವೇ ಸಾಯ್ತೀರಿ ಆ ಕೃಷ್ಣ ಪಕ್ಷ ಚತುರ್ದಶಿ ಅರ್ಧರಾತ್ರಿ ಅಂತ ಮುಹೂರ್ತ ಇಟ್ಟಿದ್ದಾರೆ ಅದಕ್ಕೊಂದೆರಡು ಮುಹೂರ್ತ ಮುಂಚೆ ನೀವು ಇದನ್ನು ಕೆಲಸ ಮುಗಿಸ್ಕೋಬೇಕು ನನ್ನ ಕಂಡ್ರೆ ಕೊಂದು ಬಿಡ್ತಾರೆ ನಾ ಬರ್ತೇನೆ ಅಂತ ಹೇಳಿ ಹೊರಗೆ ಹೋಗ್ಬಿಟ್ಟ ಡಿಟೆಕ್ಟಿವ್ ಸ್ಟೋರಿ ಇದ್ದಾಗಿಲ್ವ ನೋಡಿ ಇದು ಬರದಾಗಿದೆ ಕಥೆ ಇದು ಬರೀತೀರ ನಿಮ್ಮ ಕೈಲಾಗುತ್ತೆ ಹೆಸರು ಬರೆದಿದ್ದ ಕಥೆ ರಾಮಾಯಣ ಸುಂದರಕಾಂಡವನ್ನು ಮಹಾಭಾರತ ವಿರಾಟ ಪರ್ವತವನ್ನು ಈ ಸಭಾ ಪರ್ವದ ಕಥೆ ಆದಿ ಪರ್ವದ ಕಥೆ ಯಾರು ಬರೀತಾರೆ ಲೋಕದಲ್ಲಿ ಐದೂರು ಸಾವಿರ ವರ್ಷದ ಕಥೆ ಇವತ್ತು ಬರದಾಗಿದೆ ಕಥೆ ಅದಾದ ಮೇಲೆ ಇವರು ಹಗಲು ಅಲ್ಲಿ ಇಲ್ಲಿ ಬೇಟೆಯಾಡೋದು ಮಾಡೋದು ರಹಸ್ಯದಲ್ಲಿ ನಿಂತ ಕಡೆ ಕೂತ್ ಕಡೆ ನರ್ವಸ್ ಆಗೋದೊಂದು ಬಾಕಿ ಪಾಪ ಪಾಂಡವರು ಭೀಮಸೇನ ಧೈರ್ಯ ನಾನಿದ್ದೇನು ಸುಮ್ಮನೆ ಇರಿ ಪ್ರತ್ಯಕ್ಷ ಯುದ್ಧವಾದರೂ ಪರವಾಗಿಲ್ಲ ವಿರೋಚನ ತಾನೇ ಬೆಂಕಿ ಹಚ್ಚೋನು ಮೊದಲೇ ಜಜ್ಜಿ ಮುಗಿಸ್ಬಿಡ್ತೇನೆ ಅವನು ಅಂತ ಮೊದಲು ಕೆಲಸ ಕೆಲಸ ಕೆಟ್ಟೋಗುತ್ತೆ ಅವನು ತಂಟಕ್ಕೆ ಹೋಗಬೇಡ ಅಂದ್ರು ಕುಂತಿಗೆ ಗೊತ್ತಾಯಿತು ಈ ಸಮಾಚಾರ ಕ್ರಮೇಣ ಹೇಳಿದರು ಕೋಮಲ ಹೃದಯದವಳು ಎಲ್ಲ ಎದೆ ಬಿಡ್ಕೊಂಡು ಸಾಯ್ತಾಳು ಅಂತ ಅಮ್ಮ ಹೀಗೆ ಸಂಚಾಗಿದೆ ಹೆದರಬೇಡ ಚಿಕ್ಕಪ್ಪ ಎಲ್ಲ ಏರ್ಪಾಡು ಮಾಡಿಕೊಟ್ಟಿದ್ದಾನೆ ಆದರೆ ಇವತ್ತೊಬ್ಬಳು ಅತಿಥಿ ಬರ್ತಾ ಇದ್ದಾಳೆ ತಾಯಿ ಅದಕ್ಕೋಸ್ಕರ ನೀನು ಅವಳನ್ನು ಸರಿಯಾದ ರೀತಿಯಲ್ಲಿ ಗೌರವಿಸಬೇಕು ಅಂದ ಮೇಲೆ ಅರ್ಥ ಮಾಡಿಕೊಂಡ್ಲು ಸ್ವಲ್ಪ ಧೈರ್ಯ ಬಂತು ಕುಂತಿ ಪುರೋಚನಿಗೆ ಹೇಳಿದ್ಲು ಈ ಕೃಷ್ಣ ಪಕ್ಷ ತುಂಬ ಪ್ರಶಸ್ತವಾದದ್ದಪ್ಪ ಫಾಲ್ಗುನ ಮಾಸ ಕೃಷ್ಣ ಪಕ್ಷ ಮುಂದೆ ಬರೋ ಚೈತ್ರ ಮಾಸ ಅದಕ್ಕೆ ನಾನು ಸುಮಂಗಲ ಸ್ತ್ರೀಯರಿಗೆ ಯಾವ ಜಾತಿಯವರಾದರೂ ಪರವಾಗಿಲ್ಲ ಬಾಗಿನಗಳನ್ನು ಕೊಡಬೇಕು ಅಂತ ನಾನು ಹರಿಸ್ಕೊಂಡಿದ್ದೇನೆ ಶಿವನಿಗೆ ಆ ಸುಮಂಗಲ ರಾತ್ರಿ ಹೊತ್ರ ಮಾ ಬರಬೇಕು ಹಾರಿಸಿದವರನ್ನು ನಾವು ಆರಿಸ್ಕೊಳ್ತೇವೆ ನಿನಗೇನು ತಂಟಗಿಂಟೆ ಬೇಡ ಅಂತ ಉಪಾಯದಲ್ಲಿ ಹೇಳಿ ತನಗೆ ಬೇಕಾದ ಅರಮನೆಚಾರರ ಮೂಲಕವಾಗಿ ದಿವಸ ಮೂರು ದಿವಸ ಎಲ್ಲ ಕೊಟ್ಟು ಅಂಥದೊಂದು ಸಂದರ್ಭದಲ್ಲಿ ವಿದರ ಏರ್ಪಡಿಸಿದ್ದ ಒಬ್ಬ ನಿಷಾದಿ ಕಿರಾತಿ ಐವರು ಮಕ್ಕಳನ್ನು ಕರ್ಕೊಂಡು ಒಂದು ದಿವಸ ಬಂದಳು ಅವಳನ್ನು ಉಪಾಯವಾಗಿ ಮಾತನಾಡಿಸ್ತಾಳೆ ಕುಂತಿದೇವಿ ಯಾರಮ್ಮ ನೀನು ಯಾರಾದರೆ ತಾಯಿ ನಾ ತ್ಯಾಗಕ್ಕೆ ಸಿದ್ಧವಾಗಿದ್ದೇನೆ ನನ್ನ ಮಕ್ಕಳು ಸಿದ್ಧವಾಗಿದ್ದಾರೆ ಮಾಧವಿ ಅಂತ ಅವಳ ಹೆಸರು ನಿಷಾದಿ ಪಂಚಪುತ್ರ ಅಂತೂ ತಸ್ಮಿನ್ ಭೋಜ್ಯ ಯದೃಚ್ಛ ಅವತ್ತು ರಾತ್ರಿ ಪುಷ್ಕಳವಾಗಿ ಊಟ ಹಾಕಿದ್ದಾರೆ ಅವರಿಗೆ ಊಟ ಹಾಕಿದ್ದಲ್ಲದೆ ಅವಳಿಗೆ ಯಥೇಚ್ಛವಾಗಿ ಮದ್ಯವತ್ತು ಕೊಡ್ತಾರೆ ಇವಳಿಗೆ ಧೈರ್ಯ ಬೇಕಲ್ಲ ತಾನು ಐವರು ಮಕ್ಕಳು ಸಜೀವವಾಗಿ ಸಾಯಬೇಕಾದ ಧೈರ್ಯ ಬೇಕು ಸ್ವಲ್ಪ ಬುದ್ಧಿಯು ಮಂದಾಗಬೇಕು ಅದಿಲ್ಲದೆ ನಾನು ಇಂಥ ಜಾಗ ಮಾಡ್ತಾ ಇದ್ದೇನೆ ಗೊತ್ತೇ ಪಾಂಡವರಿಗೋಸ್ಕರ ಐದು ಮಕ್ಕಳ ಜೊತೆ ಊರೆಲ್ಲ ಹೇಳ್ಕೊಂಡು ಬಂದರು ಯಾರಿಗೂ ಹೇಳ್ಬೇಡಿ ಯಾರಿಗೂ ಹೇಳ್ಬೇಡಿ ಅಂತ ಗತಿ ಏನಾಗುತ್ತೆ ನೋಡಿ ಅದಕ್ಕೋಸ್ಕರವಾಗಿ ಅದು ಡಬಲ್ ಚೆಕ್ ಆಗಲಿ ಅಂತ ಮದ್ಯವನ್ನು ಕೊಟ್ಟಿದ್ದಾರೆ ಅದು ಟ್ರೈನಿಂಗ್ ಅವಳಿಗೆ ಆ ಗಳಿಗೆ ಬರೋ ತನಕ ಸಿದ್ಧ ಮಾಡ್ತಾ ಇದ್ದಾರೆ ಊರು ಜನ ಎಲ್ಲ ಇದು ತಿಳಿದು ಹೋಯಿತು ಕೊಟ್ಟು ಅಯ್ಯೋ ಪಾಂಡವರನ್ನು ಸುಡೋಕೆ ಮಾಡ್ತಾರೆ ಅರಮನೆ ಕಟ್ಟಡ ಕಟ್ಟುವಾಗೆಲ್ಲ ಬರ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಇಷ್ಟೊಂದು ತುಪ್ಪ ಇಷ್ಟೊಂದು ಮೇಣ ಇಷ್ಟೊಂದು ಅರಗು ಯಾಕ್ರೆ ಅಂದ್ರೆ ಹೋಗರಾಸಿಗೆ ಅಂತ ಬೈದು ಕಳಿಸ್ತಿದ್ದ ಪ್ರವಚನ ಕಟ್ಟಡ ಏನು ರಾಷ್ಟ್ರದಲ್ಲಿ ಕಟ್ತಾ ಇದ್ದಿದ್ದಲ್ಲ ಇದು ದುರಸ್ತಿ ಕೇಳಲಿ ಇಲ್ವಲ್ಲ ಮೇಣ ಯಾಕರೆ ಹಾಕ್ತಾ ಇದ್ದೀರಿ ಅಂದ್ರೆ ಪಾಲಿಶ್ ಕೊಡ್ಲಿ ಗೋಳೆಗೆ ಅಂತ ಮಾಡ್ತಿದ್ದೀವಿ ಏನೋ ಒಂದು ಹೇಳ್ತಾ ಇದ್ರು ಹೀಗೆ ನೆಪವನ್ನು ಈ ಕಡೆಯಲ್ಲಿ ಬಿದುರಿನಿಂದ ಕಳಿಸಲ್ಪಟ್ಟ ಇನ್ನೊಬ್ಬ ನಾವಿಕ ಒಂದು ದಿವಸ ಬಂದು ಕಾಣಿಸಿಕೊಂಡ ಧರ್ಮರಾಜನಿಗೆ ಯಾರೋ ನೀನು ಅಂತ ಕೇಳಿದ ಬುದ್ಧಿ ಗಂಗಾ ತೀರದಲ್ಲಿ ಆ ಫಾಲ್ಗುಣ ಕೃಷ್ಣ ಚತುರ್ದಶಿ ರಾತ್ರಿ ನಿಮ್ಮನ್ನು ಗಂಗಾ ಆ ಕಡೆಗೆ ದಾಟಿಸುವುದಕ್ಕೆ ನಾವೇ ಸಿದ್ಧವಾಗಿರ್ತದೆ ನಾನು ಈ ಗುರುತು ಅರಮನೆ ಗುರುತು ಸಿದ್ಧವಾಗಿದ್ದೇನೆ ಅಂತ ಅವನಿಗೆ ಅಭಯವನ್ನು ಕೊಟ್ಟು ನಾವಿಕನೂ ಸಿದ್ಧವಾಗಿ ಹೋದ ಇಟ್ಸ್ ಪರ್ಫೆಕ್ಟ್ ಅರೇಂಜ್ಮೆಂಟ್ ಇದರೊಂದು ಅದಾದ ಮೇಲೆ ಭೀಮ ಆ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಪಾಂಡವರಿಗೆ ಹೇಳಿದ ಮುಂದೆ ಭಯಂಕರವಾದ ಪ್ರಾತಃ ಕಾಲ ಕಾಲ್ನಡಿಗೆಯಲ್ಲಿ ನಡಿಬೇಕಾಗ್ತದೆ ಅಮ್ಮ ಒಂದೆರಡು ಗಂಟೆ ಕಾಲ ನಿದ್ದೆ ಮಾಡು ರೈಲು ಇನ್ಫಿನಿಟ್ಲಿ ಲೇಟ್ ನೀವು ಪಾಟ್ನಾದಲ್ಲಿ ಗಯಾದಲ್ಲಿ ಪ್ಲಾಟ್ಫಾರ್ಮ್ ಮೇಲೆ ಮಲಗಬೇಕು ಹೇಗೆ ಮಲಗ್ತೀರಿ ಗಯಾ ಶ್ರಾದ್ದ ಮಾಡಿ ಬಂದಿದ್ದೆವು ಅದಕ್ಕೆ ಮೊದಲು ಅಯೋಧ್ಯೆಗೆ ಹೋಗಿದ್ದೆವು ಆ ನೀಲಾಂಚಲ ಎಕ್ಸ್ಪ್ರೆಸ್ಸು ಇನ್ಫಿನಿಟ್ಲಿ ಲೇಟ್ ಅಂದರು ಒಂದು ಮಲಗಿದ್ದೇವೆ ಮೈ ಮೇಲೆ ಪ್ರಜ್ಞೆ ಇಲ್ಲದೆ ಪ್ಲಾಟ್ಫಾರ್ಮ್ ಮೇಲೆ ಎಬ್ಬಿಸಿದ್ರು ಹಾವು ಕೊಚ್ಚಿದ್ರು ತಿಳಿತಾ ಇರಲಿಲ್ಲ ಆ ಹೊತ್ತಲ್ಲಿ ನಿದ್ದೆ ಅಂತಹ ನಿದ್ದೆ ಭೀಮ ಹೇಳಿದ ನಾನು ಎಚ್ಚರವಾಗಿರ್ತೇನೆ ನೀವೆಲ್ಲ ನಿದ್ದೆ ಮಾಡಿ ಮಗು ನೀನು ಹೇಗೆ ನಿದ್ದೆ ಮಾಡ್ತೀಯೋ ಜಾಗರ್ತವ್ಯ ಸ್ವಪಂತೀಮೆ ಅವನು ಮುಖ್ಯ ಪ್ರಾಣ ಪಂಚಪ್ರಾಣಗಳಲ್ಲಿ ಮುಖ್ಯ ಪ್ರಾಣ ನಿದ್ದೆ ಮಾಡೋದಿಲ್ಲ ಉಳಿದ ಪ್ರಾಣ ಎಲ್ಲ ನಿದ್ದೆ ಮಾಡಿದರೂ ಕೂಡ ಇದನ್ನೆಲ್ಲ ವೇದದಲ್ಲಿ ಹೇಳಿದ್ದಾರೆ ಯಶೋಗ್ರಭು ವಿಭಜನ್ ತಿಷ್ಠನ್ನಾಹಾರಮಜರ ಕವಿ ಸ್ವಂದೇಹಂ ಆಪಾದ ತಲಮಸ್ತಕಂ ನಿಮ್ಮ ಬಾಡಿ ಟೆಂಪರೇಚರ್ ಕೀಪ್ ಮಾಡೋದೇ ಮುಖ್ಯ ಪ್ರಾಣ ಸೋಗ್ರಭುಕಿ ಊಟ ಮಾಡುವಾಗ ಮೊದಲನೇ ಪ್ರಾಣ ಹೊತ್ತು ಪ್ರಾಣ ವಿಶ್ವಾಹ ಅಗ್ರಭುಕಿ ತಾನು ಊಟ ಮಾಡುವುದರ ವಿಭಜನ್ ನಾಲ್ಕು ಪ್ರಾಣಗಳು ಕೊಟ್ಟು ಬಿಡುತ್ತೆ ತಿಷ್ಠನ್ ನಾಹಾರಂ ಅಜರಹ ಕವಿ ಉಪನಿಷತ್ತಲ್ಲಿ ಹೇಳ್ತಾರೆ ಭೀಮಸೇನ ನಿದ್ದೆ ಮಾಡಲಿಲ್ಲ ಆ ವೇಳೆ ಬರ್ತದೆಯೇ ಬರ್ತದೆ ಅಂತ ಕಾಯ್ಕೊಂಡಿದ್ದ ಅದಕ್ಕೇನು ವೇಳೆ ಕ್ಯಾಲ್ಕುಲೇಟ್ ಮಾಡೋಕಲ್ಲೇನೋ ಒಂದು ಬೇರೆ ರೀತಿಯ ವ್ಯವಸ್ಥೆ ಇದ್ದಿರಬೇಕು ಧರ್ಮರಾಜ ಮಾತ್ರ ಅರ್ಧಂಬರ್ಧ ಕಣ್ಣಿಟ್ಕೊಂಡಿದ್ದ ಏನು ಮಾಡ್ತಾನೋ ಏನಾಗುತ್ತೋ ಅಂತ ಅಣ್ಣ ಅರ್ಧರಾತ್ರಿಗೆ ಮುಂಚೆನೇ ಈ ಕೆಲಸ ಮುಗಿಸ್ಬಿಡ್ತೇನೆ ಅಂತ ಹೇಳಿದವನೇ ಆ ಕಡೆ ನೋಡ್ತಾನೆ ಇವರು ಪಾಂಡವರು ಮಲಗುವ ಕೋಣೆಗೆ ಸೇರಿದ ಹಾಗೆಯೇ ಇದೆ ವಿರೋಚನ ರೆಸ್ಟ್ ಹೌಸು ಆ ಒಳ ಕಿಟಕಿಯಿಂದ ಒಂದು ಪಂಜಿನ ಕೊಳ್ಳಿ ಎಸೆದು ಪಾಂಡವನ್ ಮುಗಿಸ್ಬೇಕು ಅಂತ ಮಾಡಿದ್ದ ಇವರು ಶಬ್ದವೇ ಮಾಡದೇ ಇದ್ದಂತೆ ಪಾಂಡವ್ ನಿದ್ದೆ ಅವನ ಪದೇ ಪದೇ ಕಿಟಕಿಯಲ್ಲಿ ನೋಡಿದೆಲ್ಲ ನಿದ್ದೆ ಮಾಡುವಾಗ ಕಾಣಿಸ್ತಾ ಇದ್ರು ಒಂದು ಮುಹೂರ್ತ ಎರಡು ಮುಹೂರ್ತ ಮುಂಚೆಯೇ ಭೀಮಸೇನ ಎದ್ದು ಮಂಚದ ಕೆಳಗಿದ್ದ ಆ ಗುಂಡಿನ ಆಕೃತಿ ಕಲ್ಲನ್ನು ಸರಿಸಿ ನಕುಲನನ್ನು ಒಳಗೆ ಕಳಿಸಿ ಅಲ್ಲೆಲ್ಲ ಪಾವಟಿಗೆ ಮೆಟ್ಲುಗಳೆಲ್ಲ ಇದ್ದು ಮೊದಲು ಹೋಗಿ ನೀನು ನೀ ಹೋಗೋ ನಕುಲ ಅರ್ಜುನ ನೀ ಹೋಗೋ ಧರ್ಮರಾಜ ನೀ ಹೋಗೋ ನೀ ಬರದೆ ನಾನು ಹೇಗೆ ನೀ ಮೊದಲು ನಡಿ ನಾ ಬರ್ತೀನಿ ಇಂದ ಅಮ್ಮ ನೀ ನಡಿ ಕುಂತಿಯನ್ನು ಕಳಿಸಿದ ಅಲ್ಲಿ ಹತ್ತು ಹತ್ತು ಹೆಜ್ಜೆಗೆ ದೂರದಲ್ಲಿ ದೇವಟಿಗೆಗಳಿದ್ದವು ಆ ಸುರಂಗದಲ್ಲಿ ಅಷ್ಟು ಅದ್ಭುತವಾಗಿ ಏರ್ಪಾಡು ಮಾಡಿದ್ದ ವಿದುರ ಅದೆಲ್ಲ ಆದ ನಂತರ ತಾನೇ ಇಳಿಯುವುದಕ್ಕೆ ಮುಂಚೆ ಆ ಕೊಳ್ಳಿಯ ಉರಿಗೊಳ್ಳಿಯನ್ನು ತಾನೇ ಸಿದ್ಧ ಮಾಡಿ ವಿರೋಚರ ಇದ್ದ ಕೊಠಡಿಗೆ ಎಸೆದು ತಾನು ಕೆಳಗೆ ಇಳಿದು ಆ ಕಲ್ಲನ್ನು ಮುಚ್ಚಿ ಭೀಮಸೇನ ಒಳಕ್ಕೆ ಎಳೆದು ಹೋದ ಪಕ್ಷಿಗಳು ಹಾರಿ ಹೋದವು ಪಾಂಡವರು ಪಾರಾದರು ಧಗ ಧಗ ಧಗ ಕಟ್ಟಡ ಹತ್ತುಕೊಂಡು ಉರಿಯಿತು ಊರು ಜನ ಎಲ್ಲ ಯೋಚನೆ ಮಾಡಿದ್ರು ನಾವು ನೆನೆಸಿದ್ದೆ ಆಗೋಯ್ತಲ್ಲ ಅಯ್ಯೋ ಪಾಂಡವರು ಸತ್ತು ಹೋದ್ರಲ್ಲ ಅಷ್ಟೊತ್ತುಗಳು ಬಂದಿದ್ದು ನಿಷಾದಿ ಸಾಯಂಕಾಲ ಹೊತ್ತಿಗೆ ಅಲಂಕಾರ ಮಾಡಿಕೊಂಡು ಹೂವು ಇವೆಲ್ಲ ಮುಡ್ಕೊಂಡು ಕೇದಿಗೆ ಹೂವು ಅದು ಇದು ಮಾಡ್ಕೊಂಡು ಮಕ್ಕಳನ್ನು ಕಳ್ಕೊಂಡು ಅವರಿಗೆಲ್ಲ ಊಟ ಗೀಟ ಮಾಡಿಸಿ ಬೇಕಾದಷ್ಟು ಹೆಂಡವನ್ನು ಕುಡಿಸಿ ಪಾಂಡವರು ಮಲಗಿದ್ದ ಜಾಗದಲ್ಲಿ ಅವರನ್ನೆಲ್ಲ ಕುಂತಿ ಮೊದಲುಕೊಂಡು ಎಲ್ಲ ಏರ್ಪಾಡು ಮಾಡಿ ಸೇನೆ ಕೆಳಗೆ ಇಳಿಸಿದ್ದ ಮಹಿಳೆ ತನ್ನ ಮಕ್ಕಳನ್ನು ತನ್ನನ್ನು ಪಾಂಡವರ ಸಲುವಾಗಿ ಆಹುತಿ ಕೊಟ್ಟಳು ವಿಷ್ಣುವರ್ಧನ ರಾಜರ ಕಾಲದಲ್ಲಿ ನಮ್ಮ ಕರ್ನಾಟಕದಲ್ಲಿ ಗರುಡರು ಅಂತ ಒಂದು ಒಂದು ತರಹ ಸೇವಕರಿದ್ದರು ಅವರು ಕಾಲಿಗೆ ಕಡಗವನ್ನು ಕಟ್ಕೊಂಡಿರ್ತಿದ್ರು ಕತ್ತಿ ಹಿಡ್ಕೊಂಡು ವಿಷ್ಣುವರ್ಧನ ಕಥೆ ಶಾಂತಲೆ ಕಥೆ ಹೇಳ್ತೇವೆಲ್ಲ ಓದ್ತೀರಿ ಮಹಾರಾಜರಿಗೆ ಆಪತ್ತು ಬಂದರೆ ತಾವು ಪ್ರಾಣವನ್ನು ಮೊದಲು ಕೊಡ್ತಿದ್ರು ಮಹಾರಾಜ ಸತ್ತು ಹೋದರೆ ಅವನ ಜೊತೆಯಲ್ಲಿ ಸಹವನ್ನು ಮಾಡ್ತಿದ್ರು ವೀರ ಪುರುಷರು ಅಂತಹ ದೇಶ ಇದು ಭೀಮಸೇನಾ ಕೆಳಗೆ ಇಳಿದ ಆ ಸುರಂಗದಲ್ಲಿ ಸ್ವಲ್ಪ ಹೊತ್ತ ಮೇಲೆ ಕಣ್ಣು ಒಗ್ಗಿಕೊಂಡಿತು ನಡೆದು ಒಂದೋ ಎರಡೋ ಫರ್ಲಾಂಗ್ ನಡೆದ ಮೇಲೆ ಎಲ್ಲಿದ್ದೇವೆ ಅಂತ ನೋಡಿದ್ರೆ ಗಂಭೀರದ ಶಿವಾಲಯಕ್ಕೆ ಸರಿಯಾಗಿ ಕರ್ಕೊಂಡು ಬಂತು ಬಾಗಲು ಸಲ್ಲಿಸಿದ್ರು ಅಲ್ಲಿ ಯಾರಿಗೂ ಅನುಮಾನ ಬರೋ ಹಾಗಿರಲಿಲ್ಲ ನಾವು ಕಾಯ್ಕೊಂಡು ನಿಂತಿದ್ದ ದಯಮಾಡಿಸಬೇಕು ಅಂತ ಹೇಳಿ ದೋಣಿಯಲ್ಲಿ ಕೂರಿಸಿ ಆ ಕಡೆ ದಡಕ್ಕೆ ಬಿಟ್ಟು ಮಹಾರಾಯರೇ ಇನ್ನು ನಿಮ್ ದಾರಿ ನಿಮಗೆ ಅಂತ ಹೇಳಿ ತಾನು ಈ ಕಡೆ ಬಂದು ಬಿಟ್ಟ ನೋಡ್ತಾನೆ ಅರ್ಧರಾತ್ರಿ ಭೀಮಸೇನ ಕಣ್ಣೆಳೀತಾ ಇದೆ ಕುಂತಿದೇವಿಗೆ ಯಾವತ್ತೂ ಇಲ್ಲದ ನಿದ್ರೆ ಧರ್ಮರಾಜನಿಗೆ ಅರ್ಜುನನಿಗೆ ನಕುಲ ಸಹದೇವರಿಗೆ ಈ ಮಹಾರಾಯ ಕುಂತಿಯನ್ನ ಸೊಂಟದಲ್ಲಿಯೂ ಧರ್ಮರಾಜನನ್ನ ಒಂದು ಹೆಗಲಲ್ಲಿಯೂ ಅರ್ಜುನನನ್ನು ಇನ್ನೊಂದು ಹೆಗಲಲ್ಲಿಯೂ ಕುಂತಿಯನ್ನ ಒಂದು ಕಂಕಳಲ್ಲಿಯೂ ಇಬ್ಬರು ಸಹದೇವ ನಕುಲರನ್ನ ಇನ್ನೊಂದು ಕಂಕಳಲ್ಲಿ ಇಟ್ಕೊಂಡು ಮಹಾರಾಯ ಹತ್ತಾರು ಮೈಲಿ ನಡೀತಾನೆ ಭೀಮಸೇನ ಒಬ್ಬ ಭೀಮಸೇನ ಪಾಂಡವರಿಗೋಸ್ಕರವಾಗಿ ಅವನು ಮಾಡಿದ ಜಾಗ ಅತ್ಯಪೂರ್ವವಾದ ಜಾಗ ಇದು ಭೀಮನ ಕಾಂಡ ಇದು ಆದಿಪರ್ವ ಮುಂದೆ ಹೆಣಿಂಬವಧೆ ಬಕವಧೆ ಎಲ್ಲ ಅದ್ಭುತವಾದ ಕಥೆಗಳು ನಡೆದ್ರು ನಡೆದ್ರು ನಡೆದ್ರು ಎಲ್ಲಿ ಹೋಗ್ತಾ ಇದ್ಯಾವ್ಯೋ ಮಗು ಬಾಯಾರಿಕೆ ಆಗ್ತಾ ಇದೆಯಲ್ಲ ಅಂದಲು ಅಷ್ಟೊತ್ತು ಪ್ರಾತಃ ಕಾಲ ಆಗ್ತಾ ಬಂತು ಇನ್ನೂ ಕತ್ಲೆ ಇತ್ತು ಒಂದು ಮರದ ಕೆಳಗಡೆ ಈ ಪಾಂಡವರು ಇನ್ನೂ ಆಗೋದಿಲ್ಲಪ್ಪ ಈ ಸೊಂಟದ ಮೇಲಿದ್ರು ಹೆಗಲ ಮೇಲಿದ್ರು ನಿದ್ದೆ ಬರ್ತಾ ಇದೆ ಬಿದ್ದುಬಿಡ್ತೇವೆ ಮಹಾರಾಜ ಸ್ವಲ್ಪ ನಿದ್ದೆ ಮಾಡೋಣ ಯಾವ ಊರೋ ಯಾವ ಕಾಡೋ ಯಾವ ಮೇಡೋ ಏನು ಕರ್ಮವೋ ಕುಂತಿ ತಲೆ ಚಚ್ಕೊಳ್ತಾರೆ ಏನು ಕರ್ಮ ಮಾಡಿದ್ದೆ ರಾಜಪುತ್ರರು ದೇವಪುತ್ರರನ್ನು ಹಿಡಿದು ಇಂತಹ ಕಷ್ಟಕ್ಕೊಳಗೆ ಮಾಡಿಬಿಟ್ಟಲ್ಲ ನಾವೇನು ತಪ್ಪು ಮಾಡಿದ್ದು ಹೊಸನಾವತಿಗೆ ಬಂದಿದ್ದೇ ತಪ್ಪಾಯಿತೆ ಅಳ್ತಾಳೆ ಪಾಪ ಕುಂತಿ ಅಮ್ಮ ಇಷ್ಟು ಸಣ್ಣ ವಿಷಯಕ್ಕೆಲ್ಲ ಹೆದರಬೇಡ ಚಿಕ್ಕಪ್ಪ ಇದ್ದಾನೆ ನೋಡ್ಕೊಳ್ತೇವೆ ಅಂತ ಹೇಳಿ ಭೀಮಸೇನ ಸಮಾಧಾನ ಮಾಡ್ತಾನೆ ಅರ್ಧರಾತ್ರಿ ಇನ್ನು ಮುಗಿದೋಗಿದೆ ಸೂರ್ಯೋದಯಕ್ಕೆ ಸ್ವಲ್ಪ ವೇಳೆ ಇದೆ ಕುಂತಿ ಕೇಳಿದಳು ನಾಲ್ಗೆ ಒಣಗ್ತಾ ಇದೆಯೋ ಮಗು ಭೀಮಾ ಸ್ವಲ್ಪ ನೀರು ತಗೊಂಬಾರೋ ಪಿಪಾಸಾ ಶಾಂತಿಯೇ ಭೀಮಸೇನ ಕರ್ತಕಂ ಜಲಾನೇನ ಒಂದು ಅಧ್ಯಾಯ ಅಲ್ಲೇನು ಬಿಂದಿಗೆನೆ ಚೊಂಬೆ ಪ್ಲಾಸ್ಟಿಕ್ಗೆ ಬಾಟ್ಲೆ ಏನಿದೆ ಕ್ಯಾನ್ ಏನು ಏನಿದೆ ತರ್ತೇನೆ ಮಾಂದ ಹೇಳಿದ್ದಕ್ಕೆ ಪ್ರತಿ ಇಲ್ಲ ಭೀಮಸೇನ ಉಪಾಯ ಹುಡುಕೋನು ದೂರದ ಒಂದು ಕೊಳವಿತ್ತು ಕಾಡಿನಲ್ಲಿ ಆ ಕೊಳಕ್ಕೆ ಹೋದ ಉತ್ತರಿಯವನ್ನು ಪೂರ್ತಿ ನೆನೆಸಿ ತೊಟ್ಟ ತೊಟ್ಟ ಅಂತ ನೀರು ತರ್ತಾ ಆ ತಾಯಿ ಬದುಕಿರುವಾಗಲೇ ವಾಸೋದಕವನ್ನು ಹಿಂಡಿದ ಸತ್ತವರು ಕೊಡ್ತೇವೆ ಇಂಥ ಪಿಂಡ ನೀರನ್ನು ಬಟ್ಟೆಯಿಂದ ಹಿಂಡಿದ ನೀರು ಸತ್ತವರಿಗೆ ಹತ್ತನೇ ದಿವಸದೊಳಗೆ ವಾಸೋದಕ ತಿಳೋದಕ ಧರ್ಮೋದಕ ಎಲ್ಲ ಕೊಡ್ತೇವೆ ಬೊಗಸೆ ಮಾಡ್ಕೋ ಕೊಡ್ತೇನೆ ಇಲ್ಲ ಬಾಯಿಗೆ ಹಾಕುವುದು ಬಾಯಿಗೆ ನೀರು ಹಾಕಿದ ಸಾಕೆ ಒಂದು ಸಲ ಎರಡು ಸಲ ತಂದ ತಾಯಿಗೆ ನೀರು ಅಡಿಕೆ ಆಯಿತು ಅಷ್ಟು ಹೊತ್ತಿನಲ್ಲಿ ದೂರದಲ್ಲಿ ಒಂದು ಶಬ್ದವಾಯಿತು ಇನ್ನೊಂದು ಮರದಲ್ಲಿ ಒಂದು ವ್ಯಕ್ತಿ ಮೇಲಿನಿಂದ ಕೆಳಗೆ ಧುಮುಕಿತು ಭಯಂಕರ ಆಕೃತಿ ಯಾರಂತ ನೋಡಿದ ಭೀಮಸೇನ ಆಹಾ ನೀವು ಸುಮ್ಮನೆ ಮಲಗಿರಿ ನಾನು ನೋಡ್ತೇನೆ ಅಂತ ಅದು ಸ್ವಲ್ಪ ಹೊತ್ತು ವಿಚಲಿತವಾಗಲಿಲ್ಲ ಇದ್ದ ಕಡೆಯೇ ಇತ್ತು ಆ ಒಂದು ಕ್ಷಣದಲ್ಲಿ ಅವರು ನಿದ್ದೆ ಕುಂತೀಗಿನಿ ಇಳಿದು ಬಂದ ವ್ಯಕ್ತಿ ಯಾವುದು ಅಂದ್ರೆ ನಿಮ್ಮ ಕತೆ ಹೇಳಿಬಿಡ್ತೇನೆ ಹಿಡಿಂಬೆ ಹಿಡಿಂಬನ ತಂಗಿ ಇವರು ಎಲ್ಲಿಗೆ ಬಂದಿದ್ರು ಯಾವ ಊರಿದು ಊರು ಕೇರಿಯಲ್ಲಿ ಜಿಕ್ ನೋಡಿ ಬಂದಿದ್ರೆ ನಮ್ಮ ಕರ್ನಾಟಕದಲ್ಲಿ ಹಿಡೇಶ್ವರ ಅಂತ ಒಂದು ದೇವಾಲಯ ಇದೆ ಯಾರು ಕೇಳ ಚಿತ್ರದುರ್ಗದ ಬೆಟ್ಟ ಮದಕರಿ ನಾಯಕನ ಕೋಟೆ ಎಲ್ಲಿದೆ ಹಿಡಿಂಬನ ಹೆಸರಲ್ಲಿ ಅವನಿಲ್ಲೂ ಒಂದು ಕಟ್ಟಿದ್ದಾನು ಆದರೆ ಪಾಂಡವರು ಅಷ್ಟು ದೂರ ಬಂದಿರಲಿಕ್ಕಿಲ್ಲ ಅವರು ಇನ್ನೂ ಬಿಹಾರ್ ಪ್ರಾಂತದಲ್ಲಿ ಎಲ್ಲೋ ಇದ್ದ ಲಾಲು ಪ್ರಸಾದನ ದೇಶ ಅದು ಆಗ ಲಾಲು ಪ್ರಸಾದ್ ಅಂತ ಹೆಸರಿರಲಿಲ್ಲ ಹಿಡಿಂಬ ಅಂತಿದ್ರು ಇನ್ನೊಂದು ಸ್ವಲ್ಪ ಮುಂದಕ್ಕೆ ಬರ್ತಾರೆ ಬಕಾಸುರ ಅಂತ ಒಬ್ಬ ಸಿಗ್ತಾನೆ ಆವಾಗ ಅವನಿಗೆ ಲಾಲು ಪ್ರಸಾದ್ ಅಂತ ಹೆಸರಿರಲಿಲ್ಲ ಬೇರೆ ಬೇರೆ ಹೆಸರಿತ್ತು ಈ ಹಿಡಿಂಬೆ ನೋಡುವುದಕ್ಕೆ ದಷ್ಟಪುಷ್ಟವಾದ ಆಕೃತಿ ಮೊದಲೇ ಕತ್ತಲೆ ಕಣ್ ಕಾಣಿಸ್ತಾ ಇಲ್ಲ ಹೆದರಿಕೊಂಡು ನಿಧಾನವಾಗಿ ಹೆಜ್ಜೆ ಇಡ್ತಾ ಬಂತು ಭೀಮ ಕೂತಿದ್ದಾನೆ ಎಲ್ಲ ಮಲಗಿದ್ದಾರೆ ಅವಳು ಹತ್ತಿರ ಭೀಮನನ್ನ ಕರೆದಳು ಭೀಮ ಹೆದರಿಕೊಳ್ಳದೆ ಹೋದ ಯಾರು ನೀನಂತ ಕೇಳ್ದ ಅವಳು ಹೇಳ್ತು ಆಕೃತಿ ಹೇಳಿತು ನನ್ನ ಮರದ ಮೇಲೆ ನನ್ನ ಅಣ್ಣ ಇದ್ದಾನೆ ಹಿಡಿಂಬ ನಿಮ್ಮನ್ನು ಒಬ್ಬೊಬ್ಬರನ್ನಾಗಿ ಕೊಂದು ಮಾಂಸವನ್ನು ತಗೊಂಬ ಅಂತ ಹೇಳಿದ್ದಾನೆ ನರಮಾಂಸ ಭಕ್ಷಕ ಅವನು ನನಗೆ ಈ ಕಸುಬು ಇಷ್ಟವಿಲ್ಲ ನೀ ಯಾರೋ ಗೊತ್ತಾಗಲಿಲ್ಲ ನೋಡೋಕೆ ತುಂಬ ಸುಂದರವಾಗಿದ್ದೀಯೇ ನೀನಿಷ್ಟಪಟ್ಟರೆ ನಾನು ನಿನ್ನನ್ನು ವಿವಾಹವಾಗ್ತೇನೆ ಆಕಾಶದಲ್ಲಿ ಹಾರೋ ಸಾಮರ್ಥ್ಯ ನನಗಿದೆ ಮಾಯಾಶಕ್ತಿ ನಿಮ್ಮ ಐವರನ್ನು ಹೆಗಲ ಮೇಲೆ ಕೂರಿಸ್ಕೊಂಡು ಈ ಜಾಗಾನೇ ಬಿಟ್ಟು ಹೋಗಿಬಿಡೋಣ ಎಲ್ಲಾದರೂ ಹೋಗಿ ಬದುಕೋಣ ನಮ್ಮ ಅಣ್ಣನ ಕಾಟ ಇಲ್ಲದೆ ನಿಮಗೂ ಹಿತವಾಗ್ತದೆ ನೀವು ಮಾಡಬೇಕಾದಿಷ್ಟೇ ನನ್ನನ್ನು ಕೈ ಹಿಡಿಯಬೇಕು ನನಗೊಂದು ಮಗುವನ್ನು ಅನುಗ್ರಹ ಮಾಡಬೇಕು ಭೀಮ ಅಷ್ಟು ಆಪತ್ತಿನಲ್ಲಿಯೂ ಸಣ್ಣಗೆ ತನಗೆ ತಾನೇ ನಕ್ಕೊಳ್ತಾನೆ ಒಳ್ಳೆ ಚೆನ್ನಾಯಿತು ಅಲ್ಲಿ ನೋಡಿದ್ರೆ ಗುಹೆ ಬೆಂಕಿ ಹಾಕಿದ್ದಾರೆ ಇಲ್ಲಿ ಅಂತೂ ಓಡಿ ಬಂದಿದ್ದೇವೆ ಇಲ್ಲಿ ನೋಡಿದ್ರೆ ಯಾವಳೋ ರಾಕ್ಷಸಿ ಮೈಗೆಲ್ಲ ಬಣ್ಣ ಗಿಣ್ಣ ಬಳ್ಕೊಂಡಿದ್ದಾಳೆ ಮದುವೆ ಆಗ್ತೀನಿ ಅಂತಾಳೆ ಇದೆಂಥ ಧರ್ಮರಾಜನಿಗೆ ಮದುವೆ ಆಗಿಲ್ಲ ದೊಡ್ಡವನಿಗೆ ಅಣ್ಣ ಇದ್ದ ನೋಡು ತಮ್ಮ ಇದ್ದಾನೆ ಅಂತ ರಾಮಾಯಣದ ಶೂರ್ಪಣಿಕೆ ಪ್ರಸಂಗ ಇದ್ದಾಗಿ ಚಲ್ಲಾಟ ಮಾಡೋದಕ್ಕೆ ವೇಳೆ ಇಲ್ಲ ಗುಸುಗುಸು ಮಾತಿನಲ್ಲಿ ಸುಮ್ಮನೆ ಅದೆಲ್ಲ ಆಗೋದಿಲ್ಲ ನಿಮ್ಮ ಅಣ್ಣ ನನಗೇನು ಮಾಡೋದಿಲ್ಲ ಅಂತ ಅಂತವ್ರು ಹತ್ತು ಜನ ಬಂದು ನಾನು ಮುಗಿಸ್ತೇನೆ <coughs> ನೀನು ಹೆಂಗಸು ನಿನ್ನನ್ನು ಕೊಲ್ಲಬಾರದು ಸುಮ್ಮನೆ ಹೊರಟೋಗು ಆ ಸಂವಾದ ಎಷ್ಟು ಚೆನ್ನಾಗಿ ಬರೆದಿದ್ದಾರಪ್ಪ ವೇದವ್ಯಾಸರು ಹಿಡಿಂಬೆ ಶಾಸ್ತ್ರಾರ್ಥವನ್ನು ಹೇಳ್ತಾಳೆ ತಾನಾಗಿ ಬಯಸಿ ಬಂದ ಹೆಣ್ಣನ್ನ ಯಾವ ಪುರುಷನೂ ತಿರಸ್ಕಾರ ಮಾಡಬಾರದು ರಾಮರಾಮ ಏನು ಗತಿ ಇದು ಹೀಗಾದರೂ ಬಯಸಿ ಬಂದವ್ರನ್ನೆಲ್ಲ ಪುರುಷ ಸ್ವೀಕಾರ ಮಾಡ್ತಾ ಕೂತ್ರೆ ಏನು ಗತಿ ಇದು ಕ್ಷತ್ರಿಯನಿಗೆ ಹೇಳಿದ ಮಾತು ಆಪತ್ಕಾಲದಲ್ಲಿ ಮತ್ತು ನಾನು ಧರ್ಮವನ್ನು ತಿಳಿದವಳು ನೀವು ರಾಜಪುತ್ರ ಎಂಬುವುದನ್ನು ಬಲ್ಲೆ ಹೇಳ್ತಾಳವಳು ನೀವು ವಾರಣಾವತದ ಆ ಅರಮನೆ ಸುಟ್ಟಿದ್ರಿಂದ ಪಾರಾಗಿ ಬಂದವರಲ್ಲವೇ ಅಂತ ಕೇಳಿದಳು ಯಾಕೆ ಗೊತ್ತಾಯ್ತು ಅವಳಿಗೆ ಮಾಯೆಯೋ ಏನು ಚಮತ್ಕಾರವೋ ಗೊತ್ತಿಲ್ಲ ಆಮೇಲೆ ಈ ಗುಜುಗುಜು ಮಾತನ್ನು ಕೇಳಿ ಪಾಂಡವರು ಎದ್ದು ಕೂತರು ಲೇ ಭೀಮಾ ಯಾರ ಜೊತೆ ಮಾತಾಡ್ತಿದ್ದೆ ಅಂದ್ರು ಸುಮ್ಮನೆ ಹೇಳ್ತೀನಿ ಸಮಾಚಾರ ಅಂದ ಕುಂತಿ ಎದ್ದು ಕೂತಳು ಏನು ಹೆಣ್ಣು ಧ್ವನಿ ಇದ್ದಾಗಿದೆಯಲ್ಲ ಅಮ್ಮ ನೀವು ಸ್ವಲ್ಪ ಸುಮ್ಮನೆ ಇರ್ತೀವೋ ಇಲ್ವೋ ಅದು ಹೆಣ್ಣಾರಾಗಲಿ ಗಂಡಾರಾಗಲಿ ಏನು ಮಾಡ್ತಾಳೆ ನೋಡೋಣ ಅಂತ ಹೇಳಲಾಗಿ ತಸ್ಯಾಶ್ರುತ್ವಯೋ ಯುವಚನ ಉತ್ಪಪಾತ ಯುಧಿಷ್ಠಿರ ಅರ್ಜುನ ನಕುಲಶ್ಚೈವ ಇದೆಲ್ಲ ಕಟ್ಟು ಕಥೆ ಅಲ್ಲ ಇದ್ದದ್ದನ್ನೇ ಹೇಳ್ತಾ ಇದ್ದೇನೆ ಆಮೇಲೆ ಕೇಳ್ತಾರೆ ಏನ್ ಬೇಕಮ್ಮ ನಿನಗೆ ಏನಿಲ್ಲ ನೋಡಿ ಇವನು ಮದುವೆ ಆಗ್ತೀನಿ ಅಂತಂದ್ರೆ ಬೇಡ ಅಂತಿದ್ದಾನೆ ಅವನು ನರಭಕ್ಷಕ ಮೇಲಿದ್ದವನು ನನಗೆ ರಕ್ಷಣೆ ಬೇಕು ನಿಮಗೂ ರಕ್ಷಣೆ ಕೊಡ್ತೇನೆ ಅಂದ್ರೆ ಬೇಡ ಅಂತ ಇದ್ದಾನೆ ತಾಯಿ ದೊಡ್ಡ ಮನಸ್ಸು ಮಾಡಬೇಕು ಅಂತ ಕುಂತಿ ಕಾಲು ಹಿಡ್ಕೊಂಡು ನಮಸ್ಕಾರ ಮಾಡಿದ್ವಿ ಕುಂತಿ ಯೋಚನೆ ಮಾಡಿದಳು ಭೀಮ ಅದಕ್ಕೇನಂತೆ ಮದುವೆ ಆಗೋ ಒಂದು ಬಿಟ್ಲು ಇಂಥ ತಾಯಿ ಇದ್ರೆ ಎಷ್ಟು ಸುಲಭವಾಗುತ್ತೆ ನೋಡಿ ಅವಳಿಗೂ ನಗೆ ಒಂದು ಕಡೆ ಅವಳು ಧರ್ಮವನ್ನು ಹೇಳ್ತಾಳೆ ವಾಕ್ಯ ಓದರ್ ಮತ್ತೆ ಲೇಟ್ ಆಗುತ್ತೆ ಇವತ್ತು ಟೈಮ್ ಆಗ್ತಾನೆ ಬಂದ್ಬಿಟ್ಟು ನಾನೇನ್ ಮಾಡಲಿ ಆಪತ್ಸಯೋ ಧಾರಯತಿ ಧರ್ಮಂ ಧರ್ಮವಿದುತ್ತಮ ಹಿಡಿಂಬೆ ವಾಕ್ಯ ವ್ಯಸನ ವ್ಯಸನಂಹೇವ ಧರ್ಮಸ್ಯ ಧರ್ಮಿಣಾಂ ಆಪದುಚ್ಯತೆ ಪುಣ್ಯಂ ಪ್ರಾಣಾಂಧಾರೇತಿ ಪುಣ್ಯಂ ಮುಚ್ಚತೆ ಏನ ಏನ ಆಚರೇ ಧರ್ಮಂ ತಸ್ಮಿನ್ ಗರ್ಹ ವಿದ್ಯತೆ ಆಪತ್ತಿನಲ್ಲಿ ಧರ್ಮವನ್ನು ರಕ್ಷಿಸುವವನೇ ಧರ್ಮವನ್ನು ತಿಳಿದವನು ನನ್ನ ಧರ್ಮ ಗೊತ್ತಿದೆ ಅಂತೀರಿ ಎಲ್ಲಿ ಗೊತ್ತಿರುತ್ತೆ ಆಪತ್ ಬಂದಾಗ ಗೊತ್ತಾಗುತ್ತೆ ಆಪತ್ ಬಂದಾಗ ಧರ್ಮ ಉಳಿಸಿಕೊಳ್ಳುವ ಶಕ್ತಿ ಇದ್ದರೆ ಮಾತ್ರ ನೀವು ಧರ್ಮವಿದರು ಧರ್ಮಿಗಳಿಗೆ ಧರ್ಮಕ್ಕೆ ಆಪತ್ತು ಬರುವುದೇ ವ್ಯಸನ ಲೋಕದಲ್ಲಿ ಅಂಥವರಿಗೇ ಬರುತ್ತೆ ಆಪತ್ತು ಅಧರ್ಮಿಗಳಿಗೆ ಆಪತ್ತು ಬರುವುದೇ ಇಲ್ಲ ಪುಣ್ಯವೇ ಮನುಷ್ಯನ ಪ್ರಾಣವನ್ನು ಧರಿಸ್ತದೆ ಪುಣ್ಯವೇ ಕೊಲ್ತದೆ ಧರ್ಮಕ್ಕೆ ಸಹಾಯಕವಾದರೆ ಪುಣ್ಯ ಆಗ ಅದು ಗರ್ಹಣೀಯವಲ್ಲ ಸೂತ್ರ ಹೇಳಿದರು ಅಂದರೆ ಪಾಂಡವರೇ ಆಪತ್ತಲ್ಲಿದ್ದೀರಿ ನಿಮಗೆ ದಾರಿ ಗೊತ್ತಿಲ್ಲ ಕಾಡಿಂದು ನಾನು ನಿಮ್ಮನ್ನು ಪಾರು ಮಾಡಬಲ್ಲೆ ನನ್ನನ್ನು ಮದುವೆ ಆಗ್ತಕ್ಕದ್ದು ನಿಮಗೆ ಈಗ ಯುಕ್ತವಾದದ್ದು ಧರ್ಮ ಇದನ್ನು ಬಿಟ್ಟರೆ ವ್ಯಸನದಲ್ಲಿ ಸಿಗ್ತೀರಿ ಕೂಟ ಶ್ಲೋಕ ಹೇಳಿದಾಗ ಹೇಳಿಬಿಟ್ಲು ಕುಂತಿ ಕೇಳಿದ್ರು ವಾಹವಾ ಎಲ್ಲಿ ಕಲ್ತಪ್ಪ ಇವಳು ಧರ್ಮಶಾಸ್ತ್ರ ಹೇಳ್ತಾಳಲ್ಲ ಮನುಸ್ಮೃತಿ ಹೇಳ್ತಾಳಲ್ಲ ಇನ್ನು ಸ್ವಲ್ಪ ಹೇಳು ಅಂತ ಕೇಳಲಾಗಿ ಇನ್ನೊಂದೆಂಟು ವಾಕ್ಯ ಹೇಳ್ತಾಳೆ ಇಂಥದ್ದು ಒಂದು ದಿವಸ ಪೂರ್ತಿ ಹಿಡಿಂಬೋಪಾಖ್ಯಾನವನ್ನು ಹೇಳ್ಬೋದು ಆಮೇಲೆ ಯುಧಿಷ್ಠರನ್ನ ಗಂಟು ಬಿದ್ದಲು ನೀ ಯುಧಿಷ್ಠಿರ ಧರ್ಮರಾಜ ನಿನ್ನ ತಮ್ಮನ ಬುದ್ಧಿ ಹೇಳು ಧರ್ಮರಾಜನು ಹೇಳಿದ ಭಜತಾಂ ಪಾಂಡವಂ ವೀರಂ ಅಪತ್ಯಾರ್ಥಂ ವಿಧೀಚ್ಛಸಿ ಪರ್ಮಿಷನ್ ಕೊಟ್ಟಿದ್ದೇನೆ ಮದುವೆ ಮಾಡಿಕೊಂಡು ಬಿಟ್ಟ ಭೀಮ ಹೇಳಿದ ಒಳ್ಳೆ ಚೆನ್ನಾಗಿ ಅವಳು ಕೇಳಿದ್ಲು ಅಂತ ನೀವು ಅವಳ ಕಡೆ ವಕಾಲತ್ತು ವಹಿಸಿಬಿಟ್ರಲ್ಲ ಅಂದ್ರೆ ಇದು ಆಪತ್ಕಾಲವಾಗಿದೆಯೋ ಮಗು ಆಗ ಯುಧಿಷ್ಠರ ಹೇಳಿದ ಅಮ್ಮ ಹಿಡಿಂಬೆ ಒಂದು ಕೆಲಸ ಪಿಕ್ನಿಕ್ ಎಲ್ಲಿ ಹೋಗ್ತೀಯ ಅಂತ ಕೇಳ ಈ ಮಹಾಭಾರತದಲ್ಲಿದೆ ಇದು ನೀ ಎಲ್ಲಿ ಹೇಳಿದ್ರೆ ಹೋಗ್ತೇನೆ ತಿರುಪತಿಯೋ ಕಾಂಚಿಯೋ ಎಲ್ಲಿ ಹೇಳಿದ್ರೆ ಬೆಂಗಳೂರಿಗೆ ಬೇಕಾದ್ರೂ ಹೋಗ್ತೇನೆ ಅಯ್ಯೋ ಬೆಂಗಳೂರಿಗೆ ಹೋಗಬೇಡ ಅಲ್ಲಿ ಪ್ರವಚನ ನಡೀತಾ ಇದೆ ಈ ಕಾಡಲ್ಲಿ ರಹಸ್ಯ ಪ್ರದೇಶದಲ್ಲಿ ದುರ್ಯೋಧನಾದಿಗಳ ಚಾರರಿಗೆ ಕಣ್ಣಿಗೆ ಬೀಳದೇ ಇರುವಂತೆ ಈ ಗಂಡನನ್ನು ಎಲ್ಲಿ ಬೇಕಾದ್ರೂ ಕರ್ಕೊಂಡು ಹೋಗು ಆದರೆ ಡೈಲಿ ಸಾಯಂಕಾಲವಾಯಿತು ಅಂದ್ರೆ ತಂದು ಒಪ್ಪಿಸಬೇಕು ಹಗಲು ಎಲ್ಲಿ ಬೇಕಾದ್ರೂ ಸುತ್ತ ಅವನ ಜೊತೆಯಲ್ಲಿ ಸಾಯಂಕಾಲವಾದರೆ ನಿಮ್ಮನ್ನೊಬ್ಬೋದಕ್ಕಿಲ್ಲ ರಾಕ್ಷಸರು ನೀವು ರಾತ್ರಿಂಚರರು ಸಾಯಂಕಾಲವಾದ ಕೂಡಲೇ ಒಂದು ಒಪ್ಪಿಸಬೇಕು ಅದಕ್ಕೇನು ಮಹಾರಾಯರಂತಾಗಲಿ ಅಂತಲೂ ಹೀಗೆ ಅನೇಕ ತಿಂಗಳು ನಡೆಯಿತು ಹಿಡಿಂಬೆ ಗರ್ಭವನ್ನು ಧರಿಸಿದಳು ಒಂದು ಮಗು ಹುಟ್ಟಿತು ಒಂದು ಕೂದಲಿಲ್ಲ ತಲೆಯಲ್ಲಿ ತಲೆಯಲ್ಲಿ ಬೋಳಿಸ ಹಾಗೆ ಉತ್ತು ಕಚ ಘಟದಂತೆ ಮಡಕೆಯಂತೆ ತಲೆ ಒಂದು ಕೂದಲಿಲ್ಲ ದೆವ್ವ ಇದ್ದಾಗಿದ್ದಾನೆ ಬರೀ ಹುಬ್ಬು ಕಾಣಿಸ್ತಾ ಇದೆ ಘಟೋತ್ಕಜ ಅಂತ ಅವನಿಗೆ ನಾಮಕರಣ ಮಾಡಿದರು ಭೀಮನದೇ ಶರೀರ ಆಕಾರ ಬಣ್ಣ ಮಾತ್ರ ತಾಯಿ ಬಣ್ಣ ಹುಟ್ಟಿದ ಕೂಡಲೇ ದಡೂತಿ ಆಕಾರ ನನಗೇನ ಪುಣೆ ಅಂತ ಕೇಳಿದ ಏನಿಲ್ಲ ನಾ ಕರೆದಾಗ ಬರಬೇಕು ಅಲ್ಲಿ ತನಕ ಈ ತಾಯಿ ಜೊತೆಯಲ್ಲೆಲ್ಲರೂ ಅಂತ ಹೇಳಿ ಹಿಡಿಂಬಿಗೆ ಆಶೀರ್ವಾದವನ್ನು ಮಾಡಿ ಪಾಂಡವರು ಮುಂದಕ್ಕೆ ನಡೆದರು ಹಿಡಿಂಬೆ ಹೇಳಿದರು ಇಲ್ಲಿ ಸ್ವಲ್ಪ ದೂರದಲ್ಲಿ ಶಾಲಿಹೋತ್ರ ಮಹರ್ಷಿಗಳ ಆಶ್ರಮ ಇದೆ ಆ ಶಾಲಿಹೋತ್ರ ಮಹರ್ಷಿಗಳು ಒಂದು ಅದ್ಭುತವಾದ ಶಾಲವೃಕ್ಷವನ್ನು ನೆಟ್ಟಿದ್ದಾರೆ ಅದರ ಕೆಳಗಿನ ನೆರಳು ಹೇಗಿರ್ತದೆ ಅಂದರೆ ಏರ್ ಕಂಡೀಷನ್ ಇದ್ದ ಹಾಗೆ ಚಳಿಯಲ್ಲಿ ಬೆಚ್ಚಗಿರ್ತದೆ ಬೇಸಿಗೆಯಲ್ಲಿ ತಂಪಿಗಿರ್ತದೆ ಅದರ ಪಕ್ಕದಲ್ಲ ಒಂದು ಕೊಳ ಮಾಡಿದ್ದಾರೆ ಅವರು ಕೊಳ ಮಾಡಿದ್ದಾರೆ ಆ ಕೊಳದ ನೀರನ್ನು ಕುಡಿದರೆ ಹಸಿವೆ ಆಗೋದಿಲ್ಲ ಅನ್ನ ತಿಂದಷ್ಟು ಪುಷ್ಟಿ ಅಲ್ಲಿಗೆ ಹೋಗಿ ಸರಿ ಮುಂದಕ್ಕೆ ಅಲ್ಲಿಂದ ಮುಂದೆ ಏಕಚಕ್ರಪುರ ಅಂತಿದೆ ಅಲ್ಲಿ ಹೋಗಿ ಅಂತ ಹಿಡಿಂಬೆ ಹೇಳಿದ್ರು ಗಂಡನಿಗೆ ಗೋಳು ಮಾಡಲಿಲ್ಲ ಇದೇ ರೀತಿ ಅರ್ಜುನನಿಂದ ಮುಂದೆ ಒಂದೊಂದು ಮಗುವನ್ನು ಪಡೆದು ಗಂಡನ್ನು ಮುಂದಕ್ಕೆ ಹೋಗೋದಕ್ಕೆ ಬಿಡ್ತಾರೆ ಆಪತ್ಕಾಲದಲ್ಲಿ ಅನೇಕ ಬೇರೆ ಬೇರೆ ಜಾತಿಯ ಸ್ತ್ರೀಯರನ್ನ ದೊರೆಗಳು ಮದುವೆ ಮಾಡಿಕೊಳ್ಳುವುದು ಈ ಜನಾಂಗೀಯ ಕಲಹ ತಪ್ಪಿಸೋದಕ್ಕೆ ಒಂದು ಸೇತುವೆ ಇದ್ದ ಹಾಗೆ ಅಂತ ಕಾಣಿಸ್ತದೆ ಮಹಾಭಾರತ ಇದನ್ನೆಲ್ಲ ಅನುಮೋದಿಸುತ್ತೆ ಅಲ್ಲಿನ ಮುಂದಕ್ಕೆ ಏಕಚಕ್ರಪುರಕ್ಕೆ ಬರ್ತಾರೆ ಒಂದು ಎರಡು ಮಾತು ಇನ್ನೂ ಐದು ನಿಮಿಷ ಟೈಮ್ ಇದೆ ಆ ಕಥೆ ಸಂಕ್ಷೇಪದಲ್ಲಿ ಹೇಳ್ತೇನೆ ಬಕಾಸುರನ ಕಥೆ ಸ್ವಲ್ಪ ದೊಡ್ಡದಾಗಿ ಹೇಳಬೇಕು ಇವತ್ತು ಕಡಿಮೆ ಅವಕಾಶವಿರೋದ್ರಿಂದ ನಾಳೆ ಅದನ್ನ ವಿಸ್ತಾರ ಮಾಡ್ತೇನೆ ಈ ಬಕಾಸುರನ ಕಥೆ ಒಂದು ಸಾಂಕೇತಿಕ ಕಥೆ ನಮ್ಮ ಕನ್ನಡ ಕವಿ ವ್ಯಾಸ ತುಂಬ ಸೊಗಸಾಗಿ ಬರೆದಿದ್ದಾನೆ ಈ ಕಥೆ ಮೂಲದಲ್ಲಿ ತುಂಬಾ ಗಂಭೀರವಾಗಿ ವೇದವ್ಯಾಸರು ಪರಿಮಿತ ಶಬ್ದಗಳಲ್ಲಿ ಬರೆದಿದ್ದಾರೆ ಏಕಚಕ್ರ ಅಂತ ಒಂದು ಊರು ಒಂಟಿ ಶಿಲೆ ಮೇಲೆ ನಿಂತಹ ಏಕಚಕ್ರ ಮೇಕಧುರಂ ಸೂರ್ಯನ ರಥಕ್ಕೆ ಒಂದೇ ಚಕ್ರ ಅಂತ ಹೇಳ್ತಾರೆ ಈ ಏಕಚಕ್ರಪುರ ಅನ್ನೋದು ಎಲ್ಲಿದೆ ಅಂತ ನಾವು ಕೇಳ್ತೇವೆ ಇದು ಒರಿಸ್ಸಾದಲ್ಲಿ ಇದಕ್ಕೆ ವಾರಂಗಲ್ ಅಂತ ಹೇಳ್ತಾರೆ ಈಗ ನಮ್ಮ ಕನ್ನಡದಲ್ಲಿ ಕೆಲವರು ಇದಕ್ಕೆ ಅಭಿಮಾನ ನಮ್ಮಲ್ಲೂ ಇದ್ದ ಅಂತ ತೋರಿಸೋದಕ್ಕೆ ಕೈವಾರ ಈ ಕೋಲಾರದ ಹತ್ರ ಕೈವಾರ ಇದು ಬಕಾಸುರ ಇದ್ದ ಜಾಗ ಅಂತ ಬಕಾಸುರ ಎಲ್ಲ ಕಡೆ ಇದ್ದಾನೆ ಸ್ವಾಮಿ ಅದರಿಂದ ಅಭಿಮಾನ ಪಟ್ಟು ನಮ್ಮೂರಿಗೆ ಬಾ ನಮ್ಮೂರಿಗೆ ಬಾ ಕರೆಯೋದೇನು ಬಂತು ಬಕಾಸುರನ ಮೇಲೆ ಒಂದು ಸ್ತೋತ್ರ ಬರೆದಿದ್ದೇನೆ ಹತ್ತು ಶ್ಲೋಕ ಏನೋ ದುರ್ಬುದ್ಧಿ ಉಂಟಾಯಿತು ಮಧ್ಯಾಹ್ನ ಮಲಗಿದ್ದಾಗ ಎದ್ದು ಕೂತು ಬಕಾಸುರ ನಮಸ್ತುಭ್ಯಂ ಸರ್ವವ್ಯಾಪಕ ಭಾರತೆ ಸರ್ವಲೋಕ ಕ್ಷಯೋ ಯಸ್ಯ ಸದಾ ದೀಕ್ಷಾ ಪ್ರಚಕ್ಷತೆ ಪಾರ್ಟಿ ನಿಷ್ಠಾ ಯಸ್ಯ ನಾಸ್ತಿ ರಾಷ್ಟ್ರಭಕ್ತಿ ಪ್ರಜಾಸುಖಂ ಧನಮೇವ ಪ್ರಿಯಂ ಯಸ್ಯ ಶುಕ್ಲಕೃಷ್ಣೌ ನ ಗಣ್ಯತೆ ಧನಮೇವ ಪ್ರಿಯಂ ಶುಕ್ಲಕೃಷ್ಣ ವೈಟ್ ಮನಿ ಬ್ಲ್ಯಾಕ್ ಮನಿ ವ್ಯತ್ಯಾಸವಿಲ್ಲ ಅದ್ಯ ಮಂತ್ರಿ ಕುತಂತ್ರೀವ ಪುಡಾರೀವ ವಿಪಕ್ಷವಾನ್ ಅಧಿಕಾರ ಪ್ರಿಯೋ ನಿತ್ಯಂ ಶೃಗಾಲ ಸದೃಶೋ ಭವಾನ್ ಸರ್ವಭಕ್ಷ ಸದಾ ತೃಪ್ತ ದುರಾಚಾರ್ಯರ್ವಿಭೂಷಿತ ಹಾಸ್ಪಿಟಲ್ ವಾ ಶ್ಮಶಾನೋ ವಾ ಕ್ವಾರ್ಟರ್ಸ್ ವಾ ಸಮಯೇವತೆ ಸದಾ ಟಿವಿ ಪ್ರಿಯೋ ದೈತ್ಯ ಸ್ಕ್ಯಾಂಡಲ್ಸ್ ವರ್ತಂತಿ ನಿತ್ಯಶಃ ತ್ವನ್ನಾಂನ ಆರ್ತ ಜನ ನಿತ್ಯಂ ವೈ ಮೃತ್ಯುಂಜಯೋ ಮಹಾನ್ ನೀವು ಸಾಯೋದೇ ಇಲ್ಲ ಮೃತವಾರ್ತಾಂ ಪ್ರತೀಕ್ಷಂತೆ ನಿತ್ಯಂ ಜ್ಯೋತಿಷ ಪ್ರಿಯ ಧೂರ್ತಾತ್ಮನ್ನಿ ತುಭ್ಯಂ ನಮೋ ನಮಃ ಲಜ್ಜಾ ಭಯಂ ವಾರಿಯಾದ ತವನ ಕದಾಚನ ಕಚೇರೀಷು ಕಮೀಷನ್ಸು ಜಯಸ್ತವ ಸಿಬಿಐ ವಾ ಎಲೆಕ್ಷನ್ ವಾ ತವ ಪಕ್ಷವಂತಿ ವೈ M L A M P ತಿ ನಾಮ ತ್ವಂ ಅವತ್ತು ಬಕಾಸುರ ಇವತ್ತು ಎ ಇವತ್ತು ಅಥವಾ ಕ್ಷೇತ್ರ ವ್ಯತ್ಯಾಸ ಎಂಎಲ್ಎ ಎಂಪೀತಿ ನಾಂನಾ ತ್ವಂ ಯತ್ರ ಕುತ್ರಾಪಿ ವರ್ತಸೆ ಗ್ರಾಮೇ ಪುರೇ ರಾಜಧಾನ್ಯಾಂ ಶ್ರಾವತಿ ಬಾಲ ವಿವರ್ಧನ ಬಾಲ ಬೆಳೆಸೋನು ಮಧ್ಯಪ್ರಿಯ ಮಹಾಮಾಯಿನ್ ಸರ್ವರೋಗಧರ ಪ್ರಭೋ ಮರಣಂ ಪ್ರಾಪ್ನುಹ್ಯದ್ಯೈವ ಭೀಮಹಸ್ತೆ ಭಯಂಕರ ಇವತ್ತೇನೋ ತೋರಿತು ಹುಚ್ಚು ಹತ್ತು ಶ್ಲೋಕ ಬರೆದಿದ್ದೇವೆ <laughs> ಇದನ್ನ ಬರಕೊಡಿ ನಿತ್ಯ ಸ್ತೋತ್ರ ಹೇಳ್ತೇವೆ ಅಂತ ಯಾರು ಕೇಳಬೇಡಿ ನಮ್ಮ ಧಾರವಾಡದ ಆಕಾಶವಾಣಿಯಲ್ಲಿ ಎಂ ಎಸ್ ಕೆ ಪ್ರಭು ಅಂತ ಒಬ್ಬರಿದ್ರು ಒಳ್ಳೆ ಪ್ರೋಗ್ರಾಮ್ ಡೈರೆಕ್ಟರು ಅವರು ಬಕಾ ಅನ್ನೋ ಹೆಸರಲ್ಲೊಂದು ನಾಟಕ ಬರೆದು ಈ ಎಂ ಎಲ್ ಎ ಎಂ ಲೇವಡಿ ಮಾಡಿ ಬರೆದಿದ್ದು ಬಕಾಸುರ ಅನ್ನೋ ಸಾಂಕೇತಿಕವಾದ ಕತೆ ದಾದಾಗಿರಿ ಮಾಡೋದಂತ ನೋಡಿ ಬೊಂಬಾಯಿಗೆ ಹೋಗಿದ್ದೆ ಎರಡು ಮೂರು ಸಲ ಒಂದು ದಿವಸ ಚಂಬೂರ್ನಿಂದ ಏರೋಡ್ರೋಮ್ ತನಕ ಕಾರ್ನಲ್ಲಿ ಕರ್ಕೊಂಡೋಗಿ ತೋರಿಸಿದ್ರು ರಸ್ತೆ ಎರಡೂ ಕಡೆ ಈ ಜಿಂಕ್ ಶೀಟ್ ಹಾಕೊಂಡು ಫುಟ್ಪಾತ್ ಎನ್ಕ್ರೋಚ್ಮೆಂಟು ವೋಟರ್ ವೋಟ್ಸ್ಗೋಸ್ಕರವಾಗಿ ಶರದ್ ಪವಾರ್ ಅವರು ಸಿಕ್ಕವ್ರನ್ನೆಲ್ಲ ಕರ್ಕೊಂಬಂದು ನಿಲ್ಲಿಸಿದ್ರು ಆ ಶರದ್ ಪವಾರ್ ಅವರನ್ನು ಮುರಿದು ಬಾಲ್ ಠಾಕ್ರೆ ಅವರು ಅಷ್ಟೂ ಜನರ ಓಟನ್ನ ತಾವೇ ವಸೂಲು ಮಾಡಿದರು ಅವನೂ ಬಕಾಸುರ ಇವನೂ ಬಕಾಸುರ ಒಬ್ರಿಗೊಬ್ಬರು ಪ್ರತ್ಯಕ್ಷ ದುಡ್ಡು ಕೊಡ್ತೀಯೋ ಕೊಂಡಾಕಿಬಿಡೋ ಅದು ಕಂಡೀಷನ್ ನಿನ್ನೊಬ್ಬನ್ನೇ ಕೊಲ್ಲೋ ಕುಟುಂಬವನ್ನು ಕೊಲ್ಲೋ ಕೈಕಾಲು ಮುರಿಯಲೋ ಇದು ಕಮ್ಯುನಿಸ್ಟ್ ಮೆಥಡ್ ಟೆರರಿಸ್ಟ್ ದುಡ್ಡು ಬೇಕು ಪ್ರಾಣನೂ ಬೇಕು ಯಾವುದಕ್ಕೂ ಹೇಸೋವನ್ನಲ್ಲ ತನಗೆ ಅಧಿಕಾರ ಚೆನ್ನಾಗಿರಬೇಕು ಅಂಥವರೆಲ್ಲ ಬಕಾಸುರರು ಅವತ್ತವರಿಗೆ M L A M P ಹೇಳ್ತಿರಲಿಲ್ಲ ಇವತ್ತು ಪಾಳೆಗಾರರ ಬದಲ ಈ ಹೆಸರನ್ನು ಕೊಡ್ಬೋದು ನೀವು ನಾನು ಹೆಚ್ಚು ಹೇಳೋಕೆ ಇಷ್ಟಪಡೋದಿಲ್ಲ ಅದು ಬ್ರಾಹ್ಮಣರ ಅಗ್ರಹಾರ ಏಕಚಕ್ರಪುರದಲ್ಲಿ ಕುಂಬಾರರು ಇದ್ರು ಬ್ರಾಹ್ಮಣರು ಇದ್ರು ಸೆಲ್ಫ್ ವಿಲೇಜ್ ವೇದವ್ಯಾಸರು ಮಧ್ಯದಲ್ಲಿ ಬಂದು ಪಾಂಡವರಿಗೆ ಶಾಲಿಹೋತ್ರ ಮಹರ್ಷಿ ಆಶ್ರಮದಲ್ಲಿ ಪರಿಚಯವಾಗಿ ನೀವು ಮುಂದಕ್ಕೆ ಇಲ್ಲಿ ಹೋಗಿ ಏಕಚಕ್ರಪುರ ನಾಲ್ಕು ವೇದ ಓದೋರಿದ್ದಾರೆ ಅಂತ ಆಶೀರ್ವಾದ ಮಾಡಿದರು ಅಂತ ಒಂದು ಕಥೆ ಇಲ್ಲಿ ಬರ್ತದೆ ಇಲ್ಲಿ ಬಂದರು ಬ್ರಾಹ್ಮಣ ವೇಷದಲ್ಲಿ ದೇವರನ್ನು ನೋಡಿ ಬ್ರಾಹ್ಮಣರೆಲ್ಲ ಕರೆದ್ರು ಕೂಸ್ಕೊಂಡ್ರು ಯಾವ ಗೋತ್ರಪ್ಪ ಯಾವ ಪಾಂಡವರು ಗೌತಮ ಗೋತ್ರದವರು ಜ್ಞಾಪಕ ಇಟ್ಕೊಳ್ಳಿ ಪಾಂಡವರು ಗೌತಮ ಗೋತ್ರ ವೃಕ್ಷಾಯಕಾಧ್ಯಾಯಿಗಳು ಒಂದೊಂದು ಮನೆಯಲ್ಲಿ ಅವರಿಗೆ ಆಹಾರವನ್ನು ಕೊಟ್ಟರು ಏ ನಾವು ಹಾಗೆಲ್ಲ ಸ್ವೀಕಾರ ಮಾಡುವವರಲ್ಲ ಏನಿದ್ರು ಭಿಕ್ಷೆ ಎತ್ತೇವೆ ಎಂದರು ದಾನಗೇನ ಸ್ವೀಕಾರ ಮಾಡುವ ಕ್ಷತ್ರಿಯ ದಾನ ಸ್ವೀಕಾರವಿಲ್ಲವಲ್ಲ ಆದ್ದರಿಂದ ಭಿಕ್ಷೆ ಎತ್ತೇವೆ ಎಷ್ಟೆತ್ತೀರಿ ನಮ್ಮ ಐದು ಜನಕ್ಕೆ ನಮ್ಮ ತಾಯಿ ಇದ್ದಾಳೆ ನೀವೇನು ಪಾಂಡವರೇನು ಅಂತ ಕೇಳಿದರು ಏ ಪಾಂಡವರಲ್ಲ ಪಾಂಡವರಿಗೆ ಸೇವೆ ಮಾಡ್ತಾ ಇದ್ದು ಅವ್ರಿಗೆ ಅವ್ರ ವೇದ ಪಾರಾಯಣ ಅದು ಇದು ಪೂಜೆ ಗೀಜೆ ಮಾಡಿಕೊಂಡಿದ್ದು ಪಾಂಡವರೆಲ್ಲ ಸುಟ್ಟೋದ್ರು ಪಾಪ ಅನಾಥರಾಗಿ ಬಿಟ್ಟಿದ್ದೇವೆ ಹೊರಗೆ ಬಂದಿದ್ದೇವೆ ಅಯ್ಯೋ ಬದುಕೊಳ್ತೇವೆ ಅಯ್ಯೋ ಪಾಪ ಪಾಂಡವರು ಹೋಗ್ಬಿಟ್ರೆ ನೀವು ನೋಡಿದ್ರೆ ಧರ್ಮಾತ್ರ ಪಾಂಡವರಾಗೆ ಕಾಣ್ತೀರಪ್ಪ ಅಂದ್ರೆ ಇನ್ನೊಂದ್ಸಲ ಹೇಳಬೇಡಿ ಮಾತನ್ನ ಎಂಬುದಾಗಿ ಎಚ್ಚರಿಸಿ ಊರಲ್ಲೆಲ್ಲ ಭಿಕ್ಷೆ ಎತ್ತಾ ಇದ್ದಾರೆ ಪಾಂಡವರು ಇದು ಒಂದು ತಿಂಗಳು ಎರಡು ತಿಂಗಳು ನಡೆಯಿತು ಒಂದು ಬ್ರಾಹ್ಮಣನ ಮನೆಯಲ್ಲಿ ಆಶ್ರಯವನ್ನು ಪಡೆದಿದ್ದರು ಆ ಆಶ್ರಯ ಪಡೆದಿದ್ದ ಮನೆಯಲ್ಲಿ ಸಾಯಂಕಾಲ ದೀಪ ಹಚ್ಚುವ ಹೊತ್ತಿಗೆ ಒಂದು ಗೋಳು ಧ್ವನಿ ಶುರುವಾಯಿತು ಈ ಕಥೆ ನಾಳೆ ವಿಸ್ತಾರ ಮಾಡುತ್ತೆ ತುಂಬಾ ರೋಚಕವಾಗಿದೆ ಆದಿ ಪರ್ವದಲ್ಲಿ ಆ ಕಥೆಗಳು ತುಂಬ ಸಂತೋಷವಾಗುತ್ತೆ ಅಂದರೆ ಬಕಾಸನ ಕತೆ ಸಂತೋಷ ಕೊಡ್ತು ಅಂತಲ್ಲ ಇದ್ದದನ್ನು ಆ ಕಥೆ ಜಾಣ್ಯ ಜಾಣ್ಮೆ ರೀತಿ ಕುಂತಿ ಎದ್ದಳು ಸೋಮವಾರ ರಾತ್ರಿ ಒಂಬತ್ತು ಗಂಟೆ ಹತ್ತು ಗಂಟೆ ಹೊತ್ತು ಅಂತ ಕಾಣುತ್ತೆ ಮೆಲ್ಲಗೆ ಇಳಿದು ಬಂದ್ಲು ಮಹಡಿಯಿಂದ ಆ ಮನೆ ಮುದುಕಿಯನ್ನ ಬ್ರಾಹ್ಮಣಕಿಯನ್ನು ಕೇಳಿದಮ್ಮ ಯಾತ ಕಳ್ತಿದ್ದೀರಿ ಏನು ಹೇಳಮ್ಮ ನನ್ನ ಕಥೆಯನ್ನ ನಮ್ಮ ಯಜಮಾನರು ನೋಡು ಎಲುಬುಗೂಡು ಹಂತರಾಗಿದ್ದಾರೆ ನಾನು ಮುದುಕಿ ಊರಿಗೆ ಬಂದು ಹಿಡ್ಕೊಂಡು ತಿಂತಿದ್ದ ನಾವೆಲ್ಲ ಸೇರಿ ಒಂದು ಒಪ್ಪಂದಕ್ಕೆ ಬಂದಿದ್ದೇವೆ ಪ್ರತಿನಿತ್ಯ ಮಹಾರಾಯನಿಗೆ ಒಂದು ಗಾಡಿ ತುಂಬ ಹೆಚ್ಚಿನ ಗಾಡಿ ತುಂಬ ಅನ್ನ ಹಾಕಿ ದೊಡ್ಡ ಕೊಳದ ಪುಳೆಯಲ್ಲಿ ಅನ್ನ ಬೇಜಾರು ಮಾಡ್ಕೋಬೇಡಿ ಅನ್ನ ಪಾಯಸ ಕೂಟು ಹುಳಿ ತೊಂದರೆ ಪುಳಿಯೋಗರೆ ಪೊಂಗಲ್ ಸಕ್ಕರೆ ಪೊಂಗಲ್ ಪಂಚಾಮೃತ ಏನೇನು ಬೇಕೋ ಹಾಲು ಮೊಸರು ತುಪ್ಪ ಎಲ್ಲವನ್ನೂ ಇಟ್ಟು ಎರಡು ಎಮ್ಮೆಯನ್ನು ಕಟ್ಟಬೇಕು ಎತ್ತ ಎತ್ತಿನ ಗಾಡಿಯಲ್ಲ ಎಮ್ಮೆ ಯಾಕೆ ಎಮ್ಮೆ ಮಾಂಸ ಇಷ್ಟ ಅವನಿಗೆ ಈ ಕಡೆಯಿಂದ ಒಬ್ಬ ಅದನ್ನು ಹೊಡ್ಕೊಂಡು ಹೋಗ್ಬೇಕು ಒಂದು ಮನೆಗೆ ಒಬ್ಬ ಒಂದು ದಿವಸಕ್ಕೆ ಹೋಗಬೇಕು ಅವನ ಅನ್ನ ಹುಳಿ ಸಾರು ಪಲ್ಯ ಎಲ್ಲ ತಿಂದು ಎಮ್ಮೆಗಳನ್ನು ತಿಂದು ಕೊನೆಯಲ್ಲಿ ಬಾಳೆಹಣ್ಣು ತಿಂದಾಗೆ ಗಾಡಿ ಹೊಡ್ಕೊಂಡು ಹೋದವನನ್ನು ತಿಂದು ತೇಗಿ ಅಲ್ಲಿಂದ ಒದ್ರೆ ಗಾಡಿ ಬಂದು ಊರೊಳಗೆ ಬೀಳ್ತಿತ್ತು ದಿವಸಕ್ಕೆ ಒಬ್ಬನನ್ನು ತಿನ್ನು ಒಟ್ಟಿಗೆ ತಿನ್ಬೇಡ ಅಂತ ಇದು ಒಪ್ಪಂದ ಮಾಡ್ಕೊಂಡಿದ್ದೇವೆ ಇವತ್ತು ನಮ್ಮನೆ ಸರದಿ ಬಂದ್ಬಿಟ್ಟಿದ್ಯಮ್ಮ ಏನು ಮಾಡಲಿ ನೀನೇನು ಮಾಡ್ತೀಯ ನಮ್ಮ ಯಜಮಾನ್ರಿಗೆ ಹೇಳಿದ್ರೆ ಕೇಳೋದಿಲ್ಲ ನಾ ಹೋಗ್ತೀನಿ ಅಂತೇನೆ ಆ ಮುದುಕಿ ಹೇಳಿದ್ಲು ಯಜಮಾನ್ರು ಹೇಳ್ತಾರೆ ಇಲ್ಲ ಇಲ್ಲ ನಾನು ಹೋಗಬೇಕು ಮೊದಲು ಎಷ್ಟಿದ್ರು ಬ್ರಾಹ್ಮಣ ಶರೀರ ತ್ಯಾಗ ಮುದುಕಿ ಹೇಳ್ತಾಳೆ ನಾನು ವಿವರಿಸ್ತೇನೆ ನೀವು ಹೋದ್ರೆ ನಾನು ವಿಧುವೆ ಆದರೆ ಮಕ್ಕಳನ್ನ ಹ್ಯಾಕ್ ಹಾಕ್ಲಿ ವಿಧುವೆ ಲೋಕದಲ್ಲಿ ಬಾಳೋದು ಕಷ್ಟ ಮಹಾಭಾರತ ಕಾಲದಲ್ಲೂ ಕೂಡ ಆದ್ರಿಂದ ನಾ ಮೊದಲು ಹೋಗ್ತೇನೆ ಅಯ್ಯೋ ನೀ ತಾಯಿ ಹೋಗ್ಬಿಟ್ರ ಮಕ್ಕಳನ್ನ ಹ್ಯಾಕ್ ಬಾಳ್ಲಿ ಮಗಳು ಹೇಳ್ತಾಳೆ ನಾನೇ ಹೋಗ್ತೇನೆ ಆ ಮಗುಗೇನು ಗೊತ್ತಿಲ್ಲ ನಾನೇ ಹೋಗ್ತೇನೆ ಸುಮ್ಮನೆ ಕೂತ್ಕೊಳ್ಳೋ ಬಾಯಿ ಮುಚ್ಕೊಂಡು ಹೋಗ್ತಾನಂತ ಎಲ್ಲ ಅಡಗಿಸಿ ಕೂಡಿಸಿದ್ದಾರೆ ಕುಂತಿ ಹೇಳಿದ್ಲು ಇಷ್ಟೇ ತಾನೇ ಅಂದಳು ನನಗೊಬ್ಬ ದುಷ್ಟ ಮಗ ಇದ್ದಾನಮ್ಮ ಅವನ ಹೊಟ್ಟೆಗೆ ಏನು ಹಾಕಿದರೂ ತೃಪ್ತಿ ಆಗೋದಿಲ್ಲ ಮಹಾಪ್ರಚಂಡ ಪುಂಡ ಅವನು ನನಗೆ ನಾಲ್ಕು ಐದು ಗಂಡು ಮಕ್ಕಳು ಒಂದು ಪಟ್ಟು ಬಿಡ್ತೇನೆ ಏನಾರಾಗಲಿ ಪರವಾಗಿಲ್ಲ ಧೈರ್ಯ ಮಾಡು ಅಂತ ಹೇಳಿದಾಗಿ ಆ ಬ್ರಾಹ್ಮಣ ಹೇಳಿದ ನಾನು ಒಂದು ಪಶುವನ್ನು ಕೊಂಡುಕೊಂಡು ಗಾಡಿ ಕಟ್ಟುವಷ್ಟು ಹಣವೂ ಇಲ್ಲ ನನ್ನಲ್ಲಿ ಇನ್ನೊಬ್ಬನು ಬಲಿ ಹಾಕಿದ ಪ್ರಾಣ ಬರುತ್ತೆ ಏನು ಮಾಡಲಿ ನೀವು ಅದೆಲ್ಲ ಯೋಚನೆ ಬೇಡ ಆ ಪುಂಡು ಮಗನನ್ನ ಕೊಟ್ಬಿಡ್ತೇನೆ ಕುಂತಿ ಒಡಂಬಡಿಸಿ ಮಲಗಿದ್ದ ಭೀಮನನ್ನು ಎಬ್ಬಿಸಿ ಮಗು ಹೇಳೋ ಒಳ್ಳೆ ಸಮಾಚಾರ ಕೊಡ್ತೇನೆ ಏನಮ್ಮ ಪುಷ್ಕಳ ಆಹಾರ ಸಿಕ್ಕಿದ್ದು ಕಾಡು ನಿನಗೆ ಅಂತ ಹೇಳಿ ಸ್ನಾನ ಏನು ಮಾಡ್ಕೊಂಬ ಅಂತ ಹೇಳಿ ಮನೆಯಲ್ಲಿ ಅಡಿಗೆ ಮಾಡು ಅಂತ ಹೇಳ್ತಾರೆ ಅವರೆಲ್ಲ ಅಡಿಗೆಯಿಂದ ಸಿದ್ಧ ಮಾಡಿ ಏನು ಕೊಳದಪ್ಪಲಗಳಲ್ಲಿ ಪಾಯಸ ಹುಳಿ ಸಿದ್ಧ ಮಾಡ್ತಾರೆ ಯಾವ ಅಯ್ಯಂಗಾರ ಮನೆ ಮದುವೆಯಲ್ಲಿಯೂ ಅಂತ ವರ್ಜಿ ಅಡಿಗೆ ಇಲ್ಲ ಒಂದು ಖೀರು ಮಾಡಿದ್ದಾರೆ ಏನು ಗೋಡಂಬಿ ಏನು ದ್ರಾಕ್ಷಿ ಏನು ಮತ್ತೊಂದೇನು ಹಾಕಿ ಹಾಕಿ ತುಪ್ಪದ ಒಗ್ಗರಣೆ ಘಮ ಘಮ ಅಂತ ಇದೆ ಭೀಮನಿಗೆ ಗಾಡಿ ತಗೊಂಡೋಗಿ ಸ್ವಲ್ಪ ತಾಳು ಪಾತ್ರೆ ಎಲ್ಲ ಮೇಲೆ ಏರಿಸಿ ಎಮ್ಮೆ ಆದ್ಮೇಲೆ ಹಾ ಹಾ ಅಂದುಕೊಂಡು ಭೀಮಸೇನ ಹೋಗಿ ಅರ್ಧ ದಾರಿಯಲ್ಲಿ ಕೊಳದಲ್ಲಿ ಇಳಿದು ತಾನು ಮುಖಾಲ್ ಭಾಗವನ್ನೆಲ್ಲ ತಿಂದು ಸೂರ್ಯೋದಯದ ಹೊತ್ತಿ ಅವನು ಯಾವನವನು ನನ್ನನ್ನ ತಿಂತಾ ಇದ್ದಾನೆ ಅಂತ ಕೇಳಿದ್ರೆ ನಿನಗೂ ಇಟ್ಟಿದ್ದೇನೆ ಬಾ ಬಾ ಬಾ ಅಂತ ಕರೆದು ಒಂದೊಂದೇ ಮುದ್ದೆಯನ್ನು ತೆಗೆದು ಉಂಡೆ ತೋರಿಸಿ ತಾನೇ ಚಿಂತ ಚಿಂತ ಅವನನ್ನು ಹಿಡಿದು ಕುಸ್ತಿಯಲ್ಲಿ ಏನು ಭಯಂಕರ ಯುದ್ಧ ಕಲ್ಲು ಗುಂಡು ಮರ ಸಿಕ್ಕಿದ್ದೆಲ್ಲ ಎಸೆದು ಅವನನ್ನ ಎರಡು ತೋಳಲ್ಲಿ ಅವಿಕಿಕೊಂಡು ಸೊಂಟವನ್ನು ಮುರಿದು ಎರಡು ತುಂಡನ್ನು ಮಾಡಿ ಕೊಂಡು ಹಾಕ್ತಾನೆ ಭೀಮಸೇನ ಬಕಾಸುರ ವಧೆ ಚರಿತಾರ್ಥವಾಯಿತು ನಾಳೆ ವಿಸ್ತಾರ ಮಾಡ್ತೇನೆ ಎಂಬಲ್ಲಿಗೆ ಇವತ್ತು ಶಾಸನ ಇಷ್ಟು ಸುಲಭವಾಗಿ ಬಕಾಸುರ ಹೋಗಿಬಿಟ್ನೆ ಇಲ್ಲೇ ಇಲ್ಲ ಸುಲಭವಾಗಿ ಆಗಿ ಹೋಗ್ತಾನೆ ಅವನು ಬಕಾಸುರ ಹೋಗ್ತಾನೆ ಒಂದು ಎಮ್ ಎಲ್ ಎ ಸುಲಭವಾಗಿ ಹೋಗ್ತಾನೆ ನೋಡಿ ಆದ್ದರಿಂದ ಅವನಿಗೆ ವಿಶೇಷವಾಗಿ ನಾಳೆ ಕಳಿಸಿಕೊಡ್ತೇವೆ ಅದಾದ ನಂತರ ಪಾಂಡವರು ಅಲ್ಲಿಂದ ಮುಂದಕ್ಕೆ ಈ ಕಾಂಪಿಲ್ಯ ನಗರಕ್ಕೆ ಬರ್ತಾರೆ ದ್ರೌಪದಿ ಸ್ವಯಂವರ ವಿವಾಹದ ಘಟ್ಟ ಅದ್ಭುತವಾದ ಘಟ್ಟ ಆ ಯಂತ್ರವನ್ನು ಮತ್ಸ್ಯಂತ್ರ ಭೇದಿಸುವ ಕಥೆ ಕುಮಾರವ್ಯಾಸ ವೇದವ್ಯಾಸರನ್ನು ಮೀರಿಸಿ ಹದಿನೇಳು ಪದ್ಯಗಳಲ್ಲಿ ದ್ರೌಪದಿಯನ್ನು ವರ್ಣನೆ ಮಾಡ್ತಾನೆ ಅದರ ಸುಮಾರು ಹತ್ತು ಪದ್ಯಗಳು ಸಭೆಯಲ್ಲಿ ಓದಬಾರದ ಶೃಂಗಾರಪೂರ್ಣವಾದ ಪದ್ಯಗಳು ನಾಲ್ಕೈದು ಪದ್ಯಗಳನ್ನು ಮಾತ್ರ ಓದಿ ತೋರಿಸ್ತೇನೆ ಅರ್ಜುನ ಬಿಲ್ಲೆ ದೂದಕ್ಕೆ ಬಂದಾಗ ಬ್ರಾಹ್ಮಣರವನ್ನ ರೇಗಿಸ್ತಾರೆ ಹಾಸ್ಯ ಪ್ರಸಂಗ ತುಂಬ ಚೆನ್ನಾಗಿದೆ ಇವತ್ತು ಭಾನುವಾರ ಅಂತ ಬಂದಿದ್ದೀರಿ ನಾಳೆ ಉದಾಸೀನ ಮಾಡಬೇಡಿ ನಾಳೆಯೂ ಬನ್ನಿ ದೊಡ್ಡ ಸಂಖ್ಯೆಯಲ್ಲಿ ಕೇಳಿ ಸಂತೋಷ ಪಡೋಣ ಇಮಾಂ ಭಾರತ ಸಾವಿತ್ರೀಂ ಪ್ರಾತರುತ್ಥಾಯ ಪಠೇತ್ ಸ ಭಾರತ ಫಲಂ ಪ್ರಾಪ್ಯ ಪರಂ ಬ್ರಹ್ಮಾದಿ ಗಚ್ಚತಿ ಹರ್ಷಸ್ಥಾನ ಸಹಸ್ರಾಣಿ ಭಯಸ್ಥಾನ ಶತಾನಿ ಚ ದಿವಸೇ ದಿವಸೇ ಮೂಢಂ ಆವಿಶಂತಿನ ಪಂಡಿತಂ ಊರ್ಧ್ವಬಾಹುರ್ವಿರೋಮ್ಯೇಶನ ಚ ಗಚ್ಚ ಶೃಣೋತಿ मे में धर्मादर्थश्च कामश्चास किमर्थम न सेव्यते न जातु कामान्न भयान्न लोभात् धर्मं त्यजे जीवित हेतो नित्यो धर्म सुख दुखे ध्वनित्य जीवो नित्य हेतुरस्य ध्वनित्य कार्ष्णम वेदम इमं विद्वान् श्रावयित्वार्थमश्नुते नियमश्च शुचिश्रोता शृण्वन् सफलमश्नुते नारायणं नमस्कृत्य नरं चैव नरोत्तमम् देवीम् सरस्वतीम् व्यासम् ततो जयमुदीरयेत् नारायणम् नमस्कृत्य नरम् चैव नरोत्तमम् देवीम् सरस्वतीम् व्यासम् ततो जयमुदीरयेत् स्वस्य प्रजाभ्य परिपालयन्तां न्याय्येन मार्गेण महीं महिषाः गोब्राह्मणेभ्यः शुभमस्तु नित्यं लोकाः समस्ताः सुखिनो भवन्तु मङ्गलं मङ्गलं मङ्गलं नित्यश्रीर्नित्यमङ्गलम्